ಶ್ರಮಣೀಂ ಧರ್ಮ ನಿಪುಣಾಂ ಅಭಿಗಚ್ಚೇತಿ ರಾಘವಂ ಸೌಭ್ಯಗಚ್ಚನ್ ಮಹಾತೇಜ ಶಬರೀಂ ಶತ್ರುಸೂದನ ಶಬರ್ಯಾ ಪೂಜಿತ ಸಮ್ಯಕ್ ರಾಮೋ ದಶರಥಾತ್ಮಜಃ ಈ ಮೂರು ಕಡೆ ಸಮ್ಯಕ್ ಪೂಜೆ ಅಂದ್ರು ಧರ್ಮ ನಿಪುಣ ಅಂದ್ರು ಧರ್ಮಚಾರಿಣಿ ಅಂದ್ರು ಧರ್ಮ ತಿಳಿದವರು ಯಾರು ಮನೆಗೆ ಬಂದ ಅತಿಥಿಗಳಿಗೆ ಎಂಜಲು ಕೊಡುವುದಿಲ್ಲ ಇದೇ ಅರ್ಥ ನಮ್ಮ ಕನ್ನಡದಲ್ಲಿ ಜನಜನಿತವಾದ ಕಥೆಗಳೆಷ್ಟೋ ಹೀಗೆ ಬಂದ್ಬಿಟ್ಟಿವೆ ಎಂಜಲು ಮಾಡಿ ಮಾಡಿ ಮಾಡಿ ಕೊಟ್ಲು ಬೇಡ್ರ ಕಣ್ಣಪ್ಪ ಮಾಡಿದ ಹಾಗೆ ಅದೊಂದು ರೀತಿಯ ಮೂಡು ಪೂಜೆ ಆದರೂ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಇದು ಪಾಮರರಿಗೆ ರಂಜನೆ ಆಗ್ತದೆ ಇದನ್ನು ಹೇಳಿದ್ರೆ ಜನ ನಾಳೆಯಿಂದ ಹಾಗೆಯೇ ಮಾಡ್ತಾರೆ ನಿಮ್ಮನ್ನೆಲ್ಲ ಕೊಂದು ಪಾಪ ನನಗೆ ಬರುತ್ತೆ ಇದು ವಿಧಿಯನ್ನು ಬಿಟ್ಟು ಏನೂ ಮಾಡಬಾರದು ಮನುಷ್ಯ ನಿಮಗೆ ತಿಳಿದ ಮಟ್ಟಿಗೆ ಎಂಜರು ಸ್ವಲ್ಪ ಮಡಿ ಮೈಲಿಗೆ ತಿಳ್ಕೊಂಡು ದೇವರು ಪೂಜೆ ಮಾಡಬೇಕು ಊಟ ಮಾಡಿ ಮಿಕ್ಕಿದ್ದನ್ನ ಯಾರಿಗೋ ಕೊಡೋದ್ರ ಬದಲು ದೇವರಿಗೆ ಅಂತ ನೈವೇದ್ಯ ಮಾಡುವುದು ಹಾಗಲ್ಲ ಹಾಗಿದ್ರೆ ರುಚಿ ನೋಡಿ ನೋಡಿ ಕೊಡ್ತಿದ್ಲು ಅಂತ ಹೇಳ್ತಾರಲ್ಲ ಅದಕ್ಕೆ ನಾನು ಹೇಳ್ತೇನೆ ಕೃಷ್ಣಿಂದ ಕಾಂಡದ ತನಕ ನೀವು ಸಮಯ ಕಾಯಬೇಕು ಅರಣ್ಯಕಾಂಡದ ಕೊನೆಗೆ ಬರ್ತೇವೆ ನೋಡಿ ನಾರದರು ಬಜ್ಜಿ ಇಟ್ಟರು ಒಂದು ಧರ್ಮಚಾರಿಣಿ ಧರ್ಮದಲ್ಲಿದ್ದಾಳೆ ಒಬ್ಬಳೇ ಇದ್ದಾಳೆ ಅಂತ ನಡತೆ ಬಿಟ್ಟಿಲ್ಲ ಗುರುಗಳು ಮತಂಗರು ಇವಳು ಎಷ್ಟು ವಯಸ್ಸಿನಿಂದ ಅಲ್ಲಿ ಸೇರಿಕೊಂಡಿದ್ದಾಳೆಯೋ ಅವರವರಿಗೆ ಏನು ಸಂಬಂಧ ಇತ್ತು ಅಂತ ಹೇಳುವಂತಹ ಕೆಟ್ಟ ಜನರು ಬರ್ಬೋದಲ್ಲವೇ ಧರ್ಮಚಾರಿಣಿ ಗಂಡಸು ಗುರು ಮತಂಗ ಮಹರ್ಷಿ ಸಂಗೀತ ಶಾಸ್ತ್ರ ನಿಪುಣ ಮತಂಗನ ಅರದಾದಲೂ ಭಜಿಂಚೆ ಹೇಳ್ತಾರೆ ಸಂಗೀತ ಜ್ಞಾನಮೂ ಭಕ್ತಿ ವಿನಾ ಕಲದೆ ಬೃಂಗಿ ನಟೇಶ್ವರ ಅದು ಹೇಳ್ತಾರೆ ನೋಡಿ ಮತಂಗ ಮಹರ್ಷಿಗಳ ಹೆಸರು ಸಂಗೀತ ಶಾಸ್ತ್ರದ ಮೇಲೆ ಗ್ರಂಥ ಬರೆದಿದ್ದಾರೆ ಅವರು ಶಬರಿಗೇನು ಸಂಗೀತ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ಲು ಏನು ಸೇವೆ ಮಾಡ್ತಿದ್ಲು ಅವರಿಗೆ ಹಣ್ಣು ಹಂಪಲ ತಂದು ಕೊಡುವುದು ನಾರು ಮಡಿಯನ್ನು ಮಡಿ ಮಾಡುವುದು ರಂಗವಲ್ಲಿ ಹಾಕುವುದು ಆಶ್ರಮ ಶುದ್ಧಿ ಮಾಡುವುದು ಕಸ ಗುಡಿಸುವುದು ಒಣಗಿದೆಲೆ ತೆಗೆಯುವುದು ಒಂದೊಂದು ಮರದ ಹತ್ರ ಹೋಗಿ ದೇವರು ಪೂಜೆ ಮಾಡ್ತಿದ್ರು ಅವರು ಸಾಲಿಗ್ರಾಮ ಪೂಜೆ ಎಲ್ಲ ಆಗಿನ ಕಾಲದಲ್ಲಿ ದೇವತೆಗಳಿಗೆ ವಿಶಿಷ್ಟವಾದಂತಹ ವೃಕ್ಷಗಳನ್ನು ಬೆಳೆಸಿದ್ರು ಆಶ್ರಮದಲ್ಲಿ ಆಶ್ರಮ ಒಂದೊಂದು ಕಡೆಯಲ್ಲಿ ಹೋಗಿ ಇದು ವಿಷ್ಣು ಸ್ಥಾನ ಇದು ಮಹೇಂದ್ರ ಸ್ಥಾನ ಇದು ಇನ್ನೊಬ್ಬನ ಸ್ಥಾನ ಅಂತ ದೇವತೆಗಳಿಗೆ ಆಯಾ ವೃಕ್ಷಗಳಲ್ಲಿ ಪೂಜೆ ಸಲ್ಲಿಸ್ತಾ ಇದ್ರು ಇದೆಲ್ಲ ಹೇಗೆ ಗೊತ್ತು ನಿಮಗೆ ಅಂತ ಕೇಳಿದ್ರೆ ಅವಳು ಹೇಳ್ತಾರೆ ರಾಮನನ್ನ ಕೈ ಹಿಡ್ಕೊಂಡು ಹೋಗಿ ಕರೆ ತೋರಿಸಿ ಮಗು ರಾಮ ಇಲ್ಲಿ ನೋಡು ನಮ್ಮ ಗುರುಗಳು ಹೋಗಿ ಎಷ್ಟೋ ವರ್ಷವಾಯಿತು ಅವರು ಈ ಸ್ಥಾನದಲ್ಲಿ ಪುಷ್ಪಗಳನ್ನೇನು ಅಂಜಲಿ ಕೊಟ್ಟಿದ್ದಾರೆ ದೇವತೆಗಳಿಗೆ ಆ ಪುಷ್ಪಗಳು ಒಣಗದೇ ಇವೆ ನೋಡು ಅವರ ಮಡಿಯನ್ನು ಒಣಗಾಕಿದ್ದೇನೆ ಅದು ಸ್ವಲ್ಪವೂ ಒಣಗಿಲ್ಲ ನೋಡು ಅಂತ ಆಶ್ಚರ್ಯವನ್ನ ಆ ಮತಂಗ ಮಹರ್ಷಿ ಆಶ್ಚರ್ಯವನ್ನು ಹೇಳ್ತಾಳೆ ಅವಳು ಚಾರಿತ್ರ ಶುದ್ಧಿ ಇಲ್ಲದೆ ಹೀಗೆಲ್ಲ ಇರ್ತಿತ್ತೆ ಆದ್ರಿಂದ ನೀವು ಇನ್ನೊಮ್ಮೆ ಯಾರಾದರೂ ಶಬರಿ ಬಗ್ಗೆ ಅಡ್ಡ ಮಾತನ್ನ ಯಾರು ಹೇಳಿದ್ದಾರೆ ಅಂತಲ್ಲ ಹೇಳೋ ಜನ ಬರ್ತಾ ಇದ್ದಾರೆ ಇದು ಕಲಿಯುಗ ಶಬರೀಂ ಧರ್ಮಚಾರಿಣೀಂ ಧರ್ಮ ನಿಪುಣ ಬರೀ ಧರ್ಮ ಆಚರಣೆ ಮಾಡೋದಲ್ಲ ಧರ್ಮವನ್ನು ತಿಳ್ಕೊಂಡಿದ್ದಳು ಗುರು ಸೇವೆ ಮಾಡುವ ಪ್ರಕಾರವನ್ನು ತಿಳ್ಕೊಂಡಿದ್ದಳು ಉಪವಾಸದಿಂದ ಕೃಷ ಮಾಡಿದ್ದಳು ಶರೀರಿಯನ್ನ ಶರೀರವನ್ನ ಯಾವ ತಾಯಿಯೋ ಯಾವ ತಂದೆಯೋ ಕ್ಷತ್ರಿಯ ಪುರುಷನಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಪುರುಷನಲ್ಲಿ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದ ಸಂತಾನ ಇವರು ಶಬರರು ಬೇಡರಲ್ಲ ಅದೆಲ್ಲ ಕೊಡ್ತಾರೆ ವರ್ಣಾಶ್ರಮ ಧರ್ಮ ಈ ರಾಮಾಯಣದಲ್ಲಿರೋ ನೆತ್ತಿಯ ಒಂದು ಗ್ರಂಥ ಬರೆದು ಬರೆದಿದ್ದಾರೆ ಅಲ್ಲಿಂದ ಮುಂದಕ್ಕೆ ಹನುಮಂತನ ಅದು ಸೇವೆ ಏರ್ಪಟ್ಟದ್ದು ವಾಲಿ ನಿಗ್ರಹಾದಿಗಳು ಇದೆಲ್ಲ ಕಥೆ ಹೇಳಿ ದಕ್ಷಿಣ ಸಮುದ್ರ ತೀರದಲ್ಲಿ ಸೇತುವೆ ಕಟ್ಟಿ ರಾವಣಾದಿಗಳನ್ನು ನಿಗ್ರಹ ಮಾಡಿ ವಿಭೀಷಣ ಪಟ್ಟಾಭಿಷೇಕ ತನಕ ಕಥೆ ಹೇಳಿಬಿಟ್ರು ನಾರದರು ಟ್ರಾಫಿಕ್ ಸಿಗ್ನಲ್ ಕಳೆದು ಹೋಯ್ತು ಈಗ ಬೇಗ ಹೊರಟೋಯ್ತು ಕತೆ ಮುಂದಕ್ಕೆ ಇನ್ನೂ ಚುಟುಕಿ ಬೇಕಾದ್ರೆ ಮಾಡಲ್ಲ ಮುಂದಿನ ಕಥೆಯನ್ನ ಅಲ್ಲಿಂದ ಮುಂದಕ್ಕೆ ನೋಡಿ ಎಲ್ಲಿ ಮುಖ್ಯ ವಿಷಯ ಇಡಬೇಕು ಅಲ್ಲಿ ಇಟ್ಟಿದ್ದಾರೆ ವಾಲ್ಮೀಕಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕದಲ್ಲಿ ಅವರಿಗೆಲ್ಲಿ ಧರ್ಮ ಸೂಕ್ಷ್ಮ ಅಲ್ಲಿ ಹೇಳ್ತಾರೆ ರಾವಣ ನಿಗ್ರಹವಾಯಿತು ವಿಭೀಷಣನಿಗೆ ಪಟ್ಟಾಭಿಷೇಕವಾಯಿತು ಅಭಿಷಿಚ್ಯ ಚಲಂಕಾಯಾಮ್ ರಾಕ್ಷಸೇಂದ್ರಂ ವಿಭೀಷಣಂ ಕೃತಕೃತ್ಯಸ್ತದಾ ರಾಮೋ ವಿಜ್ವರ ಪ್ರಮೋದ ಈ ಶ್ಲೋಕ ಎಷ್ಟೋ ತಗೊಳ್ಳುತ್ತೆ ಅಭಿಷಿಚ್ಯ ಚ ಅಲ್ಲಿ ಚಕಾರ ಹಾಕಿದರು ಅಭಿಷೇಕವನ್ನು ಮಾಡಿ ಲಂಕೆಯಲ್ಲಿ ರಾವಣನ್ ತಮ್ಮನಾದ ವಿಭೀಷಣನಿಗೆ ಅಭಿಷೇಕವನ್ನೂ ಮಾಡಿ ಅಭಿಷೇಕ ಅಲ್ಲದೆ ಇನ್ನೇನು ಮಾಡಬೇಕಾಗಿತ್ತು ಸಕಾಲ ಯಾತಕ್ಕೆ ಹಾಕಿದ್ರು ಇದರ ಅರ್ಥ ವಿಭೀಷಣನಿಗೆ ಇಡೀ ರಾಮಾಯಣದಲ್ಲಿ ಎರಡು ಅಭಿಷೇಕ ಒಂದೇ ರಾಜ್ಯಕ್ಕೆ ಎರಡು ಅಭಿಷೇಕ ಅವನು ಶರಣಾಗತಿ ಮಾಡಿದ ಒಡನೆಯೇ ಅವನ ಕಣ್ಣನ ನೀರನ್ನು ಒರೆಸಿ ಲೋಚನಾಭ್ಯಾಂಭಿಮನ್ ಬನ್ನಿವ ಕಣ್ಣಿಂದ ಕುಡಿದು ಬಿಡುವಂತೆ ಬಾಯಾರಿದವನು ತಣ್ಣೀರನ್ನು ನೋಡುವಂತೆ ಆ ವಿಭೀಷಣ ನೋಡಿ ಪ್ರಭು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿಯೋ ನೀನು ನನ್ನ ಪಕ್ಷವನ್ನು ವಹಿಸಿ ನಿಮ್ಮೂರಲ್ಲಿ ನಿಮ್ಮ ಅಣ್ಣನ ಕೈಯಲ್ಲಿ ಎಷ್ಟೊಂದು ಹಿಂಸೆಯನ್ನು ಅನುಭವಿಸಿಯಪ್ಪ ಅಂತ ಸಾಂತ್ವನ ಮಾಡುವ ರೀತಿಯಲ್ಲಿ ಲೋಚನಾಭ್ಯಾಂ ಬನ್ನಿ ಪ್ರಯೋಗ ನೋಡಿ ಕಣ್ಣಿಂದ ಕುಡಿಯುವಂತೆ ಕುಡಿಯೋದು ಬಾಯಿಂದ ಕಣ್ಣಿಂದ ಕುಡಿದನಂತೆ ಅಲ್ಲಿಂದ ಆಚೆಗೆ ಅವನ ಮನಸ್ಸಿಗೆ ತಡೀಲಿಲ್ಲ ರಾಮಚಂದ್ರನಿಗೆ ನೀವು ಏನಾರು ಮಾಡಬೇಕಲ್ಲ ಲಕ್ಷ್ಮಣ ಸಮುದ್ರ ತೀರ್ಥವನ್ನು ತಗೊಂಡು ಬಾರೋ ಅಂತ ಹೇಳಿ ಬಟ್ಲಿಲ್ಲ ತಂಬಿಗೆ ಇಲ್ಲ ಚೊಂಬಿಲ್ಲ ಬೊಗಸೆಯಲ್ಲಿ ನೀರನ್ನ ತರಿಸಿ ಲಕ್ಷ್ಮಣನ ಕೈಯಲ್ಲಿ ಅಲ್ಲಿಂದಲ್ಲೇ ಒಂದು ಪಟ್ಟಾಭಿಷೇಕ ಅಬ್ದಿಮ್ನಥೇರಿತ ನ ಜಿಗ್ಗಿಥ ರಾಕ್ಷಸೇಂದ್ರಂ ಸಮುದ್ರವನ್ನೇ ದಾಟಿಲ್ಲ ಸೇತುವೆಯನ್ನೇ ಕಟ್ಟಿಲ್ಲ ರಾವಣನನ್ನ ಗೆದ್ದಿಲ್ಲ ಪ್ರಭು ನೀನು ಯಾವ ಬಲದಿಂದ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದೆ ನೀನು ಪರಾತ್ಪರ ಅಂತ ನನಗೆ ಗೊತ್ತಾಗಲಿಲ್ಲವೇ ನೋಡು ಅತಿಮಾನುಷೋತ್ಸವದಲ್ಲಿ ಶ್ರೀವತ್ಸ ಚಿಹ್ನ ಮಿಶ್ರರು ಒಂದು ನೂರು ಶ್ಲೋಕ ಕೃಷ್ಣಾವತಾರದಲ್ಲರ್ಧ ರಾಮಾವತಾರದಲ್ಲರ್ಧ ಇವನು ಬರೀ ಮನುಷ್ಯನಲ್ಲ ಅಂತ ನಿರೂಪಣೆ ಮಾಡತಕ್ಕಂತಹ ಅತ್ಯದ್ಭುತವಾದಂತಹ ಮರ್ಮಗಳನ್ನು ತೋರಿಸಿಕೊಡತಕ್ಕಂತಹ ಶ್ಲೋಕಗಳು ರಸಗನವಾದ ಶ್ಲೋಕಗಳು ಅಲ್ಲಿ ಪಟ್ಟಾಭಿಷೇಕ ಜಾತಿಕೆ ತಾನು ಕಣ್ಣಿಂದ ಪೂರ್ತಿ ನೋಡಿ ಹರಸುವುದಕ್ಕಾಗಿ ಆಮೇಲೆ ಮಾಡುವುದಾಗಿತ್ತಲ್ಲ ಆಮೇಲೆ ಮಾಡೋ ಪಟ್ಟಾಭಿಷೇಕದಲ್ಲಿ ರಾಮಚಂದ್ರ ಸ್ವಾಮಿಗೆ ನಗರ ಪ್ರವೇಶವಿಲ್ಲ ಹದಿನಾಲ್ಕು ವರ್ಷ ಆಗೋ ತನಕ ನಗರ ಪ್ರವೇಶವಿಲ್ಲ ಭರತನನ್ನು ನೋಡುವ ತನಕ ದೀಕ್ಷಾ ವಿಸರ್ಜನೆ ಮಾಡಿಕೊಳ್ಳುವ ತನಕ ಅದಕ್ಕೋಸ್ಕರವಾಗಿ ಊರೊಳಗೆ ಪಟ್ಟಾಭಿಷೇಕ ನಡೆದರೂ ತಾನು ನೋಡೋದಕ್ಕಾಗೋದಿಲ್ವಲ್ಲ ಅನ್ನುವ ಒಂದು ದುಃಖದಿಂದ ತಾನು ಕಣ್ಣಿಂದ ನೋಡಬೇಕು ಅಂತ ಆಸೆಯಿಂದ ಲಕ್ಷ್ಮಣನ ಕೈಯಲ್ಲಿ ಅಲ್ಲಿಂದ ಅಲ್ಲೇ ಒಂದು ಪಟ್ಟಾಭಿಷೇಕ ಮಾಡಿಸಿದ ಮೊದಲೇ ರಾಜ್ಯ ಕೊಟ್ಟ ಹಾಗೆ ಅಡ್ವಾನ್ಸ್ ಪಾರ್ಟಿ ಆಮೇಲೆ ತಾನು ಈಗ ಸಾಕ್ಷಾತ್ತಾಗಿ ರಾವಣ ನಿಗ್ರಹ ಮಾಡಿದ ಮೇಲೆ ಅಭಿಷಿಚ್ಯತ ಲಂಕಾಯಾಂ ಲಂಕಾಯಾಂಚ ಈ ಚಕಾರವನ್ನು ಹಿಂದೆಯೂ ಸೇರಿಸ್ಕೋಬಹುದು ಮುಂದೆಯೂ ಸೇರಿಸ್ಕೊಳ್ಬಹುದು ಅಲ್ಲಿ ಕೂತ್ಕೊಳ್ಳೋ ಕಷ್ಟವಾದ ಸ್ಟೇಜ್ ಮೇಲೆ ಬರಬಹುದು ಆಕ್ಷೇಪ ಇಲ್ಲ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳುವುದಿಲ್ಲ ನಾನು ಅವನಿಗೆ ರಾಕ್ಷಸೇಂದ್ರತ್ವ ಕೊಟ್ಟ ಇಡೀ ಲಂಕಾ ರಾಜ್ಯವನ್ನು ಕೊಟ್ಟ ಸ್ವಾಮಿ ತನ್ನ ಕಡೆಯವರನ್ನ ಅವರನ್ನಲ್ಲಿ ಗೌರ್ನರ್ ಇರಲಿ ಅಂತ ಹೇಳಲಿಲ್ಲ ವಿಭೀಷಣಿಗೆ ಪಟ್ಟಾಭಿಷೇಕವನ್ನು ಮಾಡಿ ಕೃತ್ಯಸ್ತದ ರಾಮ ಮಾಡಬೇಕಾದ್ದನ್ನ ಮಾಡಿದವನ ದಯವಿಟ್ಟು ಮುಂದೆ ಬನ್ನಿಪ್ಪ ನಿಂತ್ಕೊಡ್ಬೇಡಿ ಕೂತ್ಕೊಂಡು ಕೇಳಬೇಕು ಮುನ್ನಿ ಮುಂದ್ ಕಡೆ ಜಾಗ ಇದೆ ಇಲ್ಲಿ ಬನ್ನಿ ಈ ಕಡೆ ಬನ್ನಿ ಕೃತಕೃತ್ಯ ತೊಂದರೆ ಮಾಡಬೇಕಾದ ಕೆಲಸವನ್ನು ಮಾಡಿದವನಿಗೆ ಬರುವಂತಹ ಒಂದು ತೃಪ್ತಿ ಅಕೃತ್ಯವನ್ನು ಮಾಡಿದರೆ ತೃಪ್ತಿ ಬರೋದಿಲ್ಲ ಕೃತ್ಯವನ್ನೇ ಮಾಡಬೇಕು ವಾಗ್ದಾನ ಮಾಡಿದ್ದ ನಿನಗೆ ರಾಜ್ಯವನ್ನು ಕೊಡ್ತೇನೆ ಅಹಂ ಹತ್ವಾ ದಶಗ್ರೀವಂ ಸಪ್ರಹಸ್ತಂ ಸಬಾಂಧವಂ ರಾಜಾನಂತಾಂ ಕರಿಷ್ಯಾಮಿ ಲಂಕಾಯಾಂ ರಾಕ್ಷಸೇಶ್ವರ ವಿಭೀಷಣನಿಗೆ ತಾನು ಅನುಗ್ರಹ ಮಾಡಿ ಅವನ ಶರಣಾಗತಿಯನ್ನ ಅಂಗೀಕಾರ ಮಾಡಿದ ಸಂದರ್ಭದಲ್ಲಿ ಪ್ರಭು ಹೇಳಿದ ಯೋಚನೆ ಮಾಡಬೇಡ ದಶಗ್ರೀವನನ್ನ ರಾವಣನನ್ನು ಕೊಲ್ತೇನೆ ಅವನೊಬ್ಬನನ್ನಲ್ಲ ಸಪ್ರಹಸ್ತಂ ಸಬಾಂಧವಂ ಪ್ರಹಸ್ತನನ್ನು ಬಂಧುಮಿತ್ರರನ್ನು ಕೊಂದು ರಾಜಾನಂತ್ವಾಂ ಕರಿಷ್ಯಾಮಿ ನಿನ್ನನ ದೊರೆ ಮಾಡ್ತೇನೆ ನಾನು ಅಂತ ಹೇಳಿದ ರಾಮಚಂದ್ರ ನಾಗಾಸ್ತ್ರ ಪ್ರಯೋಗವಾದಾಗ ಮನಸ್ಸಲ್ಲಿ ಸ್ವಲ್ಪ ಕ್ಲೇಷ ಪಡ್ತಾನೆ ಮನುಷ್ಯ ನಾಟಕವನ್ನ ಅಭಿನಯ ಮಾಡ್ತಾನೆ ಅಯ್ಯೋ ಅವನಿಗೆ ಮಾತು ಕೊಟ್ಟೆ ನಮಗೆ ಈ ಸ್ಥಿತಿ ಆಯಿತು ಲಕ್ಷ್ಮಣ ಹೀಗಾಯಿತು ಮಾಯಾ ಸೀತಾವಧ ಸಂದರ್ಭದಲ್ಲಿ ಅಯ್ಯೋ ಅವನಿಗೆ ಪಟ್ಟಾಭಿಷೇಕ ಮಾಡುವುದು ನನಗಾಗ್ತದೆಯೋ ಆಗೋದಿಲ್ಲವೋ ಅಂತ ಸ್ವಲ್ಪ ಮನಸ್ಸಿನಲ್ಲಿ ಕ್ಲೇಷವಿದ್ದಂತೆ ತೋರಿದ ಪ್ರಭು ಈಗ ನಿರ್ಭೀತಿಯಿಂದ ಕೃತಕೃತ್ಯಸ್ತದಾರಾಮ ವಿಜ್ವರ ಪ್ರಮೋದ ಆವರೆಗೆ ಅವನಲ್ಲಿ ಮನಸ್ಸಿನಲ್ಲಿದ್ದ ಜ್ವರ ಬಿಟ್ಟು ಹೋಯಿತು ಅಂದರು ವಾಲ್ಮೀಕಿ ಇದು ನಾರದರ ಉಪದೇಶ ರಾಮನಿಗೊಂದು ಜ್ವರ ಇತ್ತಂತೆ ಜ್ಞಾಪಕ ಇಟ್ಕೊಳ್ಳಿ ಎಷ್ಟು ಡಿಗ್ರಿಯೋ ಗೊತ್ತಿಲ್ಲ ಆ ಜ್ವರ ಬಿಟ್ಟು ಹೋಯಿತು ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದ ಒಡನೆಯೇ ರಾಮನಿಗೆ ವಿಜ್ವರ ಜ್ವರ ಹೋಯಿತು ಅಂತ ಒಂದು ಈ ವಾಕ್ಯ ಇದೆ ಇದಕ್ಕೆ ಸಂಪ್ರದಾಯದಲ್ಲಿ ಮೂರು ನಾಲ್ಕು ಅರ್ಥಗಳನ್ನು ಮಾಡಿದ್ದಾರೆ ಇದು ಪುಡಿ ವ್ಯಾಖ್ಯಾನ ತಿರುವಾಯಿಮೊಳಿ ದಿವ್ಯ ಪ್ರಬಂಧ ಆರು ಸಾವಿರ ಪ್ರಬಂಧದ ವ್ಯಾಖ್ಯಾನದಲ್ಲಿ ಕಾಣುಂ ಒಬ್ರು ಯಾರೋ ಹೋದ್ಸಲ ಪತ್ರ ಹಾಕಿದ್ದು ದಯವಿಟ್ಟು ತಮಿಳು ಹೇಳಬೇಡಿ ಇಂಗ್ಲಿಷ್ ಹೇಳಬೇಡಿ ಇಲ್ಲಿ ಅಂತ ನಾ ಹೇಳ್ತೇನೆ ಭಾಷಾ ಬೌಂಡ್ರಿ ದಯವಿಟ್ಟು ತಗೊಂಡ್ಬೇಡಿ ನಮ್ಮನ್ನ ಕೆಡಿಸಿದೆ ಅದು ಯಾವ ಸಾಹಿತ್ಯದಲ್ಲಿಯೂ ಇರತಕ್ಕ ಉತ್ತಮೋತ್ತಮ ರತ್ನಗಳನ್ನು ನಾವು ಪಡ್ಕೊಳ್ಬೇಕು ನಾವು ಹೇಳಿದೆ ಅಂತ ನಿಮ್ಗೆ ಯಾರು ಹೇಳೋರು ಇಲ್ಲೆಲ್ಲ ಅಮೃತ ಇದೆ ಅಂತ ತಿಳಿಯಬೇಕು ಅಂತ ಕಾಣುಂಗೊಲೋ ನೆಂಜಮೇ ಕಡಿಯ ವಿನಯೇ ಮುಯಲುಂ ಈ ತಿರುವಾಯ್ಮುಳಿ ಒಂದು ಏಳನೇ ಶತಕದಲ್ಲಿ ಏಳು ಆರು ಒಂಬತ್ತನೇ ಪದ್ಯ ஆண்டிரல் மீளி மயம்பின் அரக்கன் குலத்தை தடிந்து மீண்டும் அவன் தம்பிக்கே விரிநீரிரங்கை அருளி ಆಂಡು ತನ್ಸೋಧಿ ಬುಕ್ಕ ಅಮರರಿಯೇತ್ತಿನೆಯೇ ಇಲ್ಲಿ ರಾಮಾಯಣದ ಪ್ರಸ್ತಾಪ ಇದು ಕರ್ಪಹರಿ ರಾಮಪ್ಪಿರ ಅಲ್ ಮತ್ತು ಕರ್ಬರೋ ಆ ದಶಕ ಹತ್ತು ಪದ್ಯದಲ್ಲಿ ರಾಮನನ್ನು ಕೊಂಡಾಡಿದ್ದಾರೆ ಆಳ್ವಾರರು ಅದರಲ್ಲೂ ಒಂಬತ್ತನೇ ಪದ್ಯದಲ್ಲಿ ಮನಸ್ಸೇ ನೀನು ನೋಡಿಕೋ ರಾಮಚಂದ್ರ ಸ್ವಾಮಿ ಔದಾರ್ಯವನ್ನು ನೋಡು ಇಲ್ಲೊಂದು ಮರ್ಮ ಇದೆ ಅಂತ ರಾಮಾಯಣದ ಮೇಲೆ ವ್ಯಾಖ್ಯಾನ ಈ ಪದ್ಯ ಮಹಾಪರಾಕ್ರಮಿಯಾದ ರಾಮಚಂದ್ರ ಸ್ವಾಮಿ ರಾವಣಾದಿಗಳನ್ನು ಮತಿಸಿ ಅರಕ್ಕನ್ ಕುಳತ್ತೈ ತಡಿಂದು ರಾಕ್ಷಸ ವಂಶವನ್ನೇ ನಿರ್ಮಾಣ ಮಾಡಿ ಆಮೇಲೆ ರಾಕ್ಷಸರು ಇರಲಿಲ್ಲವೇ ಅಲ್ಲಿದ್ದವರು ಯಾರೂ ರಾಕ್ಷಸರಾಗಲಿಲ್ಲ ಎಲ್ಲ ರಾಮಭಕ್ತರಾಗಿ ಹೋದರು ವಿಭೀಷಣ ರಾಜ್ಯದಲ್ಲಿದ್ದವರೆಲ್ಲ ರಾಮಭಕ್ತರಾದರು ರಾವಣನ ರಾಜ್ಯದಲ್ಲಿದ್ದವರೆಲ್ಲರೂ ರಾಕ್ಷಸರಾದರು ಅದೇ ಜನ ರಾಕ್ಷಸ ಕುಲ ಭಕ್ತ ಕುಲ ಆಗಬಹುದಲ್ಲ ಯಾತಕ್ಕಾಗೋದಿಲ್ಲ ಮೀಂಡು ಅವನ್ ತಂಬಿಕೆ ಮತ್ತೆ ಆ ರಾಜ್ಯವನ್ನು ಅವನ ತಂಬಿಗೆ ತಂಬಿ ಇದ್ರೆ ತಮ್ಮ ತಮ್ಮನಿಗೆ ಕೊಟ್ಟನಲ್ಲ ಕಾಕೋಸ್ತ ಅವನನ್ನಲ್ಲದೆ ಬೇರೆ ಧ್ಯಾನ ಮಾಡ್ತೀಯ ಆ ರಾಮನನ್ನು ಧ್ಯಾನ ಮಾಡು ಇಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಕ್ರೂರ ಕರ್ಮ ತೆಲೆ ನಿರತನಾಯಿ ರಾವಣನ್ ನೋಡಿದರೆ ಪ್ರಭು ರಾಮಚಂದ್ರನ ಏನು ಭಾವನೆ ಬಂತು ಇಲ್ಲ ಎಂಥ ವಂಶ ಬ್ರಾಹ್ಮಣ ಇವನು ವಿಶ್ವವಸ್ಸಿನ ಮಗ ಪುಲಸ್ತ ಬ್ರಹ್ಮನ ಮೊಮ್ಮಗ ಬ್ರಾಹ್ಮಣನಾಗಿ ಹುಟ್ಟಿ ರಾಕ್ಷಸ ಕುಲದಲ್ಲಿ ಸೇರಿಕೊಂಡ ನಂಬೂದಿರಿ ಪಾಲ್ ಕಮ್ಯುನಿಸ್ಟ್ ಆದ ಹಾಗೆ ಶಂಕರಾಚಾರ್ಯರ ವಂಶದಲ್ಲಿ ಬಂದವನು ರಾಕ್ಷಸನಾಗಬಹುದೇ ನೋಡಿ ಕಮ್ಯುನಿಸ್ಟ್ ಅಂದ್ರೆ ಈಗಿನ ಕಾಲದ ರಾಕ್ಷಸರು ಆಂಟಿ ನ್ಯಾಷನಲ್ಸ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಡಿ ಅಂತ ಬ್ರಿಟಿಷರ ಜೊತೆ ಏನಿದೆ ಅವರು ಗಲಾಟೆ ಮಾಡಿದ್ರು ಇದೆಲ್ಲ ಬರೆದಿದ್ದಾರೆ ಅವ್ರಿಗೆ ಚರಿತ್ರೆ ಎಲ್ಲ ತೆಗೆದು ಅರುಣ್ ಶೌರಿಯವರು ಜಾತಕ ತೆಗೆದು ಕಸಕಾಡಿದ್ದಾರೆ ಆ ಎಲ್ಲೆಲ್ಲಿ ಬೇಳೆ ಬೇಯೋದೆಲ್ಲೋ ಅಲ್ಲಿ ಬೇಸಕ್ಕೆ ನೋಡ್ತಿದ್ದಾರೆ ರಾಕ್ಷಸರು ಅಂದ್ರೆ ಏನು ಮನುಷ್ಯ ಕುಲಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋರು ತಮ್ಮ ಸ್ವಾರ್ಥವನ್ನಷ್ಟೇ ಬೇಯಿಸಿಕೊಳ್ಳುವವರು ಆದ್ರೆ ರಾಮಚಂದ್ರ ನಂಬಿಕೆ ಇಲ್ಲ ರಾವಣನ ನೋಡೋ ತನಕ ಮೊದಲನೇ ದಿವಸ ಯುದ್ಧದಲ್ಲಿ ಕೈಯಲ್ಲಿ ಬಿಲ್ ಹಿಡ್ಕೊಂಡಿದ್ದಾನೆ ಬಾಣ ಹಿಡಿದಿದ್ದಾನೆ ರಾವಣ ಎದುರಿಗೆ ನಿಂತಿದ್ದಾನೆ ಅಹೋ ರೂಪಂ ನಿಮ್ಮ ರೂಪ ಹೌ ಹೌ ಹ್ಯಾಂಡ್ಸಮ್ ತೇಜಸ್ ಹೇಗಿದೆ ಮುಖದಲ್ಲಿ ಇಂಥವನು ರಾಕ್ಷಸನಾಗಿ ಬಿಟ್ನಲ್ಲ ಇವನನ್ನ ರಾಕ್ಷಸತ್ವವನ್ನು ಕಿತ್ತು ಹಾಕಿದ್ರೆ ನನಗೆಷ್ಟು ಒಳ್ಳೆಯ ಭಕ್ತನಾಗಿದ್ದ ಭಕ್ತ ಮಾಡಿಕೋಬೇಕು ಅಂತ ಭಗವಂತನ ಅನುಗ್ರಹ ಅವನ ದೃಷ್ಟಿಯಲ್ಲಿ ಕೆಟ್ಟವರು ಇಲ್ಲ ಎಲ್ಲರನ್ನೂ ಒಳ್ಳೆಯವರನ್ನಾಗಿ ಮಾಡತಕ್ಕಂತಹ ಶಕ್ತಿ ಭಗವಂತನಿಗೆ ಉಂಟು ರಾಮಾವತಾರದಲ್ಲಿ ನಿನ್ನೆ ನಾ ಹೇಳಿದ ಈ ಸೌಲಭ್ಯ ಗುಣ ಸೌಲಭ್ಯ ಗುಣ ಸೌಲಭ್ಯ ಗುಣ ಅಕ್ಸೆಸಿಬಿಲಿಟಿ ಪ್ರತಿಯೊಬ್ಬರಿಗೂ ನಾನಿದ್ದೇನೆ ಅಂತ ಆ ರಾಮಚಂದ್ರ ಸ್ವಾಮಿ ಗುಣಾತಿಶಯವನ್ನು ವರ್ಣಿಸುವುದಕ್ಕೆ ವಾಲ್ಮೀಕಿ ಕೈಲಿ ಪೂರ್ತಿ ಆಗೋದಿಲ್ಲ ಕ್ರೂರ ಕರ್ಮತ್ತಿಲೆ ನಿರತನಾಯ್ ವೀರ್ಯ ತೇಜೋ ವಿಶಿಷ್ಟನಾಯ್ ಮೃತ್ಯು ಸದೃಶನುಮಾಯ್ ಕೆಲವರಿಗೆಲ್ಲ ಮೃತ್ಯು ರೂಪದಲ್ಲಿ ಯಮನಂತೆ ಕಾಣಿಸ್ತಾ ಇದ್ದ ರಾವಣ ಅವರ ಅಪ್ಪ ಇಟ್ಟ ಹೆಸರಲ್ಲ ರಾವಣ ಅಂತ ದಶಗ್ರೀವ ಅಂತ ಅವನ ಹೆಸರು ರಾವಣ ಅಂತ ಬಂತಲ್ಲ ರಾವಣ ಶಬ್ದಕ್ಕೆ ಅರ್ಥ ಹೇಳ್ತಾರೆ ರಾವಯತಿ ಅಸಪ್ರಲಾಪಾನ್ ಕಾರಯತಿ ಇವನು ಎಲ್ಲಿ ಹೋದರೂ ಜನ ಅಯ್ಯೋ ಇವನು ಬಂದಲ್ಲ ಇವನ ಮನೆ ಹಾಳಾಗ ಎಂಬುದಾಗಿ ಜನರ ಬಾಯಲ್ಲಿ ಕೆಟ್ಟ ಮಾತನ್ನೇ ತರಿಸ್ತಾ ಇದ್ದದ್ರಿಂದ ಇವನು ಕುಲಕ್ಕೆ ಗೋತ್ರಕ್ಕೆ ಜನ ಶಾಪ ಹಾಕುವಂತೆ ಅವರ ಬಾಯಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನು ಬರುವಂತೆ ಮಾಡ್ತಾ ಇದ್ದದನಾದ್ರಿಂದ ಅವನಿಗೆ ರಾವಣ ಅಂತ ಹೆಸರಾಯಿತು ದಶಗ್ರೀವ ಅಂತ ಅಪ್ಪ ಇಟ್ಟ ಹೆಸರು ಅವನು ಮಾಡ್ತಿರೋ ಕೆಲಸ ಏನು ಈ ಸಿನಿಮಾ ಆಕ್ಟರ್ಗಳು ಹೆಸರು ಬದಲು ಮಾಡ್ಕೊಂಡ್ಬಿಡ್ತಾರೆ ಅಪ್ಪ ಅಮ್ಮ ಇಟ್ಟ ಹೆಸರನ್ನು ಬಿಟ್ಟು ಆದ್ರೆ ಹೆಸರಿಗೆ ಸರಿಯಾಗಿರ್ತಾರೆ ಒಂದು ಆಗಲೇ ಹೇಳಿದ್ದೇನೆ ಇನ್ನು ಬೇರೆ ಹೆಸರು ಹೇಳೋದು ಬೇಡ ಅಂಥ ರಾವಣನ್ ನೋಡಿ ಪ್ರಭು ರಾವಣನೊಡೆಯ ಕುಲೋತ್ಸಾದನತ್ತೈ ಪಣ್ಣಿ ರಾವಣನಿಗೆ ಶ್ರಾದ್ದ ಮಾಡುವುದಕ್ಕೆ ಒಬ್ಬ ಮಗನನ್ನ ಮೊಮ್ಮಗನನ್ನ ಬಿಡಲಿಲ್ಲ ಹಾಗೆ ಧೃತರಾಷ್ಟ್ರನ ಮಕ್ಕಳು ಮೊಮ್ಮಕ್ಕಳು ಒಬ್ಬರೂ ಇಲ್ಲದೆ ಭೀಮ ಧೃತರಾಷ್ಟ್ರನಿಗೆ ಪಿಂಡ ತರ್ಪಣ ಮಾಡುವ ಸ್ಥಿತಿಯಾಯಿತು ರಾಮಚಂದ್ರನ ಕರುಣೆ ಹೇಳ್ತಾ ಇದ್ದೇನೆ ಅಂದರೆ ಅವನ ಪರಾಕ್ರಮವನ್ನು ಸಮ್ಮನೆ ಸೊಮ್ಮನೆ ಸಣ್ಣದಾಗಿ ಅಳಿಯಬೇಡಿ ಜಯ ಜಯ ಮಹಾವೀರ ಮಹಾಧೀರ ಧೌರೇಯ ಮಹಾವೀರ ವೈಭವಂ ಅಂತ ಹೆಸರು ರಘುವೀರ ಗದ್ಯಕ್ಕೆ ಆ ಸ್ವಾಮಿಯೀಗ ಅವನ ಕೋಪ ಗೀಪ ಬಂದ್ಬಿಟ್ರೆ ಅಸಾಧ್ಯವಾದ ಕೋಪ ಅದೆಲ್ಲ ಇನ್ನೂ ಎರಡು ಮೂರು ಪ್ರಮೇಯ ನೆನ್ನೆ ಹೇಳಬೇಕಾಗಿತ್ತು ನಾರದರಿಗೆ ಪ್ರಶ್ನೆ ಕೇಳ್ತಾರಲ್ಲ ವಾಲ್ಮೀಕಿ ಆ ಪ್ರಶ್ನೆಗಳಲ್ಲಿ ಹದಿನಾರು ಗುಣಗಳಲ್ಲಿ ಕಹ ಜಿತಕ್ರೋಧ ಕೋಪವನ್ನು ಗೆದ್ದವನು ಯಾರು ಅಂತ ಒಂದು ಪ್ರಶ್ನೆ ಕೋಪ ಗೆದ್ದವನು ಜಿತಕ್ರೋಧ ಮುಂದಿನ ಮಾತಿನಲ್ಲಿ ಕಸ್ಯ ಬಿಭ್ಯತಿ ದೇವಾಶ್ಚ ರೋಷಸ್ಯ ಸಂಯುಗೆ ಯಾವನಿಗೆ ಕೋಪ ಬಂದರೆ ಯುದ್ಧದಲ್ಲಿ ದೇವತೆಗಳು ಹೆದರ್ತಾರೋ ಪರಸ್ಪರ ವಿರುದ್ಧ ಕೋಪ ಇಲ್ಲ ಅಂದ್ರು ಸ್ವಾಮಿಯವರು ಕೋಪ ಬರೋದಿಲ್ಲ ಬಂದ್ರು ನೋಡಿ ಆಮೇಲೆ ಅಂತ ಹೇಳಿದ ಹಾಗೆ ರಾಮನಿಗೆ ಕೋಪ ಬಂದ್ರೆ ದೇವತೆಗಳೇ ನಡೆಯ ಹೋಗಬೇಕು ಅಂತಹ ಕೋಪ ಇದನ್ನು ಕೇಳ್ತಾ ಇರೋದಲ್ಲಿ ರಾಮಚಂದ್ರನ ಗುಣಗಳನ್ನು ಹೇಳುವ ಸಂದರ್ಭದಲ್ಲಿ ಕೋಪವನ್ನ ಗುಣ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಲ್ಲಿಯೇ ಸ್ವಾರಸ್ಯ ಇರೋದು ಮನುಷ್ಯರಿಗೆ ಕೋಪವೆಂಬುದು ದುರ್ಗುಣ ಭಗವಂತನಲ್ಲಿ ಕೋಪವೆಂಬುದು ಭೂಷಣ ಭೂಷಣದ ಕೋಪವನ್ನ ನೀವು ಪೂರ್ತಿ ಅನುಭವಿಸಬೇಕಾದ್ರೆ ನರಸಿಂಹಾವತಾರದಲ್ಲಿ ಅನುಭವಿಸಬೇಕು ಸಂಧ್ಯಾಕಾಲ ಸ್ವಾಮಿಯ ಕೋಪ ಹೇಗಿದೆ ಸಂಶ್ರಾಕರಾಲಂ ನಾಶನಂ ಆ ಕೋರೆ ಹಲ್ಲು ಕಟ ಅಂತ ಇದ್ದಾನೆ ಸಂಧ್ಯಾಕಾಲ ಕೋಪ ಯಾತಕ್ಕೆ ಅಂದ್ರೆ ನನ್ನ ಭಕ್ತನ ಮೇಲೆ ಸ್ವಂತ ಮಗನ ಮೇಲೆ ಇಷ್ಟು ಕೈ ಮಾಡ್ತಾ ಇದ್ದಾನಲ್ಲ ಈ ಪಾಪಿ ಎಂಬುದಾಗಿ ಹಲ್ಲು ಕಡಿತಾ ಇದ್ದಾನೆ ಎಳ್ಳು ಹಿರ ಅದು ಬಿಳಿ ಉಗುರಂತೆ ನರಸಿಂಹಾವತಾರದಲ್ಲಿ ಸಿಂಹದ ಕೈ ಉಗುರು ಕಣ್ಣು ಗುಂಡು ಗುಂಡಾಗಿ ಸುತ್ತಾ ಇದೆ ಬಾಯಿ ಬಿಲದಂತೆ ಕಾಣಿಸ್ತಾ ಇದೆ ಆ ಕೋಪದಲ್ಲಿ ಒಂದು ಅಭಿನಯ ಮಾಡ್ತಾನೆ ಒಂದು ಕಣ್ಣಿನಲ್ಲಿ ಪ್ರಹ್ಲಾದನನ್ನು ನೋಡ್ತಾ ಕೊಳಂದ ಎನಕ್ಕ ಎನ್ನಡಾ ಕಷ್ಟಪಟ್ಟ ನಾನಿಲ್ಲ ಅಂತ ಹೇಳಿದ್ರೆ ಬದುಕ್ತಾ ಇದ್ದೆ ನಾನಿದ್ದೇನೆ ಇದ್ದೇನೆ ಅಂತ ಹೇಳಿ ಈ ಹಠ ಸತ್ಯ ಹೇಳೋದಕ್ಕೋಸ್ಕರವಾಗಿ ಏನು ಕಷ್ಟಪಟ್ಟಿಯೋ ನನಗೋಸ್ಕರ ಅಂತ ಅವನ ಮೇಲೆ ಕೃಪೆ ತೋರಿಸ್ತಾ ಇದ್ದಾನೆ ಆ ಒಂದು ಕಣ್ಣಿನಲ್ಲಿ ಇನ್ನೊಂದು ಕಣ್ಣಿನಲ್ಲಿ ಅವನಿಗೆ ಹಿಂಸೆ ಕೊಟ್ಟಂತಹ ಅವರಪ್ಪನಿಗೆ ರಾಕ್ಷಸನಿಗೆ ಭಯಂಕರವಾಗುವಂತೆ ನೋಡ್ತಾ ಇದ್ದಾನೆ ಎರಡು ಕಣ್ಣಲ್ಲಿ ಎರಡು ನೋಟ ಎರಡು ದೃಷ್ಟಿ ಲೋಕದಲ್ಲಿ ಯಾವ ನಟಿ ಯಾವ ಅಭಿನೇತ್ರಿಯೂ ನಾಟ್ಯ ಮಾಡಿ ತೋರಿಸೋದಕ್ಕಾಗದೇ ಇರುವಂತಹ ವಿಚಿತ್ರವಾದ ಅನುಭವ ಸ್ವಾಮಿ ನರಸಿಂಹನಲ್ಲಿ ಅದನ್ನು ನೋಡಿದವರಿಗೆ ಸ್ವಾಮಿಯ ಕೋಪವೆಂಬುದು ಎಷ್ಟು ಭೂಷಣ ಅಂತ ಕಾಣಿಸುತ್ತೆ ಭೀಷ್ಮನಿಗಾಸೆ ಇತ್ತಂತೆ ಇದನ್ನು ನೋಡಬೇಕು ಅಂತ ನರಸಿಂಹಾವತಾರದಲ್ಲ ಕೃಷ್ಣಾವತಾರದಲ್ಲಿ ನೋಡಬೇಕು ಇವನು ಕೋಪ ಹೇಗಿರುತ್ತೆ ನಗನಗ್ತಾ ಇರೋನು ಕೃಷ್ಣನಿಗೆ ಕೋಪ ಬಂದ ಸಂದರ್ಭವೇ ಇಲ್ಲ ರಾಮಾವತಾರದಲ್ಲಿಯೂ ಬಲಾತ್ಕಾರವಾಗಿ ಕೋಪ ತರಿಸಿಕೊಂಡ ಅಂತಾರೋ ಒಂದು ಕಡೆಯಲ್ಲಿ ಮೊದಲೇ ಸುಂದರ ರಾಮ ಅವನ ಮುಖದ ಭಾವ ಗುಣಗಳ ಅಭಿವ್ಯಕ್ತಿ ಎಲ್ಲದರಲ್ಲಿ ಒಂದು ಸೌಂದರ್ಯ ಇಲ್ಲಿ ಕೃಷ್ಣಾವತಾರದಲ್ಲಿ ಕೃಷ್ಣನ ನೆತ್ತಿಗೆ ಐದು ಬಾಣಗಳನ್ನು ಒಟ್ಟಿಗೆ ಬಿಟ್ಟುಬಿಟ್ಟ ಸಾರಥಿ ಮೇಲೆ ಬಾಣ ಬಿಡಬಾರದು ಅಂತ ಭೀಷ್ಮ ಮತ್ತು ಧರ್ಮರಾಜ ಮಾಡಿಕೊಂಡ ಒಡಂಬಡಿಕೆ ಮೊದಲನೇ ದಿವಸ ಐದು ಬಾಣವನ್ನು ಬಿಟ್ಟು ಬಿಡಲಾಗಿ ಕಿತ್ತು ಹಾಕಿದ ಕೃಷ್ಣ ಅದನ್ನ ಈ ಕಡೆ ನೋಡಿದ ಅರ್ಜುನನಿಗೆ ಮುಟ್ಟಾಳ ಮೊದಲೇ ಹೇಳಿದ್ದೇನೆ ತಾತಾಂತ ನೋಡಬೇಡ ಹೊಡೆದು ಮುಗಿಸು ಅಂತ ಒಂಬತ್ತು ದಿವಸ ಆಯಿತು ಇನ್ನೂ ಹೊಡಿತಾ ಇಲ್ಲ ನೀ ಹೊಡೆಯೋದಿಲ್ಲವಲ್ಲ ನಾನೇ ಮಾಡ್ತೇನೆ ಎಂಬುದಾಗಿ ರಥದಿಂದ ಧುಮುಕಿದವನೇ ಕೈಯಲ್ಲಿ ಚಕ್ರವನ್ನು ಹಿಡಿದ ಕ್ರೂರವಾಗಿ ಸಿಂಹದಂತೆ ನೋಡ್ತಾ ಬರುವಾಗ ಸ್ವಾಮಿ ಇದನ್ನು ನೋಡಬೇಕು ಅಂತ ಇಷ್ಟು ಮಾಡಿದ್ನೋ ನಾನು ಎಂಬುದಾಗಿ ಹೇಳಿ ಕೈಯಲ್ಲಿದ್ದ ಬಿಲ್ಲು ಬಾಣಗಳನ್ನ ಕೆಳಗೆ ಹೇಗೆ ಹೇ ಹಿ ಪುಂಡರೀಕಾಕ್ಷ ಬಾರೋ ಮಗು ಅಂತ ತಾತ ಮಗುವನ್ನು ಕರೆಯುವಂತೆ ಮೊಮ್ಮಗನನ್ನು ಕರೆಯುವಂತೆ ಆ ಕೃಷ್ಣನನ್ನು ಆಲಿಂಗನ ಮಾಡಿಕೊಳ್ಳುವುದಕ್ಕೆ ಎರಡು ಕೈಗಳನ್ನು ನೀಡುತ್ತಾನೆ ಭೀಷ್ಮ ಅದನ್ನು ನೋಡಿ ನಕ್ಕು ಸ್ವಾಮಿ ಅರ್ಜುನ ಒಂದು ಕಾಲು ಕಟ್ಕೊಂಡು ಬಿಟ್ಬಿಡು ಬಿಟ್ಬಿಡು ಇವತ್ತು ಮುಗಿಸ್ತೇನೆ ಅಂತ ಹೇಳಿದ್ರಿಂದ ಸ್ವಾಮಿ ಶಾಂತನಾದ ಅದು ಕೋಪವೆಂಬುದು ಭೂಷಣ ಇದನ್ನು ಆಳ್ವಾರ ನಮ್ಮಾಳ್ವಾರರು ಪಾಶ್ರದಲ್ಲಿ ಮಂಗಳಾಶಾಸನ ಮಾಡಿದ್ದಾರೆ ಏಳೆ ಏದಲು ಆಳ್ವಾರಲ್ಲ ತಿರುಮಂಗಿ ಆಳ್ವಾರ ಭಾಷಣ ಅದೆಲ್ಲ ಒಂದೊಂದು ಹೇಳಿದ್ರೆ ಮುಂದಕ್ಕೆ ಹೋಗೋದಿಲ್ಲ ಹಿಂದೆ ಹೇಳ್ತೇನೆ ಮುಂದೆ ಹೇಳ್ತೇನೆ ಮಹಾಭಾರತ ಅಂತೇನೆ ಏನು ಮನಸ್ಸು ಎಲ್ಲಿ ದೇವರು ಕರ್ಕೊಂಡು ಹೋಗ್ತಾನೆ ಅದು ನಿಮ್ಗೇನು ಬೇಜಾರಿಲ್ಲ ತಾನೆ ರಾಮಾಯಣ ಹೇಳ್ತಾರೆ ಅಂತ ಕೂತ್ಕೊಂಡು ಎಲ್ಲೆಲ್ಲೋ ಹೋಗ್ತಾರೆ ಅಂತ ತಿಳ್ಕೊಬೇಡಿ ದಯವಿಟ್ಟು ಒಳಗೆ ಬನ್ನಿ ಹೊರಗೆ ನಿಂತ್ಕೊಂಡು ಕೇಳಬೇಡಿ ಕೂತ್ಕೊಂಡು ಸಾವಧಾನವಾಗಿ ಕೇಳ್ತೀರಿ ಬೇಜಾರು ಮಾಡೋದಿಲ್ಲ ಸ್ಟೇಜ್ ಮೇಲೆ ತುಂಬಾ ಜಾಗ ಇದೆ ದಯವಿಟ್ಟು ಬನ್ನಿ ತಪ್ಪು ತಿಳ್ಕೊಬೇಡಿ ಆದ್ರಿಂದ ರಾವಣನನ್ನು ಕೊಲ್ಲಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವನ ತೇಜಸ್ಸು ವೀರ್ಯ ರೂಪ ಇವುಗಳನ್ನು ನೋಡಿ ಅಯ್ಯೋ ಇವನಿಗೆ ಪರದಾರಾಭಿಮರ್ಶ ಪರಸ್ತ್ರೀಯರಲ್ಲಿ ಚಾಫಲ್ಯ ಅಂತ ಒಂದು ದುರ್ಗುಣ ಇರದೇ ಇದ್ದರೆ ಎಷ್ಟು ಚೆನ್ನಾಗಿರ್ತಿದ್ದ ಅಂತ ಕೊನೆಗಳಿಗೆ ತನಕ ರಾವಣನ್ನು ಕೊಲ್ಲಬಾರದು ಕೊಲ್ಲಬಾರದು ಬಗ್ಗಿಸಬೇಕು ಬಗ್ಗಿಸಬೇಕು ಬಗ್ಗಿಸಬೇಕು ಮಿತಿಕಾ ಕುಷ್ಠ ಅವನನ್ನ ಜಯಿಸಬೇಕು ಅಂತ ರಾವಣನಿಗೆ ಮಾತ್ರ ಮರ್ತವ್ಯ ರಾವಣ ಅವನ ಕೈ ಸತ್ತೇ ಸಾಯಬೇಕು ಬಗ್ಗಬಾರದು ಶರಣಾಗತಿ ಮಾಡಬಾರದು ವಿಧಿ ಇಲ್ಲದೆ ಕೊನೆಯಲ್ಲಿ ಮಾತಲಿ ಹೇಳಿದ ಇಂದ್ರ ಹೇಳಿದ ಎಲ್ಲರೂ ಹೇಳಿದ್ರು ಅಂತ ಬ್ರಹ್ಮಾಸ್ತ್ರವನ್ನು ಬಿಟ್ಟು ರಾವಣ ಸಂಹಾರ ಮಾಡಿದ ಮೇಲೆ ಮಂಡೋದರಿ ಬಂದ ಮೇಲೆ ಮಂಡೋದರಿಗಾದರೂ ಸ್ವಲ್ಪ ಸೆಲ್ಫ್ ಕಂಟ್ರೋಲ್ ಇತ್ತು ದುಃಖ ಸಹಿಸಿಕೊಂಡು ಸ್ವಯಂ ರಾಮಚಂದ್ರ ಸ್ವಾಮಿ ಬಿಕ್ಕಿ ಬಿಕ್ಕಿ ಹತ್ತು ಬಿಡುತ್ತಾರೆ ಎಲ್ಲರೂ ಕೇಳಿದ್ದೀರಾ ಇದನ್ನ ರಾವಣ ಸತ್ರೆ ಸಮಾನ ದುಃಖ ಕಾಕುಸ್ಥ ಇಲ್ಲಿ ವಾಲಿ ನಿಗ್ರಹವಾದಾಗಲೂ ಅವಳು ಅಳ್ತಾ ಇದ್ರೆ ತಲೆ ಬಿಚ್ಚಿಕೊಂಡು ತಾರೆ ಅಮ್ಮ ಅಳಬೇಡ ಅಳಬೇಡ ವಿಧಿಯಲ್ಲದೆ ಕಾಲಲ್ಲಿ ಸಿಕ್ಕಾಕೊಂಡು ಮುಳ್ಳು ಕಿತ್ತು ಹಾಕಿದಾಗ ನಾನು ಆಪರೇಷನ್ ಮಾಡಬೇಕಾಯಿತು ಅಳಬೇಡ ಅಂತ ರಾಮಚಂದ್ರ ಉತ್ತರ ಕ್ಷಣದಲ್ಲಿ ಸಮಾಧಾನ ಮಾಡ್ತಾನೆ ಆ ಕರುಣೆ ಎಂಬುದು ಆ ಕೋಪದ ಸಂದರ್ಭಗಳಲ್ಲಿ ಕೂಡ ಎದ್ದು ಕಾಣುವಂತಹ ಎರಡು ಅವತಾರ ರಾಮಾವತಾರ ಕೃಷ್ಣಾವತಾರ ಆಗ ಸಂಕಲ್ಪ ಮಾಡಿದನಂತೆ ರಾವಣನನ್ನು ಕೊಂದದ್ದಾಯಿತು ಅವನ್ ತಂಬಿಯಾನ ವಿಭೀಷಣ ಅಳ್ವಾನಕ್ಕೆ ಲಂಕೇಶ್ವರಿಯತ್ತೈ ಕೊಡುತ್ತರುಳಿ ಆರಾಯರು ಕೊಡಿ ಈಗ ಯೋಚನೆ ಮಾಡಿದ ಸದ್ಯ ಅವನ ತಮ್ಮ ನೋಡೋಕ್ ಹಾಗೇ ಕಾಣ್ತಾನೆ ಆದರೆ ಹೆಚ್ಚು ಗುಣವಂತ ಇವನಿಗಾದರೂ ಒಂದು ಪಟ್ಟಾಭಿಷೇಕ ಮಾಡುವಂತಾಯ್ತಲ್ಲ ಅಂತ ರಾಮಚಂದ್ರ ಸ್ವಾಮಿ ಮನಸ್ಸಲ್ಲಿದ್ದ ಜ್ವರ ಬಿಟ್ಟು ಹೋಯಿತು ಆರಾಯರು ಬಿಡಿ ವ್ಯಾಖ್ಯಾನ ಜ್ವರ ಇದ್ದದ್ದೇನು ರಾವಣನಿಗೆ ತನ್ನ ಕೈಯಿಂದ ಪಟ್ಟಾಭಿಷೇಕ ಮಾಡಿ ಧರ್ಮರಾಜ್ಯ ಸ್ಥಾಪನೆ ಮಾಡಬೇಕು ಅಂತ ಲಂಕೆಯಲ್ಲಿ ಆಶೆ ಪಟ್ಟಿದ್ದ ಅವನಿಗೆ ಆ ಭಾಗ್ಯವಿಲ್ಲ ರಾಮನ ಕೈಯಲ್ಲಿ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದಕ್ಕೆ ಯಾರು ಪಟ್ಟಾಭಿಷೇಕ ಮಾಡಿದ್ರು ಬಿಟ್ಟಿದ್ರು ರಾವಣ ಪಟ್ಟಾಭಿಷೇಕ ಎಲ್ಲಿದೆ ಯಾರು ಬರೆದಿದ್ದಾರೆ ರಾಮಾಯಣದಲ್ಲಿ ಕನ್ನಡ ಕವಿಗಳು ಯಾರು ನೋಡಿ ದುರ್ಯೋಧನ ಎಲ್ಲಾರು ಪಟ್ಟಾಭಿಷೇಕ ಆಗಿತ್ತೆ ಪಟ್ಟಾಭಿಷೇಕ ಇಲ್ಲದೆ ಇದ್ದವರೆಲ್ಲ ಆಳುವುದು ದುಷ್ಟದ ರಾಜ್ಯಗಳಲ್ಲಿ ಯಾರು ಅಧಿಕಾರ ಕೊಡಬೇಕಾಗಿಲ್ಲ ತಾವೇ ತಗೊಂಡ್ಬಿಡೋದು ಆ ರಾವಣಗೊಂದು ಪಟ್ಟಾಭಿಷೇಕ ಅಲ್ಲ ಅಯೋಧ್ಯೆಗೆ ಅವನು ವಶವರ್ತಿಯಾಗಿರುವಂತೆ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅವನೂರು ತನಕ ಬಂದ್ರೆ ಆ ಪಾಪಿ ನನ್ನ ಕೈ ಸಾಯಬೇಕು ಅಂತ ಸಂಕಲ್ಪ ಮಾಡಿದನಲ್ಲ ಅನ್ನುವ ದುಃಖದಿಂದ ವಿಭೀಷಣನಿಗೆ ಪಟ್ಟಾಭಿಷೇಕ ನಡೆಯುವಾಗ ಹೋಗಲಿ ಇವನಿಗಾದರೂ ಪಟ್ಟಾಭಿಷೇಕವಾಯಿತಲ್ಲ ಅಂತ ಅಭಿಷಿಚ್ಯತ ಲಂಕಾಯಂ ರಾಕ್ಷಸೇಂದ್ರಂ ವಿಭೀಷಣಂ ಕೃತಕೃತ್ಯಸ್ತದಾ ರಾಮ ವಿಜ್ವರ ಪ್ರಮೋದ ಇದು ಒಂದು ವ್ಯಾಖ್ಯಾನ ಎರಡನೇ ವ್ಯಾಖ್ಯಾನ ಏಳು ಮುಪ್ಪತ್ತಾರಾಯಿರ ಕೊಡಿ ಅದೇ ಪದ್ಯ ತಮಿಳು ಪದ್ಯ ರಾಮಚಂದ್ರ ಭರತನನ್ನೆನಿಸಿಕೊಂಡಂತೆ ಚಿತ್ರಕೂಟಕ್ಕೆ ಬಂದ ನನ್ನ ತಮ್ಮ ಭರತನಿಗೆ ನಮ್ಮ ತಂದೆ ತಾಯಿ ಇಬ್ಬರೂ ವಾಗ್ದಾನ ಮಾಡಿದ್ರು ಪಟ್ಟಾಭಿಷೇಕ ಭರತನಿಗೆ ಅಂತ ಅದಕ್ಕಾಗಿ ನಾ ಕಾಡಿಗೆ ಬಂದ್ರೆ ಈ ಮಹಾರಾಯ ರಾಜ್ಯ ಬೇಡ ಅಂತ ಹೇಳಿ ನನ್ನನ್ನೇ ಮತ್ತೆ ಕರ್ಕೊಂಡು ಹೋಗಬೇಕು ಅಂತ ಸಂಕಲ್ಪ ಮಾಡಿ ಬೆಟ್ಟಕ್ಕೆ ಬಂದದ್ದಷ್ಟೇ ಅಲ್ಲ ತಾಯಂದ್ರನ ಕರ್ಕೊಂಡ್ ಬಂದದ್ದಷ್ಟೇ ಅಲ್ಲ ವಸಿಷ್ಠರನ್ನ ಕರ್ಕೊಂಡ್ ಬಂದದ್ದಷ್ಟೇ ಅಲ್ಲ ಮೂರು ದಿವಸ ಹಗಲು ರಾತ್ರಿ ಮಧ್ಯಾಹ್ನ ಬೆಳಿಗ್ಗೆ ಕೂತ್ ಕಡೆ ನಿಂತ ಕಡೆ ಅಣ್ಣ ನೀನೇ ಬರಬೇಕು ಅಣ್ಣ ನೀನೇ ಬರಬೇಕು ಅಣ್ಣ ನೀನೇ ಬರಬೇಕು ಹೇಳಿ ಹೇಳಿ ಅವನು ಹೇಳಿದ್ದೇ ಹೇಳುವುದು ಧರ್ಮಶಾಸ್ತ್ರಗಳನ್ನೆಲ್ಲ ಕಸಕಾಡಿ ಯಾವ್ಯಾವ ಪಟ್ಟು ಬೀಸಿದರ ರಾಮ ತಪ್ಪಿಸ್ಕೊಳ್ಳಾರನೋ ಅದನ್ನೆಲ್ಲ ಹೇಳಿ ರಾಮಚಂದ್ರ ನೆನೆಸ್ಕೊಂಡ ಅವನೆಷ್ಟು ಚೌಕಾಸಿ ಮಾಡಿದ ರಾಜ್ಯ ಬೇಡ ರಾಜ್ಯ ಬೇಡ ಅಂತ ಈ ವಿಭೀಷಣನು ಹಾಗೆ ಮಾಡಿದ್ರೆ ಲಂಕೆಯಲ್ಲಿ ನನ್ನ ಗತಿ ಏನಾಗ್ತಿತ್ತು ಸದ್ಯ ಪುಣ್ಯಕ್ಕೆ ಒಪ್ಪಿಕೊಂಡಲ್ಲ ಅಂತ ವಿಜ್ವರ ಪ್ರಮೋದ ಶ್ರೀ ಭರತಾಳ್ವಾರಿ ಪೋಲೆ ನಾನ್ ಮುಡಿಸೂಡೇನ್ ನೀರ್ ಮುಡಿಸೂಡುಂ ಎಂದು ಮುಡಿಕ್ಕಿರಾಯ್ಕಿಲ್ ಶೈವದನ್ ಶೈವದನ್ಯನ್ರಿ ಉಡುಂಬು ಬೆಳುತ್ತೆ ಮೈಯಲ್ಲಿ ಬಿಡಿಸ್ಕೊಂಡ್ಬಿಟ್ಟಿತ್ತಂತೆ ಇವನು ಪಟ್ಟಾಭಿಷೇಕ ಬೇಡ ಅಂತ ಏನ್ ಮಾಡೋದು வெளுத்துக்காணுமவர் இருந்தது ஒருபடி அத்தலை சுமையை ಕಳಿತು போந்தோம் ಆ ಭಾರ ಇಳೀತಲ್ಲ ಸದ್ಯ ಒಪ್ಕೊಂಡಲ್ಲ ಪಟ್ಟಾಭಿಷೇಕಕ್ಕೆ ಮದುವೆ ಬೇಡ ಬೇಡ ಅಂತ ಹೇಳ್ತಿದ್ದ ಮಗು ಒಂದು ಯಾವುದೋ ಹುಡುಗಿ ಫೋಟೋ ಬೇರೆ ತೋರಿಸಿದ ಕೂಡಲೇ ನಾಳೆನೇ ಮದುವೆ ಮಾಡಿ ಮದುವೆ ಮಾಡಿ ಅಂತ ಕೇಳಿದ್ರೆ ತಂದೆ ತಾಯಿಗಳಿಗೆ ಜ್ವರ ಹೇಗೆ ತದೆಯೋ ಅದೇ ರೀತಿಯಲ್ಲಿ ಇವನು ಒಪ್ಪಿಕೊಂಡಲ್ಲ ಅಂತ ಸಂತೋಷಪಟ್ಟ ಅಂತ ಒಂದರ್ಥ ಇದು ಮೂರನೇ ಅರ್ಥ ಹೇಳ್ತೇನೆ ಇದು ವಿಚಿತ್ರವಾದ ಅರ್ಥ ವಿಜ್ವರ ರಾಮಚಂದ್ರ ಸ್ವಾಮಿ ಜಟಾಯುವನ್ನು ನೆನೆಸಿಕೊಂಡನಂತೆ ಇವೆಲ್ಲ ಅಳಬೇಕು ಕರುಣಾಪೂರ್ಣನಾದ ವಿಶಾಲ ಹೃದಯನಾದ ತಂದೆಗೆ ಕೈಯಲ್ಲಿ ಏನು ಪದಾರ್ಥ ಸಿಕ್ತು ಯಾರೋ ಒಂದು ಜೋಡಿ ಪಂಚ ಕೊಟ್ಟರು ಇದು ಮಗನಿಗಿರಲಿ ಇದು ಅಳಿಯನಿಗಿರಲಿ ಒಳ್ಳೆ ಪದಾರ್ಥ ಬಂತು ಇದು ಮಗಳಿಗಿರಲಿ ಇದು ಮಗನಿಗಿರಲಿ ಅಂತ ಹೇಳುವಂತೆ ರಾಮಚಂದ್ರ ಸ್ವಾಮಿ ಅಡವಿಯ ಉದ್ದಕ್ಕೂ ತನ್ನ ಭಕ್ತರಿಗೆ ತನ್ನ ನಾಮಸ್ಮರಣೆ ಮಾಡಿದವರಿಗೆ ಏನೇನು ಒಳ್ಳೆಯದನ್ನು ಮಾಡಬಹುದು ಅದನ್ನೇ ಚಿಂತನೆ ಮಾಡ್ತಾ ಮಾಡ್ತಾ ಅವರವರ ಮನೆ ಬಾಗಿಲಿಗೆ ಬರುವುದಕ್ಕೋಸ್ಕರವಾಗಿ ರಾಮಾವತಾರ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಮಾಡಿಕೊಳ್ಳೋದು ದೊಡ್ಡದಲ್ಲ ಒಂದು ಸರ್ಗದಲ್ಲಿ ಹೇಳಿ ಮುಗಿಸಿಬಿಟ್ಟಿದ್ದಾರೆ ಕಾಯ್ಕೊಂಡು ನಿಂತಿದ್ದಾರೆ ಕಾರಣದಲ್ಲಿ ಋಷಿಗಳು ಮುನಿಗಳು ಲಂಕೆ ತನಕ ಒಳ್ಳೆಯ ಜನ ಇದ್ದರು ಅವರಿಗೆಲ್ಲ ತನ್ನ ದರ್ಶನವನ್ನು ಕೊಡಬೇಕು ಅಂತ ಅವ್ರ ಜೊತೆ ಕೆಲವರು ಮುಟ್ಟಬೇಕು ಅಂತಾರೆ ಕೆಲವರು ಮಾತಾಡಬೇಕು ಅಂತಾರೆ ಕೆಲವರು ಮನೆಗೆ ಬಾ ಅಂತ ಕರೀತಾರೆ ನಮ್ಮ ಮೇಲ್ಕೋಟೆ ಚಲವರಾಯ ಇದ್ದ ಹಾಗೆ ವೈರ್ ಮುಡಿ ಹಾಕೊಂಡು ಮೆರೆದದ್ದೇ ಮೆರೆದದ್ದು ಸಡನ್ ಹೀಗೆ ತಿರುಗ್ತಾನೆ ಹಾಗೆ ತಿರುಗ್ತಾನೆ ಕೈಯಿಲ್ದೇ ಇದ್ದವರು ಕಾಲಿಲ್ಲದೇ ಇದ್ದವರು ಜ್ವರ ಬಂದಿದ್ದವರು ಜಗಲಿ ಮರಗಿರೋರು ರಸ್ತೆ ಜಾಗ ಸಿಗದೆ ಮಾಳಿಗೆ ಮೇಲಿರೋರು ಎಲ್ಲ ದರ್ಶನ ಮಾಡಲಿ ಅಂತ ಹೀಗೆ ಹಾಗೆ ಹಾಗೆ ತಿರುಗಿ ಜಗತ್ತಲ್ಲಿ ಅಂಥದೊಂದು ಮುಡಿ ಅಂಥದೊಂದು ಉತ್ಸವ ಅಪ್ಪ ಲೋಕದಲ್ಲಿ ಎಲ್ಲಿ ಬೇರೆ ಕಡೆ ಇಲ್ಲ ಮೇಲ್ಕೋಟೆಯಲ್ಲಿ ದರ್ಶನ ಮಾಡಬೇಕು ಆ ರೀತಿ ರಾಮಚಂದ್ರ ಸ್ವಾಮಿ ಅವತಾರ ಮಾಡಿದ್ದೇ ಭಕ್ತರ ದರ್ಶನಕ್ಕೋಸ್ಕರವಾಗಿ ವಿಭೀಷಣನಿಗೆ ಪಟ್ಟಾಭಿಷೇಕ ನಡೀತಾ ಇದೆ ಪ್ರಭು ಅಳ್ತಾ ಇದ್ದಾನೆ ಅಯ್ಯ ಎನ್ನ ಹೇಳಿ ಯಾಕೆ ಅಳ್ತಾ ಇದ್ದೀರಿ ಲಕ್ಷ್ಮಣ ಕೇಳ್ತಾನೆ ಒಣ್ಣುಮಿಲ್ಲ ಅಂದು ಜಟಾಯು ನೆನೆಯಿತು ಜಟಾಯುವನ್ನು ನೆನೆಸ್ಕೊಂಡೆ ಅವನು ಪಕ್ಷಿ ರಾಜ್ಯಕ್ಕೆ ಅಧಿಪತಿ ಅವನಿಗೆ ಯಾರು ಪಟ್ಟಾಭಿಷೇಕ ಮಾಡಿದ್ರು ಮಾಡಲಿಲ್ವೋ ನನ್ನನ್ನು ನಂಬಿತ್ತು ಒಂದು ಜೋಡಿ ಪಾದಕೆ ಅದಕ್ಕೊಂದು ಪಟ್ಟಾಭಿಷೇಕ ಮಾಡಿಸಿದೆ ನನ್ನ ನಂಬಿದ ಸುಗ್ರೀವ ಅವನಿಗೊಂದು ಪಟ್ಟಾಭಿಷೇಕ ಮಾಡಿದೆ ಇದು ವಿಭೀಷಣನಿಗೂ ಪಟ್ಟಾಭಿಷೇಕವಾಯಿತು ನಮ್ಮ ತಂದೆ ವಯಸ್ಸಿನವನು ರಾಮ ನೀನು ಆಶ್ರಮದಲ್ಲಿಲ್ಲದೆ ಇರುವಾಗ ರಕ್ಷಿಸ್ತಾ ಇರ್ತೇನೆ ಅಂತ ನನಗೋಸ್ಕರ ಪ್ರಾಣ ಕೊಟ್ಟುಬಿಟ್ಟ ಜಟಾಯು ಅವನಿಗೊಂದು ಪಟ್ಟಾಭಿಷೇಕವನ್ನು ಮಾಡಬೇಕಾಗಿತ್ತು ಮಾಡಲಿಲ್ವಲ್ಲ ಎಂಬುದಾಗಿ ಗತಜ್ವರ ವೌ ಗತಜ್ವರ ವಿ ಅಂದ್ರೆ ಪಕ್ಷಿ ಅಂತ ಅರ್ಥ ದಶ ಪಕ್ಷಿ ವಿಹಂಗಮ ಪಕ್ಷಿ ಅಂತ ಅರ್ಥ ಸಂಸ್ಕೃತದಲ್ಲಿ ಈಗಂಟು ನೋಡಿ ವೌಗತಜ್ವರ ಜಟಾಯುವನ್ನು ನೆನೆಸಿಕೊಂಡು ಗೊಳೋ ಅಂತ ಹೇಳ್ತಾನಂತೆ ಇದಕ್ಕೊಂದು ಉದಾಹರಣೆ ಕೊಡ್ತೇವೆ ನಿಮಗೆ ನಾಲ್ವರು ಗಂಡು ಮಕ್ಕಳು ಅಂತ ಇಟ್ಕೊಳ್ಳಿ ಒಬ್ಬ ಹತ್ರನೇ ಇದ್ದಾನೆ ನಿಮ್ಮ ಉದ್ಯೋಗ ನೋಡಿಕೊಳ್ತಾ ಇನ್ನೊಬ್ಬ ಅಮೆರಿಕಾದಲ್ಲಿದ್ದಾನೆ ಇನ್ನೊಬ್ಬ ಎಲ್ಲೋ ಡೆಲ್ಲಿಯಲ್ಲಿದ್ದಾನೆ ಇನ್ನೊಬ್ಬ ಮದ್ರಾಸಲ್ಲಿದ್ದಾನೆ ನಿಮ್ಮಲ್ಲಿ ದೀಪಾವಳಿ ಹಬ್ಬ ಬಂತು ಫೋನ್ ಮೇಲೆ ಮಾತನಾಡಿದ್ವಿ ಹಬ್ಬ ಇದೆಯಪ್ಪ ಎಲ್ಲರೂ ಬಂದು ಸೇರಬೇಕು ಒಟ್ಟಿಗೆ ಮಗ ಹತ್ರ ಇರೋನು ಸರಿ ಮದ್ರಾಸ್ನವನು ಬಂದ ಡೆಲ್ಲಿಯವನು ಬಂದ ಮೂರು ಜನ ಮಕ್ಕಳಾಯಿತು ಏನು ಮನೆಯಲ್ಲಿ ಒಳ್ಳೆಯ ಪಾಯಸ ಮಾಡಿದ್ದಾರೆ ತೊವೆ ಮಾಡಿದ್ದಾರೆ ಅಡಿಗೆ ಕೇಳಬೇಕೆ ಯಾರನ್ನೋ ಕರೆಸಿ ರಾಮಾಯಣ ಪಟ್ಟಾಭಿಷೇಕ ಮಾಡಿಸ್ತಾ ಇದ್ದೀರಿ ಆ ತಂದೆ ಆಗ ಒಂದು ಕ್ಷಣ ತೊವೆ ಪಾಯಸ ತಿನ್ನೋ ಹೊತ್ತಿಗೆ ಕಣ್ಣಲ್ಲಿ ನೀರು ಹಾಕ್ತಾನೆ ಅವನೊಬ್ಬ ಬರಲಿಲ್ವಲ್ಲ ಸ್ಟೇಟ್ಸ್ ಅವನೊಬ್ಬ ಹತ್ರ ಇದ್ರೆ ಚೆನ್ನಾಗಿತ್ತು ಅಂತ ಸಂಕಟ ಪಡುವಂತೆ ಈ ಪಟ್ಟಾಭಿಷೇಕದಲ್ಲಿ ಆ ಜಟಾಯು ಸೇರಿದ್ರೆ ಚೆನ್ನಾಗಿತ್ತು ಅವನಿಗೂ ಒಂದು ಮಾಡಲಿಲ್ವಲ್ಲ ಎಂಬುದಾಗಿ ಭಕ್ತವತ್ಸಲನಾದ ಭಗವಂತ ಅವನನ್ನು ನೆನ್ಕೊಳ್ತಾ ಇದ್ದಾನೆ ಇದು ದಕ್ಷಿಣ ಸಂಪ್ರದಾಯದ ಕಥೆ ಇದನ್ನು ಮುರಾರಿ ಬಾಪು ಅವರು ಉತ್ತರದಲ್ಲಿ ಒಂದು ಕಡೆ ಪ್ರವಚನ ಮಾಡುವಾಗ ಹೇಳಿದ್ರಂತೆ ಅದನ್ನು ಕೇಳಿದವರೊಬ್ಬರು ಭಕ್ತರು ನನಗೆ ಬಂದು ಹೇಳಿದ್ರು ನಿಮ್ಮ ತಂದೆಯವರು ಉಮೇಶ್ ಭಟ್ರು ಬಂದು ಹೇಳಿದರು ಅದು ಬೇರೆ ರೀತಿ ಹೇಳಿದರು ಹೇಗೆ ಹೇಳಿದರು ರಾಮಪಟ್ಟಾಭಿಷೇಕ ನಡೀತಿದೆ ಗುಲಾಲ್ ಧರಿಸ್ತಾ ಇದ್ದಾರೆ ಬೇರೆ ಬೇರೆ ಬಣ್ಣದ್ದು ನೃತ್ಯ ಮಾಡ್ತಿದ್ದಾರೆ ಅಯೋಧ್ಯವಾಸಿಗಳು ಹಸಿರು ನೀಲಿ ಬಣ್ಣದ ಈ ಕೃಷ್ಣ ಉತ್ಸವದಲ್ಲಿ ವಸಂತೋತ್ಸವಕ್ಕೂ ಬಣ್ಣ ಎರಿಸ್ತಾರೆ ನೋಡಿ ಕಾಮದಹನದ ಹೊತ್ತು ಹಾಗೆ ಎರಿಸುವಾಗ ಗುಲಾಲ್ ಬಣ್ಣ ಯಾರೋ ಎರಚಿ ಕುಣಿತಿದ್ದಾರೆ ಅದನ್ನು ನೋಡಿ ಸೀತಾದೇವಿಗೆ ಜಟಾಯುವಿನ ರಕ್ತದ ನೆನಪಾಗಿ ಒಂದು ಕ್ಷಣ ಅಯ್ಯೋ ಅವನಿಲ್ಲವಲ್ಲ ಈ ಹೊತ್ತಲ್ಲಿಂತ ಆ ಜಟಾಯು ತನ್ನ ಮಡಿಲಲ್ಲಿ ಬಿತ್ತು ಶರೀರ ಜಟಾಯವನ್ನು ತಬ್ಬಿಕೊಂಡು ಸ್ವಬಂಧು ದುಃಖಿತ ಸ್ವಂತ ಬಂದು ಹೋದಾಗಿ ಸೀತಾದೇವಿ ಅತ್ತಳು ಸಂಸಮಾಮಾರ್ಯ ನನಗೆ ಈ ಗತಿ ಆಯಿತು ಅಂತ ನನ್ನ ಯಜಮಾನಿಗೆ ಹೇಳಪ್ಪ ಅಂತ ಕುಟುಕ ಜೀವ ಹಿಡ್ಕೊಂಡಿರುವಾಗ ಆ ಜಟಾಯುವನ ಮೈಯನ್ನು ತಡವಿ ಮಹಾಮಾತ ಸೀತಾದೇವಿ ಆಶೀರ್ವಾದ ಮಾಡ್ತಾಳೆ ಎಷ್ಟು ರಸಪ್ರಸಂಗಗಳು ಇದು ನಾರದರು ಸಂಕ್ಷೇಪ ರಾಮಾಯಣದಲ್ಲಿ ಕೂಡ ಒಂದೊಂದು ಶ್ಲೋಕದಲ್ಲಿ ಹೀಗೆಲ್ಲ ದಿವ್ಯಾರ್ಥಗಳುಂಟು ಅಲ್ಲಿಂದ ರಾಮರಾಜ್ಯದ ವೈಭವವನ್ನು ನಾಲ್ಕು ಶ್ಲೋಕದಲ್ಲಿ ನಾರದರೇ ವರ್ಣನೆ ಮಾಡ್ತಾರೆ ಅದರಲ್ಲಿ ಒಂದು ವಿಷಯವನ್ನು ಹೇಳಬೇಕು ಪ್ರಹೃಷ್ಟ ಮುದಿತೋ ಲೋಕ ರಾಮರಾಜ್ಯದ ವೈಭವ ಎಲ್ಲಿ ನೋಡ್ತೀರಿ ಅರಮನೆ ಹೇಗಿತ್ತು ರಾಮ ಹೀಗೆ ಮಾಡ್ತಿದ್ದ ಅದಲ್ಲ ಜನ ಹೇಗಿದ್ದರು ಹೇಳಬೇಕು ರಾಜ್ಯ ಸೌಖ್ಯವಾಗಿದೆಯೇ ನೋಡೋದಲ್ಲಿ ಜನರ ಸೌಖ್ಯದಲ್ಲಿ ಅಮೆರಿಕಕ್ಕೆ ಹೋಗಿದ್ರಿ ಏನ್ ನೋಡಿ ರಸ್ತೆ ಚೆನ್ನಾಗಿತ್ತು ಸ್ವಾಮಿ ಬಿಲ್ಡಿಂಗ್ ಚೆನ್ನಾಗಿತ್ತು ಅಲ್ಲ ಜನ ಹೇಗಿದ್ದಾರೆ ಹೇಳ್ರಿ ಜನವೇ ಒಬ್ಬರ ಮುಖ ಒಬ್ಬರು ನೋಡೋದಿಲ್ಲ they are not interested in human values ಅಂಗಡಿಗೆ ಹೋಗಿ ಪೇಟೆಗೆ ಹೋಗಿ ಎಲ್ಲಿ ಹೋಗಿ ಎಲ್ಲ ಯಂತ್ರಗಳು ಯಂತ್ರಗಳು ಯಂತ್ರಗಳು ನೀವು ಪದಾರ್ಥ ತಗೊಳ್ತೀರಿ ಡಬ್ಬಿಯಲ್ಲಿ ಯಂತ್ರದಲ್ಲಿ ದುಡ್ಡನ್ನು ಹಾಕಬೇಕು ಯಂತ್ರದ ಜೊತೆ ತಲೆ ಚಚ್ಕೋಬೇಕು ಯಂತ್ರ ಮಾತನಾಡುವುದಿಲ್ಲ ವ್ಯಾಲ್ಯೂಲೆಸ್ ಮೆಕ್ಯಾನಿಕಲ್ ವರ್ಲ್ಡ್ ಅಂದಮೇಲೆ ಸುಖ ಹೇಗೆ ಬರ್ತದೆ ಅವರಿಗೆ ಇಲ್ಲದೆ ಸುಖ ಅಂತ ಭಾವಿಸ್ತಾರೆ ಹಾಗಲ್ಲ ಪ್ರಹೃಷ್ಟ ಮುದಿತೋ ಲೋಕಃ ತುಷ್ಟ ಪುಷ್ಟ ಸುಧಾರ್ಮಿಕ ಧರ್ಮ ಇದ್ದದ್ರಿಂದ ತುಷ್ಟಿ ತೃಪ್ತಿ ಇತ್ತು ತೃಪ್ತಿ ಇದ್ದದ್ರಿಂದ ಮೈ ಪುಷ್ಟಿಯಾಗಿತ್ತು ಅದಿದ್ದದ್ರಿಂದ ಸಂತೋಷವಾಗಿದ್ರು ಇದಕ್ಕೆಲ್ಲ ಕಾರಣವಾದದ್ದು ಧರ್ಮವೆಂಬುದು ಆದ್ದರಿಂದ ನಿಧರಾಮಯ ರೋಗ ಇಲ್ಲೇ ಅರೋಗಶ್ಚ ರೋಗ ಇರಲಿಲ್ಲ ಅಂದರೂ ಎಲ್ಲರೂ ದೃಢಗಾತ್ರರಾಗಿ ನಿತ್ಯಂ ಹೀಗೆಲ್ಲ ದುರ್ಭಿಕ್ಷ ಭಯವರ್ಜಿತ ದುರ್ಭಿಕ್ಷ ಮಳೆ ಬರಲಿಲ್ಲ ಅಂತಿಲ್ಲ ಬೆಳೆ ಬರಲಿಲ್ಲ ಅಂತಿಲ್ಲ ಬೆಲೆ ಹೆಚ್ಚು ಮಾಡ್ತಾರಲ್ಲ ವರ್ತಕರು ಅಂತ ಭಯವಿಲ್ಲ ನಿರ್ದಸ್ಯರ ಭವಲ್ಲೋಕ ಮುಂದೆ ವಾಲ್ಮೀಕಿಯನ್ನು ಹೇಳ್ತಾರೆ ಪ್ರಯಾಣ ಮಾಡುವ ಗಾಡಿಯಲ್ಲಿ ಒರಗಿದ್ದ ನಿರಪರಾಧಿ ಪ್ರಜೆಗಳನ್ನ ನಿರ್ದಾಕ್ಷಿಣ್ಯವಾಗಿ ಕೆಳಗಿಳಿಸಿ ಬೇಕಾದವರನ್ನ ಗುಂಡಿಕ್ಕಿ ಕೊಲ್ತಾರಲ್ಲ ಮಾಡ್ತಾ ಇದ್ದ ದಸ್ಯುಗಳು ಟೆರರಿಸ್ಟು ಈ ಕಾಟ ಇರಲಿಲ್ಲ ಅವ್ರನ್ನೆಲ್ಲ ಮಟ್ಟ ಹಾಕಿಯೇ ರಾಮಚಂದ್ರ ಕೊನೆಯಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡ ರಾಮನ ಹೆಸರು ಹೇಳಿದ್ರೆ ದಸ್ಯುಗಳು ಕಳ್ಳರು ಕಾಕರು ಹೆದರಿ ಓಡಿ ಹೋಗಿಬಿಡ್ತಿದ್ರು ಅಂತ ಧರ್ಮವನ್ನ ಸ್ವಾಮಿ ಚೆನ್ನಾಗಿ ಪರಿರಕ್ಷಣೆ ಮಾಡಿದ್ದ ಇಂಥ ರಾಮರಾಜ್ಯದಲ್ಲಿ ನ ಪುತ್ರ ಮರಣಂ ಕೇಚಿತೆ ದ್ರಕ್ಷಂತೆ ಪುರುಷ ತಂದೆ ತಾಯಂದ್ರ ಕಣ್ಣೆದರಿಗೆ ಮಕ್ಕಳು ಸತ್ತರು ಎಂಬುದು ರಾಮಾಯಣದಲ್ಲಿಲ್ಲ ರಾಮರಾಜ್ಯದ ವೈಭವ ಹೇಳ್ತಾರೆ ನೋಡಿ ನ ಪುತ್ರ ಮರಣಂ ಕೇಚಿತ್ ಯಾರೊಬ್ಬರಿಗೂ ತಮ್ಮ ಕಣ್ಣೆದರಿಗೆ ಅಲ್ಪಾಯುಷ್ಯದಲ್ಲಿ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಆ ಸಾಯ್ತಾ ಇರಲಿಲ್ವೇ ಅಂತ ಕೇಳಬೇಡಿ ಅವರು ದೊಡ್ಡವರಾಗಿ ಅವರು ಸಂಸಾರ ಮಾಡಿ ಮಕ್ಕಳು ಮೊಮ್ಮಕ್ಕಳನ್ನು ಹಡೆದು ಲೋಕಕ್ಕೆ ಕೊಡುಗೆಗಳನ್ನು ಕೊಟ್ಟು ವೃತ್ತಿಯನ್ನು ನೋಡಿಕೊಳ್ತಕ್ಕಂತಹ ಜನಗಳನ್ನಿಟ್ಟು ಅವರ ವಯಸ್ಸು ಮುಗಿದ ಮೇಲೆ ಧರ್ಮಾತ್ಮರು ಋಷಿಗಳಂತೆ ಹೋಗ್ತಾ ಇದ್ರೆ ಹೊರತು ಅಕಾಲದ ಸತ್ತರಂಬುವುದಿಲ್ಲ ರಾಮಾಯಣದಲ್ಲಿ ಮುಂದೆನು ವಾಲ್ಮೀಕಿ ಅದನ್ನೇ ಗುರು ಹೇಳಿಕೊಟ್ಟದ್ದನ್ನು ಬರೀತಾರೆ ಅದರ ಮುಂದಿನ ಶ್ಲೋಕ ನಾರಿಯಶ್ಚ ಅವಿಧವಾ ನಿತ್ಯಂ ಭವಿಷ್ಯಂತಿ ಪತಿವ್ರತಾ ಸ್ತ್ರೀ ಈ ಶ್ಲೋಕಕ್ಕೆ ಅಷ್ಟ ಮಾಡೋದು ತುಂಬಾ ಕಷ್ಟ ಕೆಲವರು ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ತಾರೆ ನಾರಿಯಶ್ಚ ಸ್ತ್ರೀಯರೂ ಕೂಡ ಅವಿಧವಾಹ ವಿಧವೇರಲ್ಲದೆ ಸುಮಂಗಲಿಯರಾಗಿ ನಿತ್ಯಂ ಭವಿಷ್ಯಂತಿ ಪತಿವ್ರತ ಪತಿವ್ರತೆಯರಾಗಿ ಅವಿಧವಾಹ ಅಂದ್ರೇನೆ ಗಂಡ ಇದ್ದಾನೆ ಅಂತ ಅರ್ಥ ಪತಿವ್ರತ ಅದು ಬೇರೆ ಹೇಳಿದ್ರು ಪುನರುಕ್ತಿ ಅಂತ ಕಾಣುವ ಈ ಶ್ಲೋಕ ಯಾತು ಕೊಟ್ರು ಒಂದು ಪ್ರಶ್ನೆ ಸ್ತ್ರೀಯರಿದ್ರು ವಯಸ್ಸಾಗ್ತಾ ಇತ್ತು ಪತಿವ್ರತೆಯರಾಗಿದ್ದರು ಪತಿಯನ್ನು ಬಿಟ್ಟು ಬೇರೆಯವರು ನೋಡ್ತಿರಲಿಲ್ಲ ವಿಧವೆಯರಲ್ಲದೆ ಎಲ್ಲ ಜೋಡಿ ಜೋಡಿಯಾಗಿ ದಂಪತಿಗಳು ಬದುಕ್ತಾ ಇದ್ರು ಆಮೇಲೆ ಸಾಯ್ತಾನೆ ಇರಲಿಲ್ವೇ ಸ್ವಾಮಿ ಮುನ್ಸಿಪಾಲ್ಟಿ ಗತಿ ಏನು ಪುರೋಹಿತರ ಗತಿ ಏನು ಆಸ್ಪತ್ರೆಗಳ ಗತಿ ಏನು ಅದೆಲ್ಲ ಕೇಳಬೇಡಿ ಜನ ಸುಖವಾಗಿರೋದು ಮುಖ್ಯ ಈ ಶ್ಲೋಕದಲ್ಲಿ ಇನ್ನೊಂದು ಆಕ್ಷೇಪ ಕೇಳ್ತಾರೆ ಕೆಲವರು ಏನಿಲ್ಲ ಸಣ್ಣ ಪ್ರಶ್ನೆ ರಾಮನ್ ತಾಯಂದ್ರೆ ಮೂರು ಜನ ವಿಧವೆ ಇರಿದ್ರಲ್ಲ ಅಯೋಧ್ಯೆಯಲ್ಲಿ ಈ ಸುಳ್ಳನ್ನು ಹೇಳಬಹುದೇ ಇವರು ನಾರ್ಯಶ್ಚ ಅವಿಧವಾ ನಿತ್ಯಂ ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಮೂರು ವ್ಯಾಖ್ಯಾನ ಕೊಡ್ತಾರೆ ಇಲ್ಲಿ ಹಿರಿಯರು ಗೋವಿಂದರಾಜ ಸ್ವಾಮಿಗಳು ವಿಧವೆಯರು ಅಂದ್ರೆ ಧವ ಅಂದ್ರೆ ಗಂಡ ವಿಧವ ವಿಗತ ಧವ ಗಂಡ ಹೋದವನು ಅಂತ ಸಾಮಾನ್ಯವಾಗಿ ಲೋಕ ಹೇಳುತ್ತೆ ಹಾಗಲ್ಲ ರಾಮರಾಜ್ಯದಲ್ಲಿ ಪತಿವ್ರತೆಯರಾದ ಸ್ತ್ರೀಯರಿದ್ದರೂ ಅವರು ವಿಧವೆಯರಲಿಲ್ಲ ವಿವಿಧ ಧವಾಹಯಾಸ ವಿಧ ವಿಧವಾದ ಗಂಡಂದಿರಿರುವಂತಹ ಸೂಳೆಯರಾಗಿರಲಿಲ್ಲ ಚಾರಿತ್ರವುಳ್ಳವರಾಗಿದ್ರು ಅಂತ ಅರ್ಥ ಮಾಡಿಕೊಳ್ಳಬೇಕು ಅವ್ಯಭಿಚಾರಣೀಯರಾಗಿದ್ರು ಅಲ್ಲಲ್ಲ ಕೌಸಲ್ಯ ಸುಮಿತ್ರೆ ಇವರೇ ಇದ್ರಲ್ಲ ವಿಧವೆಯರು ಅಂದ್ರೆ ಪುತ್ರವತ್ತಯ ವೃದ್ಧತೆಯಾಚ ನ ವಿಧವಾ ಭಾವ ಯಾವ ವಯಸ್ಸಾದ ಸ್ತ್ರೀಗೆ ನೋಡಿಕೊಳ್ಳುವುದಕ್ಕೆ ವಂಶದ ಪದ್ಧತಿ ಹಬ್ಬ ಹರಿದಿನ ದಾನ ಧರ್ಮ ನಡೆಸುವುದಕ್ಕೆ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆಯೋ ಅವರಿಗೆ ಗಂಡ ಇಲ್ಲದೆ ಇದ್ರು ಅವರನ್ನು ಋಷಿಗಳು ಅಂತ ಹೇಳಬೇಕು ವಿಧವೆಯರು ಅಂತ ಹೇಳಬಾರದು ಎಂಥ ದೃಷ್ಟಿ ಕೊಟ್ಟಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೋ ಹೊರಟಿರ್ತೀರಿ ದಾರಿಯಲ್ಲಿ ಎಂಬತ್ತು ವರ್ಷದ ಮುದುಕಿ ವಿಧವೆ ಎದುರಿಗೆ ಬಂದ್ಲು ಛೀ ಅವಲಕ್ಷಣ ಇವಳು ಬಂದ್ಲಲ್ಲ ಇದು ನೀವು ಮಾಡಿಕೊಂಡು ಪದ್ಧತಿ ರಾಮಾಯಣ ಹೇಳೋದಿಲ್ಲ ಹಾಗೆ ಅವರು ತಪಸ್ವಿಗಳಿದ್ದ ಹಾಗೆ ಲೋಕ ಬಿಟ್ಟಿದ್ದಾರೆ ಯಜಮಾನ ಹೋದ ಮತ್ತೊಬ್ರು ಹೋದ್ರು ಇನ್ನೊಂದಾಯಿತು what grand values have been given here ಅವ್ರು ನೋಡ್ತಕ್ಕಂಥ ಅವ್ರ ತಪಸ್ವಿಗಳು ನಮ್ಮೂರು ಅಂತವ್ರು ನಾನು ನೋಡಿದ್ದೆ ಅತ್ತ ಮಣ್ಣಿನ ತೊಬ್ಬರಿದ್ರು ಧಾರವಾಡಕ್ಕೆ ಹೋದ ಮೇಲೆ ಊರಿಗೆ ಹೋದ ಎಂಬತ್ತು ವರ್ಷದ ಮುದುಕಿ ಪೂರ್ತಿ ಗೋನ್ ಬಿಟ್ಟಿತ್ತು ಜಗಲಿ ಮೇಲೆ ಕೂತಿರ್ತಿದ್ಲು ಕಷ್ಟಪಟ್ಕೊಂಡು ಊರು ಕೊಂಡಿಳಿಸ್ಕೊಂಡು ನಾರಾಯಣ ಈಗ ಬಂದ್ಯಾಪ ಸೌಖ್ಯವಾಗಿದ್ದೀಯ ನನ್ನ ಕಂಡು ತುಂಬಾ ಪ್ರೀತಿ ಮನೆಯಿಂದ ಮತ್ತೆ ಧಾರವಾಡಕ್ಕೆ ಹೊರಡಬೇಕು ಜಗಳಿಂದ ಇಳಿದು ಬಂದು ಊರು ಹೊರಟ್ಯಾಪ ಸೌಖ್ಯವಾಗಿದ್ದೀಯಾ ಅದು ದೊಡ್ಡವರ ಆಶೀರ್ವಾದ ಅವ್ರನ್ನ ವಿಧವೇ ಇರುವಂತ ನೋಡಬಾರದು ಅಂತ ಹೀಗೆ ಎಷ್ಟೋ ಮರ್ಮಗಳನ್ನಿಟ್ಟು ನಾರದರು ಉಪದೇಶವನ್ನು ಮಾಡಿದರು ಕೇಳಿ ಪುಳಕಿತರಾದರು ವಾಲ್ಮೀಕಿ ಮಹರ್ಷಿಗಳು ಅದಾದ ನಂತರ ವತ್ಸ ನಿನಗೆ ರಾಮಾಯಣ ಏನಪ್ಪ ಕಥೆ ನೀನು ತಿಳ್ಕೊಂಡಿದ್ದೀಯೇ ರಾಮನ ಸಮಕಾಲೀನ ಆ ಕಥೆಯ ಚೌಕಟ್ಟಿನಲ್ಲಿ ಏನೇನು ಬರಬೇಕು ಏನೇನು ಒತ್ತಿಟ್ಟು ಹೇಳಬೇಕು ಅನ್ನೋದನ್ನ ತಿಳಿಸಿಕೊಟ್ಟಿದ್ದೇನೆ ನಿನಗೆ ಮಂಗಳವಾಗಲಿ ಭಕ್ತ ಕಥೆ ಬರೀ ಅಂತ ಹೇಳಲಿಲ್ಲ ರಾಮಾಯಣದ ಕಥೆ ಹೇಳು ಅಂತ ಬ್ರಹ್ಮನಾಜ್ಞೆಯಾಗಿತ್ತು ಅದನ್ನು ಬಂದು ಹೇಳಿ ನಾನು ಹೊರಡ್ತೇನೆ ನಿನಗೆ ಮಂಗಳವಾಗಲಿ ಅಂತ ನಾರಾಯಣ ನಾರಾಯಣ ನಾರಾಯಣ ಹೇಳ್ಕೊಂಡು ನಾರದರು ಹೊರಟು ಬಿಟ್ರು ಈ ಕಡೆಯಲ್ಲಿ ಮಧ್ಯಾಹ್ನವಾಯಿತು ನಾರದರು ಬಂದದ್ದು ಬೆಳಗ್ಗೆ ಇದು ಮಧ್ಯಾಹ್ನದ ಹೊತ್ತಾಯಿತು ಅವರು ಹೊರಟಿದ್ದಾರೆ ಊಟವೇ ಉಪಚಾರವೇ ಇದ್ದೋಗಿ ಅಂತ ಊಟ ಅವರು ದೇವ ದೇವಋಷಿಗಳು ಒಂದು ಕಡೆ ಇರೋವರಲ್ಲ ಅವರು ವಿಮಾನವಿಲ್ಲದೆ ಸಂಚಾರ ಮಾಡ್ತಾ ಇರೋರು ದೇವತೆಗಳು ಅಷ್ಟೇ ರಾಕ್ಷಸರು ಅಷ್ಟೇ ಯಾರ ಮನೆಗೂ ನಿರ್ಭೀ ತಿಂದು ಹೋಗ್ತಕ್ಕವರು ಭಗವದ್ಭಕ್ತಿಯಲ್ಲಿ ಹಸಿವನ್ನ ಗೆದ್ದವರು ಅವರಿಗೆ ತಂಬೂರಿ ಮೀಟುವುದು ಒಂದೇ ಮನುಷ್ಯರ ಮನಸ್ಸನ್ನ ಮೀಟುವುದು ಒಂದೇ ಜಡ ಪದಾರ್ಥವಾದ ತಂತಿಯನ್ನು ಮೀಟಿದಾಗ ಅದು ಓಂ ಅಂತನಾದ ಬರುವಂತೆ ಜಡವಾಗಿರ್ತಕ್ಕಂತಹ ನಮ್ಮ ಈ ಮನುಷ್ಯನ ಮನಸ್ಸನ್ನು ಎಬ್ಬಿಸಿ ನರಮಂಡಲವನ್ನು ಮೀಟಿ ಅದರಲ್ಲಿ ನಾರಂ ದದಾತಿ ಜ್ಞಾನವನ್ನು ಕೊಡತಕ್ಕವರು ಅಜ್ಞಾನವನ್ನು ಖಂಡಿಸುವವರು ಲೋಕದಲ್ಲಿ ಆಸುರಿ ಶಕ್ತಿಗಳು ನಿರ್ನಾಮ ಆಗಬೇಕು ದೈವಿ ಶಕ್ತಿ ಜಾಗೃತಿಯಾಗಬೇಕು ಇದು ತಂಬೂರಿ ಮೀಟು ಕೆಲಸ ಇದು ನಾರದರ ಕೆಲಸ ಚಾಡಿ ಕೆಲಸವಲ್ಲ ಸನತ್ ಕುಮಾರ ಸಂಪ್ರದಾಯ ನಾರದರ ಚರಿತ್ರೆಯನ್ನು ಒಂದು ದಿವಸ ಹೇಳಬೇಕು ಅವರು ಹೊರಟು ಬಿಟ್ಟರು ಮಾಧ್ಯಾನ್ನಿಕವಾಯಿತು ಮಧ್ಯಾಹ್ನದ ಹೊತ್ತು ಋಷಿಗಳು ಮೂರು ಸ್ನಾನ ಮಾಡಬೇಕು ಪ್ರಾತಃ ಸ್ನಾನ ದೇವರ ಪೂಜೆ ಶಿಷ್ಯರಿಗೆ ಪಾಠ ಪ್ರವಚನ ಹೋಮ ಹವನ ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಬರುವ ಹೊತ್ತಿಗೆ ಎರಡನೇ ಸ್ನಾನ ಪೂಜಾ ಪ್ರವಚನ ಆಗಬೇಕು ಅದಕ್ಕಾಗಿ ಇವರು ಎದ್ದರು ಶಿಷ್ಯರು ಭರದ್ವಾಜರ ಜೊತೆಯಲ್ಲಿ ಇವರು ಹೊರಟಿದ್ದಾರೆ ಆಶ್ರಮದ ಸಮೀಪದಲ್ಲಿ ಗಂಗೆ ಅದನ್ನು ಸೇರತಕ್ಕಂತಹ ಒಂದು ಉಪನದಿ ತಮಸಾ ಅಂತ ಒಂದು ನದಿ ಇತ್ತು ಈಗಲೂ ಇದೆ ಅಯೋಧ್ಯೆ ಹತ್ರ ಇದೆ ಹೋಗಿ ನೋಡಬಹುದು ಅದನ್ನು ಚಿತ್ರಕೂಟದ ಹತ್ರ ಆಶ್ರಮ ಇದ್ದು ಚಿತ್ರಕೂಟದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಇದ್ದದ್ದು ಚಿತ್ರಕೂಟದಲ್ಲಿ ಮುಂದೆ ರಾಮಚಂದ್ರ ವನವಾಸ ಹೋಗುವಾಗ ವಾಲ್ಮೀಕಿ ಆಶೀರ್ವಾದ ತಗೊಂಡು ಹೋಗ್ತಾನೆ ಅಂತ ಕಥೆ ಇದೆ ಇಲ್ಲೇ ಬರುತ್ತೆ ಅದು ಮುಂದೆ ಒಂದು ಸಣ್ಣ ಮಾತು ಆದ್ರಿಂದ ಶಿಷ್ಯನಿಗೆ ಹೇಳಿದ್ರು ಭರದ್ವಾಜ ನಾ ಸ್ನಾನಕ್ಕೆ ಹೊರಡಬೇಕಲ್ಲೋ ನನ್ನ ಬಿಂದಿಗೆ ಸಂಬಂಧ ತಗೋ ಆಚರಣೆ ಮಾಡೋದಕ್ಕೆ ನಾರು ಮುಡಿಯನ್ನು ತೆಗೆದುಕೋ ಹೋಗೋಣ ಅಂತ ಹೇಳಿ ಅನೇಕ ಶಿಷ್ಯರ ಜೊತೆಯಲ್ಲಿ ತಮಸಾ ತೀರಕ್ಕೆ ಬರ್ತಾ ಇದ್ದಾರೆ ಸತು ತೀರಂ ಸಮಾಸಾಧ್ಯ ತಮಸಾಯ ಮುನಿಸ್ತದ ತಂ ಪಾರ್ಶ್ವೇ ದೃಷ್ಟ ಅತೀರ್ಥಮಕರ್ದಮಂ ಆ ತಮಸಾ ನದಿ ಹೇಗಿತ್ತು ಅಕರ್ದಮಂ ಕೆಸರಿಲ್ಲದ ನೀರು ಕೆಲವು ನದಿಗಳು ತುಂಬಾ ಕೆಸರಿರುತ್ತೆ ಯಾವಾಗಲೂ ಗಂಗಾ ನದಿ ಎಲ್ಲೋ ಒಂದು ಕಡೆ ಕೆಲವು ಎರಡು ಕಡೆ ಮಾತ್ರ ತುಂಬ ಶುದ್ಧ ಹರಿದ್ವಾರದಲ್ಲಿದ್ದ ತೀರ್ಥ ಋಷಿಕೇಶದಲ್ಲಿದ್ದ ತೀರ್ಥ ಗಂಗೋತ್ರದಲ್ಲಿದ್ದ ತೀರ್ಥ ಬದ್ರೀನಾಥದ ತೀರ್ಥ ಒಂದೇ ರೀತಿ ಇಲ್ಲ ಸ್ವಲ್ಪ ಅದರಲ್ಲಿ ಮಣ್ಣುಗಿಣ್ಣು ಸೇರಿಕೊಂಡಿರುತ್ತೆ ಯಮುನಾ ನದಿ ತುಂಬಾ ಸ್ವಚ್ಛವಾದದ್ದು ಆದರೆ ಕಪ್ಪು ಬಣ್ಣ ಕೃಷ್ಣ ಸ್ನಾನ ಮಾಡಿ ಮಾಡಿ ಮಾಡಿ ಇವನು ಮೈ ಬಣ್ಣವೆಲ್ಲ ಅದಕ್ಕೆ ಹೋಯಿತು ಅದರ ಬಣ್ಣ ಮೇಲೆ ಬಂದಿತೋ ಕಾಳಿಂದಿ ಕಾಂತಿಹಾರಿ ಕಲಿಯೇತು ಗೋಪುಷಃ ವೇದಾಂತೇಶ್ವರ ಮಂಗಳಾಶಾಸ್ತ್ರ ಮಾಡ್ತಾರೆ ಆ ಸ್ವಾಮಿ ಕೃಷ್ಣ ವರ್ಣಕ್ಕೆ ಮಂಗಳಾಶಾಸ್ತ್ರ ಮಾಡ್ತಾರೆ ರಾಮನು ಕಪ್ಪು ಇಲ್ಲಿ ವಾಲ್ಮೀಕಿ ಆ ನದಿ ಹತ್ತಿರ ಬರ್ತಾ ಇದ್ದಾರೆ ಆ ನದಿ ನಮ್ಮ ಕಾವೇರಿ ತೀರ್ಥ ಇದ್ದ ಹಾಗೆ ಒಂದು ಹಳೆಯ ಕಾಲದ ಮೂರು ಕಾಸು ನಾಣ್ಯ ಹಾಕಿದ್ರೆ ಕೆಳಗೆ ಕಾಣಿಸಬೇಕು ಇಷ್ಟು ಪರಿಶುದ್ಧವಾದ ತೀರ್ಥ ಜಗತ್ತಲ್ಲಿಲ್ಲ ಕಾವೇರಿ ಇದಕ್ಕೆ ಬಂಗಾರದ ನದಿ ಅಂತ ಹೆಸರು ಕನಕ ಸರಿತಃ ಸೈಗತೇ ಹಂಸಜುಷ್ಟೆ ಕನಕ ಸರಿತ್ ಕನಕಾಂತರ ಬಂಗಾರ ಜನರು ಸ್ತ್ರೀಯರಲ್ಲಿ ಗಂಗೆ ಯಮುನೆ ಗೋದಾವರಿ ಹೆಸರಿಟ್ಕೊಳ್ತಾರೆ ಶ್ರೀ ವೈಷ್ಣವರಲ್ಲಿ ಕಾವೇರಿ ಅಂತ ಹೇಳೋದು ಬದಲಾಗಿ ಪೊನ್ನಿ ಪೊನ್ನಿ ಪೊನ್ನಮ್ಮ ಅಂತ ಹೇಳ್ತಾರೆ ಪೊನ್ನಿ ಅಂದ್ರೆ ಕಾವೇರಿ ಹೆಸರು ಅದು ಅಂಥ ಪರಿಶುದ್ಧವಾದ ತೀರ್ಥ ನಮ್ಮ ಕೃಷ್ಣಾ ನದಿ ಧಾರವಾಡ ಸಮೀಪ ಬಿಜಾಪುರ ಡಿಸ್ಟ್ರಿಕ್ಟು ನೀರಲ್ಲಿ ನೀವು ಕಾಲಿಟ್ಟುಬಿಟ್ಟು ರಾಡಿಯಲ್ಲ ಮೇಲೆ ಬಂದ್ಬಿಡುತ್ತೆ ಅದು ಅದಕ್ಕೆ ಕಪ್ಪು ಬಣ್ಣದ ಅದು ಕೃಷ್ಣಾನದಿ ಅಂತ ಹೆಸರು ಕೃಷ್ಣವೇಣಿ ಈ ಇದ್ಯಾಕೆ ಇಷ್ಟು ವರ್ಣನೆ ಮಾಡ್ತಿದ್ದೀರಿ ನಾನು ಬರೆದಿದ್ದಾರಲ್ಲ ವಾಲ್ಮೀಕಿ ನಾನೇನು ಮಾಡಲಿ ಭರದ್ವಾಜ್ ನೋಡಿ ವಾಲ್ಮೀಕಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕದಲ್ಲಿ ಯಾವುದಕ್ಕೆ ಮುಖ್ಯತೆ ಕೊಡಬೇಕು ಯಾವುದು ಬಿಡಬೇಕು ಮಾಡಿದ್ದಾರೆ ಭರದ್ವಾಜರನ್ನು ಕರೆದರು ಲೇ ಮಗು ಈ ತೀರ್ಥ ಶುದ್ಧವಾಗಿದೆಯೋ ನೋಡೋದು ದಿವಸ ತೀರ್ಥ ಸ್ನಾನ ಮಾಡುವ ತೀರ್ಥ ಅವತ್ತೇನು ಹೊಸದಲ್ಲ ಆದ್ರೆ ಮನಸ್ಸು ಅವತ್ತು ತುಂಬಾ ಪ್ರಸನ್ನವಾಗಿದೆ ನಾರದರು ಬಂದು ರಾಮಕಥೆಯನ್ನು ಹೇಳಿದರು ಮನಸ್ಸು ಪ್ರಸನ್ನವಾಯಿತು ತೀರ್ಥವು ಪ್ರಸನ್ನತೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ನಿಮ್ಮ ಮನಸ್ಸು ರಜೋಗುಣದಲ್ಲಿ ಕೂತಿದ್ರೆ ಸ್ಪೀಡ್ ಒಂದು ಏರೋಪ್ಲೇನ್ ಹೋಗ್ತೀರಿ ಒಂದು ಬಸ್ಸಲ್ಲಿ ಹೋಗ್ತಿರ್ತೀರಿ ಅದರ ಸ್ಪೀಡಲ್ಲಿ ಕೂತ ಆ ಕಡೆ ಕಡೆ ನೋಡೋರಿಗೆ ಮನಸ್ಸು ಸ್ಪೀಡ್ ಬಂದುಬಿಡ್ತದೆ ಅದು ಸ್ಪೀಡ್ ಬಂದ್ರೆ ಯದ್ವಾ ತದ್ವಾ ಕಾಣಿಸೋದಕ್ಕೆ ಆರಂಭವಾಗುತ್ತೆ ಜಗತ್ತು ಉತ್ಪಾದವಾಗುತ್ತೆ ಮನಸ್ಸು ಶಾಂತ ಆಗೋದಿಲ್ಲ ಒಳ್ಳೆ ಚಿತ್ರ ನೋಡಿದರೆ ಮನಸ್ಸು ಪ್ರಸನ್ನ ಹೊಡೆಯೋದು ಬಡಿಯೋದು ನೋಡ್ತಾ ಇದ್ರೆ ಮನಸ್ಸು ಸಿಡಿಮಿಡಿಗುಟ್ಟತ್ತೆ ಅಂಥ ಅನ್ನ ತಿಂದರೆ ನಿಮಗೂ ಹೊಡೆಯ ಬಡಿಬೇಕು ಅಂತ ಭಾವನೆ ಉಂಟಾಗುತ್ತೆ ರಾಮಕಥೆ ಕೇಳಿದ್ದಾರೆ ಮನಸ್ಸು ಸಿಡಿಮಿಡಿಗುಡ್ತಾ ಇಲ್ಲ ಮಿಮಂ ತೀರ್ಥಂ ಭರದ್ವಾಜ ನಿಶಾಮಯ ಹೇ ಭರದ್ವಾಜ ಈ ನದಿ ಕೊಂಚವೂ ಕೆಸರಿಲ್ಲ ಕಾಣೋ ಕಣ್ಣಿಂದ ನೋಡೋ ಇದನ್ನ ರಮಣೀಯಂ ಪ್ರಸನ್ನಾಂಬೂ ಎಷ್ಟು ರಮಣೀಯವಾಗಿದೆ ಸುಂದರವಾಗಿದೆ ಪ್ರಸನ್ನವಾದ ತೀರ್ಥ ಸನ್ಮನುಷ್ಯ ಮನೋಯಥ ಇಲ್ಲಿ ಹೇಳ್ತಾರೆ ಹೂಂದು ಬಿಡಿಸಿರಿ ನೀವು ಆಶ್ಚರ್ಯ ವ್ಯಾಖ್ಯಾನ ನಾವು ಒಬ್ಬರ ಮನಸ್ಸನ್ನ ಕುರಿತು ವರ್ಣನೆ ಮಾಡುವಾಗ ತಿಳಿನೀರಿನಷ್ಟು ತಿಳಿಯುವರು ಮನಸ್ಸು ಅಂತ ಮನಸ್ಸಿಗೆ ನದಿಯನ್ನು ಹೋಲಿಕೆ ಕೊಡ್ತೇವೆ ರಾಮಾಯಣ ಕಾಲದಲ್ಲಿ ನದಿ ತೀರ ಎಷ್ಟು ತಿಳಿಯಾಗಿದೆ ಅಂದ್ರೆ ಸತ್ಪುರುಷರ ಮನಸ್ಸಿನಂತೆ ಅಂತ ಉಪಮಾನವನ್ನ ಉಪಮೇಯ ಉಪಮೇಯವನ್ನು ಉಪಮಾನ ಮಾಡುವ ಕಾಲ ನದಿ ಒಂದು ವೇಳೆ ಕೆಸರಾದರೂ ಸತ್ಪುರುಷರ ಮನಸ್ಸು ಕೆಡ್ತಾ ಇರಲಿಲ್ಲ ಸನ್ಮನುಷ್ಯ ಮನೋಯಥ ನ್ಯಸ್ಯತಾಂ ಕಲಶಸ್ತಾತ ಎಲ್ಲಿ ನನ್ನ ಕಲಶ ಕೊಡು ಕಲಶ ತಗೊಂಡು ಆಚಮನ ಮಾಡಬೇಕು ನನ್ನ ಬಲ್ಕಲವನ್ನು ಕೊಡು ನಾರುಮಡಿಯನ್ನು ಕೊಡು ಇಲ್ಲಿ ಬಾ ಇಲ್ಲಿ ಸ್ವಲ್ಪ ಇನ್ನೂ ಆಳ ಇಲ್ಲ ಅಲ್ಲಿ ಸೊಂಟದಷ್ಟು ಆಳ ಇದೆ ಅಂತ ಮುಂದೆ ಮುಂದಕ್ಕೆ ಹೋಗಿದ್ದಾರೆ ತಮಸ ತೀರ್ಥ ತೀರ್ಥಮುತ್ತಮಂ ಶಿಷ್ಯರು ಹಿಂದೆ ಹೋದ್ರು ಗುರುಗಳ ಸ್ನಾನ ಮಾಡಬೇಕಾದ್ರೆ ಶಿಷ್ಯನಾದವನು ನೀರಿನಲ್ಲಿ ಹಾಕಿ ನದಿ ತೀರದ ಅಂದ್ರೆ ಕೆಳಗಡೆ ಆಳದಿಂದ ಮಣ್ಣನ್ನು ಎತ್ತಬೇಕು ಪರಿಶುದ್ಧವಾದ ತೀರ್ಥವನ್ನ ಅವುಗಳನ್ನು ಮೂವತ್ತೆರಡು ಉಂಡೆಯನ್ನು ಮಾಡಿ ಕೈಯಲ್ಲಿ ಹಿಡಿದುಕೊಂಡು ಗುರುಗಳಿಗೆ ಒಂದೊಂದಾಗಿ ಕೊಡಬೇಕು ಅವರು ಒಂದೊಂದು ಸಲ ಮೃತಿಕಾ ಸ್ನಾನ ಮೈಯಲ್ಲಿ ಮಣ್ಣನ್ನು ಬಳಿದುಕೊಂಡು ಹರಿ ಕೃಷ್ಣ ನಾರಾಯಣ ಅಂತ ಮುಳುಗು ಹಾಕಬೇಕು ಹಾಗೆ ಮೂವತ್ತೆರಡು ಮುಳುಗು ಹಾಕಿದರೆ ಒಂದು ಸ್ನಾನ ನಾವು ಗುಡುಗಳು ಮಾಡಿದ್ದನ್ನು ನಾನು ನೋಡಿದ್ದೇನೆ ನಮ್ಮ ಊರುಗಳು ಹಾಕಿ ಸ್ನಾನ ಮಾಡ್ತಿದ್ರು ಅವಗಾಹ ಸ್ನಾನ ಮುಳುಗು ಸ್ನಾನ ಮಾಡಬೇಕಾದ್ರೆ ಹೊರಗಿಂದ ಮಣ್ಣು ತರೋದಲ್ಲ ನದಿ ಆಳದಲ್ಲಿರುವ ಮಣ್ಣಿಂದಲೇ ಆಗಬೇಕು ಅದು ಸರಿಯಾದ ಜಾಗ ಇಲ್ವಾ ಇಲ್ವಾ ಅಂತ ಮುಂದೆ ಹೋಗ್ತಿದ್ದಾರೆ ಕಲಶವನ್ನು ತಗೊಂಡು ಸಸ್ಯ ವಲ್ಕಲಂ ನಿಯತೇಂದ್ರಿಯ ಕೌಪೀನ ಸುತ್ತಿಕೊಂಡ್ರು ಚ ಪಶ್ಯನ್ ಸನ್ ಸರ್ವತೋ ವಿಪುಲಂ ವನಂ ಸ್ನಾನ ಮಾಡುವಾಗ ಸೊಂಟದುದ್ದ ನೀರಲ್ಲಿ ಇಳಿದಿದ್ದಾರೆ ಎರಡೂ ಕಡೆ ಬೆಳೆದಿದ್ದ ಉತ್ತುಂಗ ವೃಕ್ಷಗಳು ವನರಾಜುಗಳು ಗಿಡಮರಗಳು ಪಕ್ಷಿಗಳು ಅವುಗಳನ್ನು ನೋಡ್ತಾ ಇದ್ದಾರೆ ಭಗವಂತ ಎಷ್ಟು ವಿಚಿತ್ರವಾಗಿ ಮಾಡಿದ್ದಾನೆ ಜಗತ್ತನ್ನ ಒಂದು ಮರದ ಹಾಗೆ ಒಂದು ಮರ ಇಲ್ಲ ಒಂದು ಮರದಲ್ಲಿ ಒಂದು ಎಲೆಯಂತೆ ಇನ್ನೊಂದು ಎಲೆ ಇಲ್ಲ ಒಂದು ಹೂವಿನಂತೆ ಇನ್ನೊಂದು ಹೂವಿಲ್ಲ ಒಂದು ಹಣ್ಣಿನಂತ ಇನ್ನೊಂದು ಹಣ್ಣಿಲ್ಲ ಒಂದು ಪಕ್ಷಿಯಂತೆ ಇನ್ನೊಂದು ಪಕ್ಷಿ ಇಲ್ಲ ಒಂದು ಅಂತ ಇನ್ನೊಂದು ಚಿಟ್ಟೆ ಇಲ್ಲ ವೆರೈಟಿ ವೆರೈಟಿ ವೆರೈಟಿ ಎಷ್ಟು ಸುಂದರ ಜಗತ್ತು ರಾಮಾಯಣದ ಪ್ರಭಾವ ರಾಮಾಯಣ ಕೇಳಿದ್ದಾರೆ ಅದನ್ನು ನೋಡ್ತಾ ಇದ್ದಾರೆ ತಸ್ಯಾಭ್ಯಾಸೇತು ಮಿಥುನಂ ಚರಂತಮನಪಾಯಿನಂ ದದರ್ಶ ಭಗವಾನ್ ಸತ್ರ ಕ್ರೌಂಚಯೋ ಚಾರು ನಿಸ್ವನಂ ಆ ಹತ್ತಿನಲ್ಲಿ ದೈವ ಇನ್ನೊಂದು ಸಂಕಲ್ಪ ಮಾಡಿತು ಅವರ ಸಮೀಪದಲ್ಲಿಯೇ ಒಂದು ಜೋಡಿ ಕ್ರೌಂಚ ಪಕ್ಷಿಗಳು ಎದರಿಗೆ ಬಂದು ಬಿಟ್ಟವು ಒಂದು ಗಂಡು ಒಂದು ಹೆಣ್ಣು ಅದು ಮಿಥುನ ಈ ಕ್ರೌಂಚ ಪಕ್ಷಿ ಹೇಗಿರ್ತದೆ ಪುಸ್ತಕದಲ್ಲಿ ತೋರಿಸಬೇಕು ಈಗ ಹುಡುಗರಿಗೆ ಕಾಡಿನಲ್ಲಿ ಗಿಡ ಮರ ಪಕ್ಷಿಗಳನ್ನ ನೋಡುವ ಕಾಲ ಹೋಯ್ತಿನ್ನು ಏನು ಪುಸ್ತಕದಲ್ಲಿ ತೋರಿಸಬೇಕು ಹುಡುಗರಿಗೆ ರೆಕ್ಕೆ ಬಿಚ್ಚಿದರೆ ರೆಕ್ಕೆ ಕೆಳಗಡೆ ಬಿಳಿ ಬಣ್ಣ ಮೇಲೆ ನೋಡಿದರೆ ಕಪ್ಪು ಬಣ್ಣ ಆ ರೆಕ್ಕೆ ಸೂಫ್ ಮಾಡಿದ್ದಾನೆ ಭಗವಂತ ಇದು ಕ್ರೌನ್ ಜಾಂಚಾತಕ್ಕೆ ಕೇಸರು ಅಂದ್ರೆ ಇದು ನೇರವಾಗಿ ಹಾರುವ ಪಕ್ಷಿ ಅಲ್ಲ ಹೀಗೆ ಹೀಗೆ ಹೀಗೆ ವಕ್ರಗತಿಯಲ್ಲಿ ಕ್ರುಂಚ್ ಧಾತುವಿಗೆ ಗಟಿ ಕೌಟಿ ಗತಿ ಕೌಟಿಲ್ಯ ವಕ್ರಗತಿಯಲ್ಲಿ ಸಂಚಾರ ಮಾಡುವ ಪಕ್ಷಿ ಆ ಹೆಣ್ಣು ಗಂಡು ಪಕ್ಷಿಗಳು ಜೂಟಾಟ ಮಾಡ್ತಿದ್ವು ಆ ಹೆಣ್ಣು ಪಕ್ಷಿ ಏನು ಮಾಡಿತು ಆ ಗಂಡು ಅಂಟಿಸ್ಕೊಂಡ್ ಬಂತು ಪ್ರೇಮ ಮಾಡೋದಕ್ಕೆ ಅಂತ ವಾಲ್ಮೀಕಿ ಸ್ನಾನ ಮಾಡ್ತಾ ಇದ್ದಾಗ ತನಕ ಬಂದು ಹೀಗೆ ಹೋಯಿತು ಆದರೆ ಬೆನ್ನ ಹಿಂದೆಯೇ ಗಂಡು ಪಕ್ಷಿ ಬಂದಿತು ತಸ್ಯಾಭ್ಯಾಸೇತು ಮಿಥುನಂ ಚರಂತಮನಪಾಯನಂ ಒಂದನ್ನು ಬಿಟ್ಟು ಒಂದು ಒಂದು ಕ್ಷಣವೂ ಇರ್ತಾ ಇರಲಿಲ್ಲ ಆ ಗಂಡು ಹೆಣ್ಣು ಜೋಡಿ ಪಕ್ಷಿಗಳು ಅದು ಹತ್ತಿರ ಹತ್ತಿರದಲ್ಲಿ ತಸ್ಯ ಅಭ್ಯಾಸೆ ತನ್ನ ಹತ್ತಿರವೇ ಬಂತು ನೋಡಿದೀಯಾ ಇವ್ ನಟಿಸ್ಕೊಂಡ್ ಬರ್ತಾ ಇದ್ದಾನೆ ಗಂಡ ಇರಬಹುದು ಹೀಗೆ ಮಾಡ್ಬೋದೇ ನಿಮ್ಮೆದುರಿಗೆ ಅಂತ ಕೇಳುವಂತೆ ಲೀಲೆ ಮಾಡುವಂತೆ ಕೀಟ್ಲೆ ಮಾಡುವಂತೆ ಆ ಪಕ್ಷಿ ಬಂದು ಹೀಗೆ ಹೋಯಿತು ದದರ್ಶ ಸ್ತತ್ರ ಷಡ್ಗುಣೋಪೇತರಾದವರು ಉದಾರ ಹೃದಯರಾದ ವಾಲ್ಮೀಕಿ ಅದನ್ನು ನೋಡಿದರು ಕ್ರೌಂಚಯೋ ಚಾರು ನಿಸ್ವನಂ ಅದು ಧ್ವನಿ ಬೇರೆ ಮಾಡ್ತಾ ಇದ್ದಾರೆ ಆ ಪಕ್ಷಿ ಒಂದಕ್ಕೊಂದಕ್ಕೆ ಮಾತಾಡ್ತಾ ಇದೆ ಅವರಿಗೆ ಭಾಷೆ ಅರ್ಥವಾಗ್ತಾ ಇದೆ ವಾಲ್ಮೀಕಿಯ ಬಲಿತಾರೆ ದದರುಷ ಅವುಗಳು ಮಾಡ್ತಾ ಇದ್ದ ಶಬ್ದವನ್ನು ನೋಡಿದರು ಅಂತ ದದರುಷ ಶಬ್ದವನ್ನು ನೋಡ್ತಾರೆಯೋ ಕೇಳ್ತಾರೆಯೋ ಇವರು ಆ ಪಕ್ಷಿ ನೋಡಿದರು ಆ ನೋಟ ಕಣ್ಣಿಗೆ ಮುಟ್ಟುಬಿಡ್ತು ಆ ಧ್ವನಿಯೂ ಶಬ್ದವೂ ಆ ಚಿತ್ರವೂ ಕಣ್ಣಿಗೆ ಕಟ್ಟುವಂತೆ ಏನು ಸುಂದರ ಮಾಡಿದ್ದಾನೆ ಭಗವಂತ ಪಕ್ಷಿಗಳಲ್ಲಿ ಪ್ರೀತಿ ಇಟ್ಟಿದ್ದಾನೆ ಇರುವೆಗಳಲ್ಲಿ ಪ್ರೀತಿ ಇಟ್ಟಿದ್ದಾನೆ ಮನುಷ್ಯರಲ್ಲಿ ಪ್ರೀತಿ ಇಟ್ಟಿದ್ದಾನೆ ದೇವತೆಗಳಲ್ಲಿ ಪ್ರೀತಿ ಇಟ್ಟಿದ್ದಾನೆ ಯಾರಿಗೆ ವಂಚನೆ ಮಾಡಿದ್ದಾನೆ ಭಗವಂತ ಎಷ್ಟು ಸುಂದರ ಜಗತ್ತು ಅಂತ ಎಲ್ಲೆಲ್ಲಿಯೂ ಪ್ರೀತಿಯನ್ನು ನೋಡ್ತಿದ್ದಾರೆ he visualises the whole world as embodiment of love ಅದು ಮಹರ್ಷಿಗಳ ದೃಷ್ಟಿ ಕರುಣೆಯಿಂದ ನೋಡ್ತಾರೆ ಎಲ್ಲ ಕಡೆ ಪ್ರೀತಿ ತುಂಬಿದೆ ದೇವರು ವಂಚಕನಲ್ಲ ಅಂತ ನೋಡ್ತಾ ಇರೋ ಹೊತ್ತಲ್ಲಿ ತಸ್ಮಾತ್ ದೇಗಂ ಪುಮಾಂ ಸಂಪಾಪ ನಿಶ್ಚಯ ಜಘಾನ ವೈರ ನಿಲಯ ನಿಷಾದ ತಸ್ಯ ಪಶ್ಯತಃ ಇವರು ನೋಡ್ತಾ ನೋಡ್ತಾ ಇರುವಾಗಲೇ ಆ ಹೆಣ್ಣು ಪಕ್ಷಿ ಹೀಗೆ ಹೋಯಿತು ಒಂದು ಟೊಂಗೆ ಮೇಲೆ ಕೂತ್ಕೊಂತು ಗಂಡು ಪಕ್ಷಿ ಇನ್ನೇನು ಆ ಟೊಂಗೆ ಮೇಲೆ ಹೋಗಬೇಕನ್ನೋ ಹೊತ್ತಲ್ಲಿ ಎತ್ತನಿಂದಲೋ ಒಬ್ಬ ಬೇಡ್ರವನ ಬಾಣ ಬಂದು ಆ ಗಂಡು ಪಕ್ಷಿಯ ತಲೆಯನ್ನ ಕೊಯ್ದು ಆ ಪಕ್ಷಿ ಕೆಳಗೆ ಬಿದ್ದು ಹೋಯಿತು ರಕ್ತದ ಮಡುವಿನಲ್ಲಿ ಆ ಪಕ್ಷಿಯ ತಲೆ ಪುಟ ಪುಟ ಪುಟನೆ ಪುಟದು ಹೇಳ್ತಾ ಇದೆ ಆ ಹೆಣ್ಣು ಪಕ್ಷಿ ಮರದ ಮೇಲೆ ಕೂತಿದ್ದು ಅಯ್ಯೋ ಇದೇನು ಅನರ್ಥವಾಯಿತು ನನ್ನ ಗಂಡನ ಇಷ್ಟು ದೂರನ ಜೂಟಾಟ ಕರ್ಕೊಂಬಂದಿ ತಪ್ಪಾಯಿತೆ ಮಹರ್ಷಿ ಹತ್ರ ಇದ್ದಾರೆ ಅಯ್ಯೋ ನನಗೆ ಓಳನ್ನು ಕೇಳುವರಿಲ್ಲವೇ ಹೇ ಭಗವನ್ ಲೋಕದಲ್ಲಿ ಎಲ್ಲರಿಗೂ ನಾಯಿ ನರಿಗಳಿಗೆ ಪ್ರೀತಿಯನ್ನು ಕೊಟ್ಟೆ ನನಗೂ ಪ್ರೀತಿಯನ್ನು ಕೊಟ್ಟೆ ನಾನು ಯಾರಿಗೂ ಕಷ್ಟ ಕೊಡ್ತಾ ಇರಲಿಲ್ಲ ಈ ಕಾಡಲ್ಲಿ ಬಾಳುವ ಅಧಿಕಾರ ನನಗಿಲ್ಲವೇ ನನ್ನ ಗಂಡನ ಪ್ರೀತಿಯನ್ನು ನಾನು ಪಡೆದುಕೊಳ್ಳುವ ಅಧಿಕಾರವಿಲ್ಲವೇ ನನಗೆ ಯಾರೂ ಈ ರಾಜ್ಯಕ್ಕೆ ಒಡೆಯರಿದ್ದಾರೆ ಎಂಬುದಾಗಿ ತಂ ಶೋಣಿತ ಪದೀತಾಂಗಂ ವೆಷ್ಟಮಾನಂ ಮಹೀತಲೆ ಅದರ ಮುಂಡ ಕೆಳಗೆ ಬಿತ್ತು ಮಣ್ಣಿನಲ್ಲಿ ಒದ್ದಾಡ್ತಾ ಇದೆ ರಕ್ತ ಸುರಿದಿತ್ತು ಆ ಪಕ್ಷಿ ಭಾರ್ಯಾತು ನಿಹತಂ ದೃಷ್ಟ ಭಾರ್ಯಾ ಶಬ್ದ ಹಾಕ್ತಾರೆ ಅಗ್ನಿ ಸಾಕ್ಷಿಕವಾಗಿ ವಿವಾಹ ಆಗಿದ್ದ ದಂಪತಿಗಳಿಗೆ ಮಾತ್ರ ಭರ್ತೃಭಾರ್ಯ ಅಂತ ಹೇಳಬೇಕು ಶಾಸ್ತ್ರ ವಾಲಿ ತಾರೆಯರನ್ನ ಕುರಿತು ಹೇಳುವಾಗ ಅಲ್ಲಿ ಭಾರ್ಯ ಶಬ್ದ ಹಾಕ್ತಾರೆ ಕೃಷ್ಣಿಂದ ಕಾಂಡದಲ್ಲಿ ಅಂತ ಹೌದು ಅವರು ಯಜ್ಞೋಪಯುತ ಇತ್ತು ಕೋತಿಗಳು ಅಂದ್ರೆ ಮರದ ಮೇಲಿನ ಕೋತಿ ಎಲ್ಲ ಹನುಮಂತ ಆಗೋದಿಲ್ಲ ಕಪಿ ಕುಲದವರಿದ್ದರು ಅವರಿಗೆ ಸಂಸ್ಕಾರವಿತ್ತು ಸಂಧ್ಯಾವನ್ನು ಮಾಡ್ತಿದ್ರು ವ್ಯಭಿಚಾರವನ್ನೂ ಮಾಡ್ತಿದ್ರು ದಾರಿ ಮಾತ್ರ ಬೇರೆ ಅದು ವಾ ನರಾಹ ಇವರೇನು ಮನುಷ್ಯರೇ ಅಂತ ಬಯಸ್ಕೊಳ್ತಾ ಇದ್ರು ಆದ್ರಿಂದ ಅಲ್ಲಿ ಭಾರ್ಯಾಶ್ವತಿಗೆ ಬೇರೆ ಅರ್ಥ ಇಲ್ಲಿ ಇದೆಷ್ಟಾದರೂ ದ್ವಿಜತ್ವ ಉಂಟು ಪಕ್ಷಿಯಾದರೂ ಮೊಟ್ಟೆ ಹೊಡ್ಕೊಂಡು ಬರುವಂತಹ ಎರಡನೇ ಜನ್ಮ ಇದ್ದದ್ರಿಂದ ಒಂದು ರೀತಿಯಲ್ಲಿ ದ್ವಿಜತ್ವ ಇತ್ತು ಅನ್ನೋ ಅರ್ಥದಲ್ಲಿ ಭಾರ್ಯಾತು ನಿಹತಂ ದೃಷ್ಟ ರುರಾವ ಕರುಣಾಂಗಿರಂ ಅತ್ಯಂತ ಕರುಣೆಯಿಂದ ಲೋಕಕ್ಕೆ ಅಯ್ಯೋ ನನ್ನ ಕಷ್ಟ ಕೇಳಿ ಅಂತ ಹೇಳುವಂತೆ ಆ ಹೆಣ್ಣು ಪಕ್ಷಿಗಳೋ ಅಂತ ಬಿಡಿತು ಈ ಒಂದು ಶ್ಲೋಕದಲ್ಲಿ ಮುಗಿಸಿದ್ರು ನಮ್ಮ ಕನ್ನಡದ ತೊಡವೆ ರಾಮಾಯಣದಲ್ಲಿ ಆ ಗಂಡು ಪಕ್ಷಿ ಬಿದ್ದ ಚಿತ್ರವನ್ನು ಕೊಡ್ತಾರೆ ಮಹಾನುಭಾವರು ನೀವು ಕೇಳಿದ್ದೀರೋ ಇಲ್ಲವೋ ಇದರ ಹೆಸರನ್ನ ಅರೆ ಲೋಚನದ ಕಣ್ಣು ಅರ್ಧಂಬರ್ಧ ತೆಗೆದಿದೆ ಗೊಟ ಕಣ್ಬೇಕು ಸಂಪುಟವರಳಿ ಚಲಿಸುವ ಚಂಚು ಪುಟದ ಆ ಕೊಕ್ಕು ಅರಳಿ ಅರಳಿ ಅರಳಿ ಮುಚ್ಕೊಳ್ತಾ ಇದೆ ಉಪ್ಪರಿಸಿದಂಘ್ರಿಯ ಆ ಕಾಲು ಮೇಲೆ ಕೆದ್ದಿದೆ ಹೆಣದಂತೆ ಸರ ಕೆಳಗೆ ಬಿದ್ದಿದೆ ಕೆದರ್ದರೆಕ್ಕೆಯ ವಿರಿದ ತುಪ್ಪಳಿನ ತಮಿಳಲ್ಲಿ ತೊಪ್ಪಳ ತೊಪ್ಪೂಳ್ ಅಂತ ಹೇಳ್ತೇವೆ ಹೊಕ್ಕಳಿಗೆ ಹೆಸರು ಈ ಕವಿ ತಮಿಳು ಹೆಸರು ಹಾಕಿದ್ದಾನೆ ನೋಡಿ ತುಪ್ಪಳ್ ಹೇಳಿದ್ದಾನೆ ಕನ್ನಡದ್ದು ಹೇಳಿಲ್ಲ ಹೊಕ್ಕಳು ಹೇಳ್ಬೋದಾಗಿತ್ತು ಆ ಹೊಕ್ಕಳು ಸೀಳಿ ಹೋಗಿದೆ ಅವನಿಗೆ ಕೊರಳ ಮಿಡುಕಿನ ಮಸಿಯ ಮುಖದಲ್ಲಿ ಸುರಿಬನೆತ್ತರ ಪತಿಯ ಸುತ್ತಲೂ ತಿರುಗಿ ಚೀರುವ ವಿಹಗ ಸತಿಯನು ಕಂಡನ ಮುನಿಪ ವಿಹಗ ಸತಿ ಭಾರ್ಯಾ ನಿಹತಂ ಮೂಲ ರಾಮಾಯಣ ಎಷ್ಟು ಚೆನ್ನಾಗಿ ಓದಿದ್ದಾನೆ ಕನ್ನಡ ಕವಿ ಮಹಾವಿದ್ವಾಂಸ ಇದನ್ನು ಓದೋದಲ್ಲಿ ಯಾವ್ಯಾವುದೋ ಓದ್ತೇವೆ ನಾವು ಕನ್ನಡ ಬೇಡವೇ ಬೇಡ ತೆಗೆದಾಕಿ ಬಿಡಬೇಕು ನಾವು ಇದು ತೊಟ್ಲು ಕನ್ನಡ ಅನ್ನೋದು ತೊಟ್ಲು ಇಂಗ್ಲೀಷ್ ಅನ್ನೋದು ಮೆಟ್ಲು ಬಹಳ ಸಂತೋಷ ನಾನು ಇಂಗ್ಲಿಷ್ ಓದಿ ಕೋಪ ಯಾತಕ್ಕೆ ಬರುತ್ತೆ ಅಂದ್ರೆ ನಿಮ್ಮ ಮನೆ ಬಾಗಲ್ ತನಕ ವಾಲ್ಮೀಕಿ ರಾಮಾಯಣವನ್ನು ಬಡಿಸಿದ್ದಾರೆ ಮಹಾನುಭಾವ ಅದು ಬಿಟ್ಟು ಏನೇನೋ ಮಾಡ್ತೇವೆ ಗೊಳೋನ್ ತೊತ್ತು ಬಿಡ್ತು ವಿಯುಕ್ತಾಪಚಿನಾಥೇನ ದ್ವಿಜೇನ ಸಹಚಾರಿಣ ತಾಮ್ರ ಶೀರ್ಷೇಣ ಮತ್ತೇನ ಕೆಂಪು ತಲೆ ಪಕ್ಷಿ ಕೆಂಪು ತಲೆ ಇರಲಿಲ್ಲ ರಕ್ತದಿಂದ ಕೆಂಪಾಯಿತು ತಲೆ ಒಂದು ಕಡೆ ಶರೀರ ಒಂದು ಕಡೆ ಬಿತ್ತು ಅಯ್ಯೋ ವಾಲ್ಮೀಕಿ ಇನ್ನೇ ಸ್ನಾನ ಅವಗಾಹನ ಮಾಡಬೇಕು ಸಂಕಲ್ಪ ಮಾಡಬೇಕು ಆ ಹೊತ್ತಲ್ಲಿ ಮನಸ್ಸು ಕಲಕಿತು ಅವರಿಗೆ ಬೆಳಿಗ್ಗೆ ರಾಮಾಯಣ ಕಥೆ ಕೇಳಿದ್ದೆ ಸುತ್ತ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ದೆ ಈ ಜಾತಿ ಹೀಗಾಯಿತು ಈ ಪಕ್ಷಿ ಪ್ರಾಣ ಹೋಯಿತು ನಾ ಹತ್ರ ಇದ್ದು ಕಾಪಾಡೋದಕ್ಕಾಗಲಿಲ್ಲವಲ್ಲ ಇದನ್ನ ಎಂಬುದಾಗಿ ಯೋಚನೆ ಮಾಡಿಕೊಂಡು ಅವರ ಮನಸ್ಸಲ್ಲಿ ಒಂದು ಭಾವನೆ ಉಂಟಾಯಿತು ಭಾವ ಉಂಟಾಯಿತು ಅದರಿಂದ ಕರುಣರಸಪೂರ್ಣವಾದ ರಾಮಾಯಣ ಅವತಾರ ಆಗುವ ಮೊದಲನೇ ಶ್ಲೋಕ ಉಂಟಾಯಿತು ತತಃಕರುಣವೇದಿತ್ವಾತಿ ಅಧರ್ಮೋಯಮಿತಿ ದ್ವಿಜ ಇದು ಧರ್ಮ ಅಧರ್ಮ ಅಂತ ಹಾಗೆ ನಿರ್ಣಯ ಮಾಡ್ತೀರಿ ಆ ಬೇಡ್ರವನು ಎದುರಿಗಿಲ್ಲ ಅಕಸ್ಮಾತ್ ಅವನ ಎದುರಿಗೆ ಬಂದಿದ್ರೆ ಲೈ ಪಕ್ಷಿ ಹೊಡಿಬಹುದೇನೋ ಅಂತ ಕೇಳಿದ್ರೆ ಸ್ವಾಮಿ ನೀವು ಬ್ರಾಹ್ಮಣರು ನಿಮ್ ಧರ್ಮ ಅಲ್ಲ ನಾ ಬೇಡ್ರವನ ನನಗೆ ಧರ್ಮ ಅಂತ ಅವನು ಹೇಳ್ತಿದ್ದ ಅವನ ಧರ್ಮದಲ್ಲಿ ಅವನ ಕೆಲಸ ಮಾಡಿದ್ರೆ ಇವರು ಇದನ್ನ ಯಾತಕ್ಕೆ ಬೈಬೇಕು ಸಾಂದೀಪನಿ ಆಶ್ರಮದಲ್ಲಿ ಒಂದು ಗಿಡಗ ಇದು ಭಾಗವದಲ್ಲಿಲ್ಲ ಕತೆ ಹೇಳ್ತಾರೆ ಹಿರಿಯರು ಒಂದು ಪಾರಿವಾಳವನ್ನು ಅಟ್ಟಿಸಿಕೊಂಡು ಹೋಯಿತು ಆ ಪಾರಿವಾಳ ಕಿರಿಸಿಕೊಳ್ತಾ ಅಯ್ಯೋ ಗಿಡಗ ಬಂದ್ಬಿಡ್ತಲ್ಲ ಬಂದ್ಬಿಡ್ತಲ್ಲ ಕೃಷ್ಣ ಏನ್ ಮಾಡಿದ ಒಂದು ಬಾಣವನ್ನು ತೆಗೆದು ಗಿಡಗವನ್ನ ಹೊಡೆದು ಹಾಕಿಬಿಟ್ಟ ರಕ್ಷಣೆ ಕೊಟ್ಟ ಕ್ಷತ್ರಿಯನಾದ್ದರಿಂದ ಆ ಸತ್ತು ಹೋದ ಗಿಡಗ ಕುಚೇಲನ ಕೈಯಲ್ಲಿ ಬಂದು ಸೇರಿತ್ತು ಪಕ್ಕದಲ್ಲಿ ಕೂ ಜಪ ಮಾಡ್ತಿದ್ದ ಅವನು ಅವನು ಹೇಳಿದ ಕೃಷ್ಣ ನಾನು ನೀನು ಕ್ಲಾಸ್ಮೇಟ್ ಇರ್ಬೋದು ಒಬ್ಬರೇ ಮೇಷ್ಟ್ರು ನೀ ಮಾಡಿದ ತಪ್ಪು ಆ ಪಕ್ಷಿ ನ್ಯಾಟ ಕೊಡದೆ ಕೃಷ್ಣ ಹೇಳ್ದ ಅದು ಒದರ್ತಾ ಇತ್ತು ಚೀರ್ತಾ ಇತ್ತು ಹೆಣ್ಣು ಪಕ್ಷಿ ರಕ್ಷಣೆ ಕೊಡೋದು ನನ್ನ ಕರ್ತವ್ಯ ಅಂತ ನಾನು ಮಾಡಿದೆ ಇಲ್ಲ ಅದಕ್ಕೆ ಅದನ್ನು ಆಹಾರವಾಗಿ ಇಟ್ಟಿದ್ದಾನೆ ದೇವರು ಪಾರಿವಾಳ ತಿನ್ನೋದು ಕಡಿಗೋದು ಕರ್ತವ್ಯ ನೀನ್ ಯಾಕೆ ಹೊಡೆದೆ ಅದನ್ನ ಇದು ಇಬ್ಬರಲ್ಲಿ ಚರ್ಚೆ ಶುರುವಾಯಿತು ಇಬ್ಬರು ಹೇಳಿದ್ರು ಮೇಷ್ಟ್ ಹತ್ರ ಹೋಗೋಣ ಅದು ಸುಪ್ರೀಂ ಕೋರ್ಟ್ ಸಾಂದೀಪನಿಗಳು ಅದರ ಮೇಲೆ ನಡುವೀದಿ ಡೆಮಾನ್ಸ್ಟ್ರೇಷನ್ ಇಲ್ಲ ಆಗಿನ ಕಾಲದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ ಮುಗಿದು ಹೋಯಿತು ಅವ್ರನ್ನ ಕೇಳುವಾಗ ಅವ್ರು ಹೇಳಿದ್ರು ಕೃಷ್ಣ ನೀನು ಹೇಳಿದ್ದು ನಿನ್ನ ಧರ್ಮ ದೃಷ್ಟಿಯಿಂದ ಸರಿ ಕುಚೇಲ ನೀನು ಹೇಳಿದ್ದು ನಿನ್ನ ಧರ್ಮದ ದೃಷ್ಟಿಯಿಂದ ಸರಿ ಬಿಟ್ಬಿಡು ಒಂದು ಪಕ್ಷಿಗೆ ಯಾಕೆ ಓದಾಡ್ತೀರಿ ಎಂದರು ಧರ್ಮಕ್ಕೆ ಅನೇಕ ಮುಖಗಳಿರುತ್ತೆ ಅವ್ರು ಗೋಲಿಬಾರ್ ಮಾಡ್ಬೋದೇನ್ರಿ ಅಂದ್ರೆ ಅವ್ರು ಪೊಲೀಸರಾಗಿದ್ದರೆ ಗೋಲಿಬಾರ್ ಮಾಡ್ತಾರೆ ದನ ದೊಂಬಿ ಮಾಡಿದ್ರೆ ನಾವು ನೀವು ಗೋಲಿಬಾರ್ ಮಾಡ್ತಕ್ಕದ್ದಲ್ಲ ಆದ್ರಿಂದ ಧರ್ಮಕ್ಕೆ ದೇಶ ಕಾಲ ವ್ಯಕ್ತಿ ವ್ಯತ್ಯಾಸಗಳುಂಟು ಆದ್ರಿಂದ ವ್ಯಾಧನು ಒಬ್ಬ ಬೇಡ ತನ್ನ ಧರ್ಮದಂತೆ ಈ ಪಕ್ಷಿಯನ್ನು ಹೊಡೆದ ಅದವನಿಗೆ ತೊಂದರೆ ಮಾಡಿತ್ತೆ ಅಂತ ಪ್ರಶ್ನೆ ಅಲ್ಲ ಅವನಿಗೆ ಅದು ಬೇಕಾಗಿತ್ತು ಹೊಡೆದ ಆದ್ರೆ ಇವರು ಮನಸ್ಸೇನು ಹೇಳಿತು ಅಧರ್ಮೋಯಮಿತಿ ದ್ವಿಜ ಇದು ಅಧರ್ಮ ಅಂತ ಹೇಳಿತು ಯಾತಕ್ಕೆ ಅಂದ್ರೆ ಬೇಡನಿಗೂ ನಿಯಮಗಳುಂಟು ಯಾವುದೇ ಪಕ್ಷಿಗಳು ಪರಸ್ಪರ ಪ್ರೀತಿಯಲ್ಲಿ ಆಲಾಪದಲ್ಲಿ ಸಂಗಮದಲ್ಲಿ ಮಿಥುನೀಕರಣದಲ್ಲಿರುವಾಗ ಕೊಲ್ಲಬಾರದು ಅಂತ ಬೇಡನಿಗೂ ಧರ್ಮ ಉಂಟು ಒಂದು ಜೊತೆ ನಾಯಿ ಪರಸ್ಪರ ಬೀದಿಯಲ್ಲಿ ಕ್ರೀಡೆ ಮಾಡುತ್ತಿದ್ರೆ ಮನುಸ್ಮೃತಿಯಲ್ಲಿ ಹೇಳ್ತಾರೆ ನೀವು ಅದರ ಮೇಲೆ ಕಲ್ಲು ಹೊಡೆಯಬಾರದು ಇದೆಲ್ಲ ಧರ್ಮಶಾಸ್ತ್ರ ಒಂದು ಗೋವು ಹೋಗ್ತಾ ಇದೆ ಕೊರಳಿಗೆ ಹಗ್ಗ ಸುತ್ತಿದ್ದಾರೆ ಕೊಟ್ಟಿಗೆ ಕಟ್ಟೋದಿಕ್ಕೆ ಅಕಸ್ಮಾತ್ ಹಗ್ಗ ಬಿಚ್ಚಿದ್ರೆ ನೀವು ಹಗ್ಗವನ್ನು ತುಳಿದರೆ ಕೋವನ್ನು ಕೊಂಡು ಪಾಪ ಬರ್ತದೆ ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ ಕ್ಷತ್ರಿಯನಿಗೂ ಕೊಲ್ಲುವುದಕ್ಕೆ ಸಂದರ್ಭ ಉಂಟು ಕೊನೆಗಳಿಗೆ ನಿಮ್ದೇನ ಪ್ರಾರ್ಥನೆಗೆ ಇರ್ತಾ ಇದ್ರೆ ಮಾಡ್ರಿ ಅಂತ ಕೊನೆಗಳಿಗೆ ಕೊನೆಗಳಿಗೆ ಅವಕಾಶ ಕೊಡ್ತಾರೆ ಅವನು ಪ್ರಾರ್ಥನೆ ಮಾಡ್ತಾರೆ ಹೊತ್ತಲ್ಲ ಅವನನ್ನು ಕೊಲ್ಲಬಾರದು ಇದು ನಿಯಮ ಆದರೆ ಇವರು ಹೇಳಿತು ಇದು ಪಕ್ಷ ಪ್ರೀತಿಯಲ್ಲಿದೆ ಬೇಡನಿಗೆ ಬೇರೆ ಸಂದರ್ಭ ಹೊಡಿಬಹುದಾಗಿತ್ತು ತತಃ ಕರುಣವೇದಿತ್ವಾತ್ ಹೃದಯಕ್ಕೆ ಕರುಣ ಭಾವನೆ ಉಂಟಾಯಿತು ಅಧರ್ಮವಂತ ಅಂತ ತಿಳ್ಕೊಂಡು ನಿಶಾಮ್ಯ ರುದತೀಂ ಕ್ರೌಂಚಿಂ ಇದಂ ವಚನಮಬ್ರವೀತ್ ಈ ಹೆಣ್ಣು ಪಕ್ಷಿ ಗೋಳನ್ನು ಕೇಳಿದ್ರು ಕಿವಿ ಮರೀಲಿಲ್ಲ ಇವನು ಬೇಡ ಹೊಡೆದಿದ್ದ ತಪ್ಪು ಎಲ್ಲಿದ್ದಾನೆ ಸುತ್ತ ನೋಡಿದ್ರು ಬೇಡ ಕಣ್ಣಿಗೆ ಕಾಣಿಸಲಿಲ್ಲ ಅದು ಮೊದಲು ಕರುಣೆ ಭಾವ ಉಂಟಾದದ್ದು ಅದು ಕೋಪಕ್ಕೆ ತಿರುಗಿತು ಈ ಪಕ್ಷಿಯ ದುಃಖವನ್ನು ನಿವಾರಣೆ ಮಾಡೋಕ್ಕಾಗಲಿಲ್ವಲ್ಲ ಅಂತ ತಮ್ಮ ಮೇಲೆ ತಮಗೇ ಸ್ವಲ್ಪ ಕೋಪ ಉಂಟಾಗಿ ಕಣ್ಣಿಗೆ ಕಾಣಿಸ್ತಾ ಇದ್ದ ಬೇಡನಿಗೆ ಒಂದು ಶಾಪವನ್ನು ಕೊಟ್ಟರು ಎಲ್ಲೋ ಬೇಡ ಯಾರಿಗೂ ಬೇಡ ಎಲ್ಲಿದ್ದೀಯೋ ಏನು ಕಥೆಯೋ ನಿನಗೆ ಒಳ್ಳೇದಾಗದೆ ಹೋಗಲಿ ಅಂತ ಶಾಪ ಕೊಟ್ಬಿಟ್ರು ಮಾ ಅನುಷಾದ ಪ್ರತಿಷ್ಠಾಂತ್ವಮಗಮಃ ಶಾಶ್ವತಿ ಸಮಾಹ ಯತ್ಕೌಂಚ ಮಿಥುನಾದೇಕಂ ಅಮಧೀ ಕಾಮಮೋಹಿತಂ ಹೇ ಇಲ್ಲಿ ಮಾ ಶಬ್ದ ಬರ್ತದೆ ಇದು ನಿಷೇಧಾರ್ಥ ಮಾ ಕುರು ಮಾಡಬೇಡ ಅಂತ ಅರ್ಥ ಕುರು ಅಂದ್ರೆ ಮಾಡು ಮಾ ಕುರು ಮಾಡಬೇಡ ಹೇ ನಿಷಾದ ನಿಷಾದ ಅಂದ್ರೆ ಬೇಡವನು ಹೇ ನಿಷಾದನೆ ಯಾವ ಕಾರಣದಿಂದ ಕಾಮೋಹಿತವಾದ ಈ ದ್ವಯದಲ್ಲಿ ಮಿಥುನದಲ್ಲಿ ಅವಧೀಹಿ ಒಂದನ್ನ ಕೊಂದೆಯೋ ಕಾಮಾವಸ್ಥೆಯಲ್ಲಿದ್ದುದನ್ನು ಕೊಂದಿದ್ದೀಯೇ ಆದ್ದರಿಂದ ನಿನಗೆ ಶಾಶ್ವತಿ ಸಮ ಅನೇಕ ವರ್ಷಗಳ ಕಾಲ ಪ್ರತಿಷ್ಠೆ ಇಲ್ಲದೆ ಹೋಗಲಿ ಮಂಗಳವಿಲ್ಲದೆ ಹೋಗಲಿ ನಿನಗೆ ಒಳ್ಳೇದಾಗದೆ ಹೋಗಲಿ ಯಾರೂ ನಿನ್ನ ನೆನೆಸದೆ ಹೋಗಲಿ ನಿನಗೆ ಕೆಟ್ಟದ್ದಾಗಲಿ ಅಂತ ಇದು ಶಾಪ ಈ ವಾಕ್ಯ ಹೇಳಿದರು ಈ ವಾಕ್ಯ ಹೇಳುವಾಗ ಇದು ನಾಲ್ಕು ಪಾದ ಇರಬೇಕು ಎಂಟೆಂಟು ಅಕ್ಷರದಲ್ಲಿ ಎಂಟು ನಾಲ್ಕು ಮೂವತ್ತೆರಡು ಅಕ್ಷರ ಬರಬೇಕು ಅಂತ <coughs> ಪೊಯಿಟಿಕ್ ಕಾಂಪೋಸಿಷನ್ ಆಗಬೇಕು ಅಂತ ಅನುಷ್ಠ ಲೆಕ್ಕಾಚಾರದಲ್ಲಿ ಹೇಳಿದ ಮಾತಲ್ಲ ಪಂಡಿತರು ಬೈದ್ರೂ ಶ್ಲೋಕಬದ್ಧವಾಗಿರುವಂತೆ ಸಂಗೀತಗಾರರು ಕೋಪ ಇದ್ರು ವೈಲಿನ್ ನುಡಿಸಿದ್ರೆ ಶುಚಿಬದ್ಧವಾಗಿ ಬರುವಂತೆ ತಂಬೂರಿ ಮೇಲೆ ಧೂಳು ಕೂತಿತ್ತು ಶುಚಿ ಮಾಡಿಟ್ಟಿದ್ದಾರೆ ಥೂ ತಗೊಂಡು ಹೋಗ್ಬೇಕು ಕಚೇರಿಗೆ ಈಗ ಒರೆಸ್ತೀರಿ ಅದು ಶುಚಿಬದ್ಧವಾಗಿಯೇ ಶಬ್ದ ಮಾಡುವಂತೆ ಕವಿ ಹೃದಯವಾದ ವಾಲ್ಮೀಕಿ ಬಾಯಲ್ಲಿ ಶ್ಲೋಕ ರೂಪದಲ್ಲಿ ಮಾತು ಬಂದುಬಿಡಿತು ಮಾ ನೆಡ್ಸ್ಕೊಳ್ಳಿ ಮಾ ನಿಷಾದ ಪ್ರತಿಷ್ಠಾ ಅಂತ್ವಂ ಅಗಮ ಶಾಶ್ವತಿ ಸಮಾಹ ಯತ್ಕ್ರವಂಚ ಮಿಥುನಾದೇಕಂ ಅವಧಿ ಕಾಮ ಮೋಹಿತಂ ಎಂಟ್ನಾಲ್ಕಲು ಮೂವತ್ತೆರಡು ಮೂವತ್ತೆರಡು ಮಾತ್ರೆ ಈ ಶ್ಲೋಕ ಬಾಯಲ್ಲಿ ಬಂದ್ಬಿಡ್ತು ಉತ್ತರ ಕ್ಷಣದಲ್ಲಿ ಅವರಿಗೆ ಬೇಜಾರಾಯಿತು ಅಯ್ಯೋ ಅವನು ವಿನಾಕಾರಣ ಪಕ್ಷಿಯನ್ನು ಕೊಂದ ಅಂತ ವಿನಾಕಾರಣ ಬೇಡ್ರವನು ಶಾಪ ಕೊಟ್ಬಿಟ್ನಲ್ಲ ನಾನು ನಾನು ಬೇಡನಾಗಿದ್ದೆ ಒಂದು ಕಾಲದಲ್ಲಿ ಇವನು ಬೇಡ ನಾಲ್ಕು ಹೋಗ್ಬಿಟ್ಟು ಚೆನ್ನಾಗಿ ಬರೆದಿದ್ದಾರೆ ಈ ಜಾಗದಲ್ಲಿ ನನಗೂ ಅವನಿಗೂ ಏನು ವ್ಯತ್ಯಾಸವಾಯಿತು ಅಯ್ಯೋ ಬೈದು ಬಿಟ್ನಲ್ಲ ಬೈದು ಬಿಟ್ಟನಲ್ಲ ನಾನು ಬಾಯಲ್ಲಿ ಆಟಕ್ಕಿದು ಬಂತು ಆಟಕ್ಕೆ ಸೇರಿ ಹೋಯಿತು ಅಂತ ಮನಸ್ಸಿಗೆ ತುಂಬಾ ಬೇಜಾರು ಮಾಡಿಕೊಂಡು ತಸೈವ ಬ್ರವತಶ್ಚಿಂತ ಬಭೂವ ಹೃದಯ ದೀಕ್ಷತ ಶೋಕಾರ್ಥೇನಾಸ್ಯ ಶಕುನೆ ಹೇ ಕಿಮಿದಂ ಒಂದು ಪಕ್ಷಿಗೆ ಕಷ್ಟವಾಯಿತು ಅಂತ ಇದೇನು ಹೇಳಿಬಿಟ್ಟೆ ನಾನು ಆಯಿತು ಕಲಸ ಕೊಡು ಅಂದ್ರು ತಗೊಂಡ್ರು ಆಚಮನ ಮಾಡಿದ್ರು ಸರಿಯಾಗಿ ಮಂತ್ರ ಹೇಳಿದ್ರು ಬಿಟ್ರು ಸ್ನಾನ ಆಯಿತು ಗಡಿಬಿಡಿ ಯಾರು ಹೋಗಿದ್ದಾರೆ ಸಮಾಚಾರ ಬರುತ್ತೆ ಹೋಗಬೇಕು ಬಸ್ ಹತ್ತಬೇಕು ಸ್ನಾನ ಮಾಡ್ತೀರಾ ಹ್ಯಾಂಗೆ ಮಾಡ್ತೀರಿ ಮಂತ್ರ ಹೇಳ್ತೀರಾ ಮೈ ಉಜ್ಜ್ತೀರಾ ಹೇಗೆ ಮಾಡ್ತೀರಿ ಏನೋ ಒಂದು ಮುಗಿಸ್ತೀರಿ ಕಾಟಾಚಾರಕ್ಕೆ ಸಂಧ್ಯಾವನ್ನ ಮಾಧ್ಯಾನಿಕ ಮಾಡಿಕೊಂಡ್ರು ಆಶ್ರಮಕ್ಕೆ ಬಂದರು ಮನಸ್ಸು ತತ್ತರಿಸ್ತಾ ಇದೆ ಮನಸ್ಸು ನೆಮ್ಮದಿಯಾಗಿದ್ದು ಮನಸ್ಸಿಗೆ ಮನಸ್ಸು ಆ ನೆಮ್ಮದಿ ಕೆಟ್ಟು ಹೋಯಿತು ಮನೆಗೆ ಬಂದಿದ್ದಾರೆ ತಮೇವ ಚಿಂತೆಯನ್ನರ್ಥಂ ಉಪಾವರ್ತತ ಮುನಿ ಮನಸ್ಸಲ್ಲಿ ಮೇಲೆ ಕೆಳಗೆ ಅದನ್ನ ಆವರ್ತನ ಮಾಡ್ತಾ ಇರೋ ಕಾಲದಲ್ಲಿ ಇನ್ನೇನು ಕೂತ್ಕೋಬೇಕು ಆಸನದಲ್ಲಿ ಆ ಹೊತ್ತಿನಲ್ಲಿ ದೂರದಲ್ಲಿ ವೇದಘೋಷ ಕೇಳಿಸ್ತು ಬೆಳಗ್ಗೆ ನಾರದರು ಬಂದ್ರು ಈಗ ಯಾರಪ್ಪ ಬಂದ್ರು ಅಂತ ತಿರುಗಿ ನೋಡಿದರೆ ಚತುರ್ಮುಖ ಬ್ರಹ್ಮದೇವ ಬರ್ತಾ ಇದ್ದಾನೆ ಬ್ರಹ್ಮಲೋಕದಿಂದ ಇವರು ಮೇಲಕ್ಕೆದ್ರು ಇವತ್ತೇನು ಆಶ್ಚರ್ಯದ ಮೇಲೆ ಆಶ್ಚರ್ಯ ನಾರದರು ಬರ್ತೇವೆ ಅಂತ ಹೇಳಿರ್ಲಿಲ್ಲ ಬಂದುಬಿಟ್ರು ನನ್ನ ಬಾಯಲ್ಲಿ ಪ್ರಶ್ನೆ ಉಂಟಾಯಿತು ಪ್ರಥಮಂ ತರ್ಕಿತಂ ನಾರದಾಗಮನಂ ತತಶ್ಚ ಲೋಕೋತ್ತರ ವಿಷಯ ಪ್ರಶ್ನ ಅವರು ಬಂದ್ರೆ ಇದೇ ಪ್ರಶ್ನೆ ಕೇಳಬೇಕು ಅಂತ ರೆಡಿ ಮಾಡಿಕೊಂಡಿರಲಿಲ್ಲ ಲೋಕೋತ್ತರ ಭಗವಂತನ ವಿಷಯ ಪ್ರಶ್ನೆ ಉಂಟಾಯಿತು ತದನುರೂಪಮುತ್ತರಂ ಅದ ಸರಿಯಾದ ಉತ್ತರ ವಾಲ್ಮೀಕಿಗೆ ರಾಮಾಯಣ ಸಿಕ್ಕಿಬಿಡಿತು ಅತರ್ಕಿತಮೇವ ಶಕುನ ದರ್ಶನಂ ಈ ಜೋಡಿ ಪಕ್ಷಿಗಳು ನನ್ನ ಕಣ್ಣೆದರಿಗೆ ಹೀಗೆ ಹಾಯ್ದು ಒಂದು ಸಾಯಬಹುದು ಅಂತ ಕಲ್ಪನೆ ಇರಲಿಲ್ಲ ಅದು ಒಂದು ನಡೆಯಿತು ತತ್ರ ಕರುಣರಸೋದಯ ಅದರಲ್ಲಿ ಕರುಣರಸವೇ ಬರಬೇಕು ಅಂತ ಏನೋ ದೈವ ಸಂಕಲ್ಪ ಅಂತ ಕಾಣುತ್ತೆ ಏತತ್ ಸರ್ವಂ ದೈವತಂತ್ರಂ ಇತಿ ವಿಸ್ಮಿತ ಇದೆಲ್ಲ ದೈವತಂತ್ರ ಅಂತ ತಿಳ್ಕೊಂಡು ಅನಂತರಂ ಅತರ್ಕಿತ ಚತುರ್ಮುಖಾಗಮನೇನ ಪರಮವಿಸ್ಮಿತ ಪರಮವಿಸ್ಮಿತ ಶಬ್ದಕ್ಕೆ ವ್ಯಾಖ್ಯಾನ ಪ್ರಾಂಜಲಿ ಕೈ ಮುಗಿದ್ರು ಕೂತ್ಕೋಬೇಕು ಅಂದ್ರು ಕೈ ಕಟ್ಕೊಂಡು ನಿಂತರು ಏನ್ ತಾವು ಬಂದ್ರಿ ಗೊತ್ತಾಗಲಿಲ್ಲ ಬ್ರಹ್ಮಲೋಕ ಬ್ರಹ್ಮನಿಗೆ ಎಷ್ಟು ಅರ್ಜೆನ್ಸಿ ಜೀವ ಸೃಷ್ಟಿ ಮಾಡ್ತಾ ಇರ್ತಾನೆ ಮಣ್ಣು ತಕೊಂಡು ಅವರು ಅವ್ರ ಕರ್ಮಾನುಸಾರವಾಗಿ ಸತ್ವ ರಜಸ್ಸೋತಮ ಸೋ ಪ್ರಕೃತಿಗಳನ್ನ ಒಂದೊಂದು ಜೀವ ತೆಗೆದು ಒಳಕ್ಕೆ ನುಗ್ಗಿಸಿ ನುಗ್ಗಿಸಿ ಇದು ಪಶು ಆಗಬೇಕು ಇದು ಪಕ್ಷಿ ಆಗಬೇಕು ಪ್ರಾಣಿ ಆಗಬೇಕು ಬ್ರಾಹ್ಮಣ ಆಗಬೇಕು ಕ್ಷತ್ರಿಯ ಆಗಬೇಕು ರೆಸ್ಟ್ ಕ್ಯಾಶುವಲ್ಲಿ ವಿಲ್ದೇ ಇರುವಂತಹ ಒಂದು ಅತ್ಯಂತ ಕೆಟ್ಟ ಜನ್ಮ ಬ್ರಹ್ಮ ಜನ್ಮ ಅದು ಇನ್ಫೋಸಿಸ್ ಅಲ್ಲಾದ್ರೂ ಲೀವ್ ಕೊಡ್ತಾರೆ ಬ್ರಹ್ಮನಿಗೆ ಲೀವ್ ಯಾರು ಕೊಡೋರು ಒಂದು ಕ್ಷಣ ಆಚೆಗೀಚೆ ಹೋಗುವ ಹಾಗಿಲ್ಲ ನಿರಂತರವಾದ ಸೃಷ್ಟಿ ವ್ಯಾಪಾರ ಅವನು ಕೆಲಸ ಬಿಟ್ಟು ಬಂದಿದ್ದಾನೆ ವಾಲ್ಮೀಕಿ ಆಶ್ರಮಕ್ಕೆ ಯಾತಕ್ಕೆ ಬಂದರೂ ಗೊತ್ತಾಗಲಿಲ್ಲ ಅನ್ನೋ ಹಾಗೆ ಬಾಯಲ್ಲಿ ಕೇಳಲಿಲ್ಲ ಯಾರು ಮನೆಗೆ ಬಂದ್ರೆ ಅತಿಥಿಗಳು ಯಾಕೆ ಬಂದ್ರಿ ಅಂತ ಯಾರು ಕೇಳೋದಿಲ್ಲ ಕೇಳೋ ತಪ್ಪು ಅಸಭ್ಯ ಇವರು ಕೈ ಮುಕ್ಕೊಂಡು ನೋಡ್ತಾ ಇದ್ದಾರೆ ಚಂಪೂರಾಮಾಯಣಕಾರರು ಅದಕ್ಕೆ ಉತ್ತರವನ್ನು ಹೇಳಿಬಿಟ್ರು ಬ್ರಹ್ಮದೇವ ಹೇಳಿದಂತೆ ಏನಿಲ್ಲ ಸ್ವಲ್ಪ ಹೊತ್ತಲ್ಲಿ ನನ್ನ ಹೆಂಡತಿ ಸರಸ್ವತಿ ನಿಮ್ಮ ಬಾಯಲ್ಲಿ ಬಂದ್ಲು ಹೆಂಡತಿ ಬಂದ್ಲಲ್ಲ ಅಂತ ಗಂಡ ಹುಡ್ಕೊಂಡು ಬಂದಿದ್ದೇನೆ ಅಂತ ಚಂಪುರಾಮಾಯಣ ಸುಖ ನೋಡಿ ಭೋಜರಾಜ ಕವಿ ವಾಲ್ಮೀಕಿಗೆ ಪುಟವೆಕ್ಕಿದಂಥ ಚಿತ್ರಕ್ಕೆ ಬಂಗಾರದ ಕಟ್ಟು ಹಾಕಿದ ಹಾಗೆ ಅದು ಸಂಸ್ಕೃತಿ ವಿದ್ವಾಂಸು ಚಂಪು ರಾಮಾಯಣ ಅಂದ್ರೆ ಅದು ಬಹಳ ರುಚಿ ಪಡ್ತಾರೆ ಅಲ್ಲಲ್ಲಿ ಮಾತುಗಳನ್ನು ಹೇಳ್ತೇನೆ ಇಲ್ಲಿ ಅದರ ಸೂಚನೆ ಕೊಡ್ತಾರೆ ವೇದಾಂತೇಶ್ವರು ಪಾತುಕಾಶಾಸ್ತ್ರದಲ್ಲಿಯೂ ಅದರ ಸೂಚನೆ ಕೊಡ್ತಾರೆ ಇಲ್ಲಿ ವಾಲ್ಮೀಕಿ ಹೇಳ್ತಾರೆ ಹೇ ಮುನಿವರ ನಿನ್ನ ಬಾಯಲ್ಲಿ ಬಂದದ್ದು ಶಾಪೋಕ್ತಿಯಲ್ಲಪ್ಪ ಅದು ಹೋಗ್ತಿ ಅದನ್ನು ಹೇಳಿ ಸಮಾಧಾನ ಮಾಡುವುದಕ್ಕೆ ಬಂದಿದ್ದೇನೆ ನನ್ನಿಷ್ಟದಂತೆ ನಿನ್ನ ಬಾಯಲ್ಲಿ ಆ ಮಾತು ಉಂಟಾಯಿತು ಮಚ್ಛಂದ ದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ ನೋಡಿ ವಾಣಿಗೆ ಸರಸ್ವತಿ ಎಂದರು ನನ್ನಿಷ್ಟದಂತೆ ನಿನ್ನ ಬಾಯಲ್ಲಿ ಸರಸ್ವತಿ ಬಂದಳು ವಾಲ್ಮೀಕಿ ಸ್ನಾನಕ್ಕೆ ಹೊರಟಿದ್ರು ಬ್ರಹ್ಮದೇವ ಹೇಳಿದ ಸರಸ್ವತಿಗೆ ಲೇ ಅಲ್ಲಿ ಹೋಗಿ ಆ ಪಕ್ಷಿ ಬರ್ತಾ ಇದೆ ಅವನೇನ್ ಹೇಳ್ಬಿಡ್ತಾನೋ ಏನ್ ಕಥೆಯೋ ವಾಲ್ಮೀಕಿ ರಾಮಾಯಣಕ್ಕೆ ಮಂಗಳವನ್ನು ಪಾಡಬೇಕು ನಾಂದಿ ಪಾಡಬೇಕು ಅಂಥದ್ದೊಂದು ಶ್ಲೋಕವನ್ನ ಅವನ ಬಾಯಲ್ಲಿ ಹೇಳಿಸು ಎಂಬುದಾಗಿ ಹೇಳಿದ್ರಿಂದ ಸರಸ್ವತಿ ಬಂದು ಇವರ ನಾಲಿಗೆಯಲ್ಲಿ ಮಾನುಷಾದ ಶ್ಲೋಕವನ್ನು ಹೇಳಿ ಹೋಗಿಬಿಟ್ಲು ಅದರ ಅರ್ಥ ನಿನಗೆ ತಿಳಿಯಲಿಲ್ಲ ಅದು ಹೇಳೋಕ್ ಬಂದಿದ್ದೇನೆ ನಾನು ಶ್ಲೋಕ ತ್ವಯಾ ನಾತ್ರ ಕಾರ್ಯ ವಿಚಾರಣ ನಿನ್ ಬಾಯಲ್ಲಿ ಬಂದದ್ದು ಶ್ಲೋಕ ಶೋಕವಲ್ಲ ಎಣಿಸಿ ನೋಡು ಎಂಟು ಮೂವತ್ತೆರಡು ಅದು ಒತ್ತಕ್ಷರ ದೀರ್ಘ ಹೇಗಿದೆ ಅಂದರೆ ನೀವು ತಾಳ ಹಾಕಿ ತೋರಿಸ್ಬಿಡ್ಬೋದು ಅದನ್ನು ವಾಲ್ಮೀಕಿ ರಾಮಾಯಣ ಪ್ರತಿ ಒಂದು ಶ್ಲೋಕಕ್ಕೆ ತಾಳಬದ್ಧವಾಗಿ ಹಾಡಬಹುದು ಆದ್ದರಿಂದ ನನ್ನ ಮಗ ಬಂದಿದ್ದ ಬೆಳಿಗ್ಗೆ ನಾನೇ ಮಾಡಿದ ಕೆಲಸ ಎಲ್ಲ ಚೇಷ್ಟೆ ಬೆಳಿಗ್ಗೆ ಮಗನನ್ನು ಕಳಿಸಿದೆ ಆಮೇಲೆ ಹೆಂಡತಿಯನ್ನು ಕಳಿಸಿದೆ ಈಗ ನಾನೇ ಬಂದಿದ್ದೇನೆ ಇಡೀ ಕುಟುಂಬವೇ ರಾಮದಾಸರು ಆದ್ರಿಂದ ರಾಮಸ್ಸಚರಿತಂ ಕೃಷ್ಣಂ ಕುರುತ್ವಂ ಋಷಸತ್ತಮ ಇಡೀ ರಾಮಚರಿತ್ರೆಯನ್ನು ನನ್ನ ಮಗ ಏನು ಹೇಳಿದ್ದಾನೆ ನೂರು ಶ್ಲೋಕದಲ್ಲಿ ಈಗ ಈ ಛಂದಸ್ಸಿನಲ್ಲಿ ಇನ್ ಬಾಯಿ ಶ್ಲೋಕ ಬಂತಲ್ಲ ಇದೇ ಅನುಷ್ಠುಪ್ ಛಂದಸ್ಸಿನಲ್ಲಿ ಅದನ್ನ ನಾನು ಗಾಯತ್ರಿ ಉಪಾಸಕ ನೀನು ಇಪ್ಪತ್ನಾಲ್ಕು ಸಾವಿರ ಶ್ಲೋಕದಲ್ಲಿ ಗಾಯತ್ರಿ ಅರ್ಥ ವಿವರಣ ರೂಪದಲ್ಲಿ ಬರೀ ಮಗು ಅಂತ ಹೇಳಿ ಬ್ರಹ್ಮದೇವರು ನಿಂತುಕೊಂಡ್ರು ಇವರು ಅಳ್ತಾ ಇದ್ದಾರೆ ನಾನಿಲ್ಲಿ ವಾಲ್ಮೀಕಿ ರಾಮಾಯಣ ಬರೆಯೋದಂದರೇನು ಅವರು ನಾರದ ಅವರು ಹೇಳಿದ್ರು ಅವರೇ ಸಂಕ್ಷೇಪ ಮಾಡಿದ್ರು ನಾ ದೊಡ್ಡದು ಮಾಡೋದಂದ್ರೇನು ನಾಡ್ರಿಗಿಂತ ದೊಡ್ಡದೇ ನಾನು ಯಾವತ್ತೋ ನಡೆದು ಹೋದ ಕಥೆ ರಾಮಾವತಾರದ ಬಾಲಲೀಲೆ ಹೇಳಬೇಕು ನಾನೆಲ್ಲಿ ಬರೀಲಿ ರಾಮನ್ ತೊಟ್ಟಿಗೆ ಹಾಕಿದ್ರೆ ಹಾಕಲಿಲ್ಲವೆ ಹಾಕಿದ್ರೆ ಕೌಶಲ್ಯ ಏನು ಜೋಗಳ ಹಾಡಿದಳು ರಾಮನ ಬಾಲಲೀಲೆ ಯಾವುದು ಬರೀಬೇಕಲ್ಲ ಅಂದ್ರೆ ಬ್ರಹ್ಮದೇವರ ಹೆಸರು ರಹಸ್ಯಂಚ ಪ್ರಕಾಶಂಚ ಯದ್ವೃತ್ತಂ ತಸ್ಯ ಧೀಮತಃ ಇಷ್ಟು ಹೇಳಿದ್ರು ವಾಲ್ಮೀಕಿ ಎಷ್ಟೋ ಬಿಟ್ಟುಬಿಟ್ರು ವಾಲ್ಮೀಕಿ ರಾಮಾಯಣದಲ್ಲಿ ರಾಮಚಂದ್ರ ಸ್ವಾಮಿಯ ಬಾಲಲೀಲಗಳನ್ನೇ ವರ್ಣಿಸಲಿಲ್ಲ ಅವತಾರ ಆಯಿತು ಅಂತ ಹೇಳಿದ ಹತ್ತನೇ ಶ್ಲೋಕದಲ್ಲಿ ಅವನಿಗೆ ವಿವಾಹಕ್ಕೆ ಚಿಂತೆ ಉಂಟಾಯಿತು ದಶರಥನಿಗೆ ಅಂತ ಹೇಳಿ ವಿಶ್ವಾಮಿತ್ರಾಗಮನವನ್ನು ತೂರುಕಿ ಬಿಟ್ಟರು ರಾಮಾವತಾರ ಅನುಭವಿಸೋದಕ್ಕೆ ಆ ತಾಯಿ ಕೌಶಲ್ಯಕ್ಕೆ ಒಂದು ಜೋಗುಳ ಹಾಡ್ಲಿಕ್ಕೆ ಬಿಡಲಿಲ್ಲ ಕೇಳಿದ್ರೆ ಅದೆಲ್ಲ ಕೃಷ್ಣಾವತಾರದಲ್ಲಿ ಪಾತ್ಕೊಂಡು ರಾಮಾವತಾರದಲ್ಲಿ ಬೇಡ ಕೃಷ್ಣಾವತಾರದಲ್ಲಿ ಲೀಲೆ ಮಣ್ಣು ತಿಂದದ್ದು ಮಾಡಿದ್ದು ತಾಯಿಗೆ ಬಾಯಿಲು ಬ್ರಹ್ಮಾಂಡ ತೋರಿಸಿದ್ದು ಇಲ್ಲಿ ಬೇಡ ಈ ಕೊರತೆಯನ್ನ ತುಳಸಿದಾಸರು ತೀರಿಸಿದ್ದಾರೆ ಕೆಲವರು ಕನ್ನಡ ಕವಿಗಳು ಮಾಡಿದ್ದಾರೆ ತ್ಯಾಗರಾಜರು ಮಾಡಿದ್ದಾರೆ ತ್ಯಾಗರಾಜರು ಒಂದು ದೊಡ್ಡ ಹಾಡು ಸುಮಾರು ಹತ್ತು ಹನ್ನೆರಡು ಶರಣ ನಿಮ್ಗೆ ನಾಳೆ ತೋರಿಸ್ಕೊಡ್ತೀನಿ ಅದರಲ್ಲಿ ಒಂದು ಹಾಡಲ್ಲಿ ರಾಮನೇ ಬಂದು ಕೌಸಲ್ಯಗೆ ಗೋಳನ್ನು ಹೇಳಿಕೊಳ್ಳೋ ಹಾಗೆ ಒಂದು ಹಾಡು ತ್ಯಾಗರಾಜರು ಕಂಡ ರಾಮ ಅಂತ ಒಂದು ಉಪನ್ಯಾಸ ಮಾಡಿದೆ ಕೆಲವು ವರ್ಷಗಳ ಹಿಂದೆ ಅದರಲ್ಲಿ ಹಾಡನ್ನು ಹೇಳಿ ತೋರಿಸಿದೆ ಪುಟ್ಟ ಮಗು ನಾಲ್ಕು ಐದು ವರ್ಷದ ಮಗು ರಾಮನಿಗೆ ಸ್ನಾನ ಮಾಡಿಸಿ ಒಳ್ಳೆ ಅಲಂಕಾರ ಮಾಡಿ ಕಣ್ಣಿಗೆಲ್ಲ ಕಾಡಿಗೆ ಹಚ್ಚಿ ಒಳ್ಳೆ ತಿಲಕವನ್ನು ಹಚ್ಚಿ ಮುಡಿಗೆಲ್ಲ ಮಲ್ಲಿಗೆ ಮುಡಿಸಿ ಒಳ್ಳೆ ಪಟ್ಟು ಪೀಠಾಂಬರ ಸೊತ್ತಿ ಮಗು ಆಡ್ಕೋಬಹುಪ ಜೊತೆ ಹುಡುಗರ ಜೊತೆಯಲ್ಲಿ ಇಟ್ಟು ಕಳಿಸ್ತಾಳೆ ಕೌಸಲ್ಯ ಹತ್ತು ನಿಮಿಷ ರಾಮಚಂದ್ರ ಅಳತಾ ಕಣ್ಣು ಹೊಸಕತಾ ಬರ್ತಾನೆ ಆ ನೀರಲ್ಲಿ ಅವು ಹಚ್ಚಿದ್ದ ಕಾಡಿಗೆಲ್ಲ ಇಲ್ಲಿ ಇಲ್ಲಿ ಮೆಚ್ಕೊಂಡು ಮೊದಲೇ ಕಪ್ಪು ಮೈ ರಾಮನ ಮೈ ದೆವ್ವದ ಕಾಣಿಸ್ತಾ ಇದ್ದಾನೆ ಏನು ಮಗು ಇಷ್ಟ ಈಗ ತಾನೆ ಅಲಂಕಾರ ಮಾಡಿದ್ನಲ್ಲೋ ಹೂವೆಲ್ಲ ಮಾಡಿದ್ಯಲ್ಲೋ ಕಣ್ಣು ಕೆಂಪಾಗಿದೆಯಲ್ಲೋ ಏನಾಯ್ತೋ ಏನಾಯ್ತೋ ಆಟಕ್ಕೆ ಸೇರಿಸ್ಕೊಳ್ಳೋದಲ್ಲ ಅಂತ ಹೇಳ್ಬಿಟ್ರಮ್ಮ ನಮ್ಮ ಜೊತೆ ಹುಡುಗರು ಯಾಕಪ್ಪ ಅವು ಏನು ಆಟ ಆಡ್ತಿದ್ರು ಯಾಕೆ ಸೇರಿಸ್ಕೊಳ್ಳಿಲ್ವೋ ವಯಸ್ಸಾದವರೇ ಸೀನಿಯರ್ ಏನೋ ಅವರು ಇಲ್ಲಮ್ಮ ಎಲ್ಲ ನನ್ನ ವಯಸ್ಸಿನವರೇ ಕಣ್ಣ ಮುಚ್ಚಾಲೆ ಆಟ ಆಡಬೇಕು ಅಂದ್ರು ನನ್ನನ್ನು ಕೂರಿಸಿದ್ರು ಪೆದ್ದ ಹುಡುಗ ಅಂತ ನನ್ನ ಕಣ್ಣು ಮುಚ್ಚಬೇಕು ಅಂತ ಹಿಂದಿನಿಂದ ಒಬ್ಬ ಬಂದ ಮುಚ್ಚಿದ ಮುಚ್ಚಿದ ಮುಚ್ಚಿದ ಮುಚ್ಚೋಕ್ಕಾಗಲಿಲ್ಲವಂತೆ ಒಬ್ಬೊಬ್ಬರಾಗಿ ಬಂದು ನೋಡಿದ್ರು ನಿನ್ನ ಕಣ್ಣು ಎಷ್ಟು ಮುಚ್ಚಿದ್ರು ಮುಚ್ಚುವ ಕಣ್ಣಲ್ಲ ಅಂತ ಹೇಳಿದ್ರಮ್ಮ ನನ್ನನ್ನ ಕಣ್ಣು ಕೆಂಪಾಯಿತು ಸಹಸ್ರ ಅಕ್ಷ ಸಹಸ್ರಪಾತ್ ಸಭೂಮ್ ಏನರ್ಥ ಇಟ್ಟಿದ್ದಾರೆ ನೋಡಿ ಮುಚ್ಚುವ ಕಣ್ಣೆ ಭಗವಂತನ ಕಣ್ಣು ಅವನ ಕಣ್ಣು ಮುಚ್ಚಿದ ಲೋಕ ಏನಾಗುತ್ತೆ ತ್ಯಾಗರಾಜರು ಬರೆದಿದ್ದಾರೆ ನಿನ್ ಪೈತಾಂಬರ ಯಾಕೋ ಎಲ್ಲ ಕೊಳಕಾಗಿದೆ ಕಾಲು ಯಾಕೋ ಕೆಂಪಾಗಿದೆ ಅಂದ್ರೆ ಎಲ್ಲ ಕಾಲಿಗೆ ಬಿದ್ದು ಬಿದ್ದು ನಮಸ್ಕಾರ ಮಾಡ್ತಾರಮ್ಮ ಪೂಜೆ ಮಾಡ್ತಾರಂತೆ ನಾನೇನೋ ದೇವರಂತೆ ಆಡ ಹೋದಲ್ಲೇ ಮಕ್ಕಳು ಆಡಿಕೊಂಬರು ಪುರಂದರದಾಸರು ಕೃಷ್ಣ ಅವತಾರಕ್ಕೆ ಬರೆದಿದ್ದಾರೆ ರಾಮಾವತಾರಕ್ಕೆ ತ್ಯಾಗರಾಜರು ಬರೆದಿದ್ದಾರೆ ಇಂಥ ಹಾಡುಗಳನ್ನು ಬರೀಬೇಕು ರಾಮನ ಬಾಲಲೀಲೆ ಎದುರು ಹೇಳೋಕೆ ವೇಳೆ ಇಲ್ಲ ಆದರೆ ವಾಲ್ಮೀಕಿ ಹೆದರಿದ್ರು ನಾರದರು ಹೇಳ್ತಾ ಇದ್ರು ಬ್ರಹ್ಮದೇವರು ಹೇಳಿದ್ರು ರಾಮನ ಕಥೆ ನಿನಗೆಲ್ಲ ಪೂರ್ತಿ ತಿಳಿಯುವಂತ ಅನುಗ್ರಹ ಮಾಡ್ತೇನೆ ಸೀತಾರಾಮರು ಏಕಾಂತವಾಗಿ ಕೂತಿದ್ದಾಗ ಅವರವರ ಮನಸ್ಸಲ್ಲಿ ಏನೇನು ಭಾವನೆ ಇತ್ತು ಸೂರ್ಪಣಿಕೆ ಬಂದಾಗ ನಿನ್ನ ಮನಸ್ಸಲ್ಲಿ ರಾಮನ ಮನಸ್ಸಲ್ಲೇನಿತ್ತು ಸೂರ್ಪಣಿಕೆ ಮನಸ್ಸಲ್ಲೇನಿತ್ತು ರಹಸ್ಯಂಚ ಪ್ರಕಾಶಂಚ ಯದ್ವೃತ್ತಂ ತಸ್ಯ ಧೀಮತಃ ರಾಮಸ್ಯ ಸಾ ಸೌಮಿತ್ರೇ ರಾಕ್ಷಸಾನಾಂಚ ಸರ್ವಶಃ ವಿಭೀಷಣ ಮೊದಲುಕೊಂಡು ಎಲ್ಲರ ಹೃದಯದಲ್ಲಿದ್ದ ಭಾವಗಳನ್ನು ಅರ್ಥ ಮಾಡಿಕೊಂಡು ನೀನು ಬರೆಯುವ ಶಕ್ತಿ ನಿನಗೆ ಉಂಟಾಗಲಿ ನೀ ಬರೆದಿದ್ದೆಂದೂ ಸುಳ್ಳಾಗೋದಿಲ್ಲ ನೀ ಬರೆದಿದ್ದೇ ನಿಜವಾದ ಒರಿಜಿನಲ್ ರಾಮ್ ಕಥೆ ಉಳಿದಿದ್ದೆಲ್ಲ ಫೋರ್ಜರಿ ಅಂತ ಅನುಗ್ರಹ ಮಾಡ್ತೇನೆ ಹೋಗು ಅಂತ ಬರಿ ಅಂತ ಹೇಳಿ ಹೊರಟು ಹೋಗ್ಬಿಟ್ರು ಇವರು ಯೋಚನೆ ಮಾಡಿದ್ರು ಸಾಯಂಕಾಲವಾಯಿತು ಸಂಧ್ಯಾವನ್ನು ಮಾಡ್ತಿದ್ದಾರೆ ಬೆಳಿಗ್ಗೆ ಕೇಳಿದ ಕಥೆ ನಡೆದಿದ್ದ ಸನ್ನಿವೇಶ ಇಲ್ಲಿ ಪೂರ್ವಿಕರು ಒಂದು ವ್ಯಾಖ್ಯಾನ ಮಾಡ್ತಾರೆ ಎರಡು ಮೂರು ಅರ್ಥ ಹೇಳಬೇಕು ಸ್ವಲ್ಪ ಹೇಳಿ ನಿಲ್ಲಿಸ್ಕೊಳ್ತೇನೆ ಒಂದು ಐದು ನಿಮಿಷ ಅವಕಾಶ ಕೊಡಿ ಬಂಗಾರಕ್ಕಿಂತ ಟೈಮ್ ಮುಖ್ಯ ಇವರು ಯಾತಕ್ಕೆ ಶಾಪ ಕೊಟ್ಟರು ಇದು ಗೋವಿಂದರಾಜರಲ್ಲಿಲ್ಲ ಕಾಮೆಂಟ್ರಿ ಇದು ನಮ್ಮ ಗುರುಗಳು ಉಪದೇಶ ಮಾಡಿದ್ದು ಆ ಬೇಡ್ರವನು ಇವರು ಯಾತಕ್ಕೆ ಶಾಪ ಕೊಟ್ಟರು ಮನಸ್ಸು ಏನನ್ನ ನೋಡ್ತದೆಯೋ ಕಣ್ಣು ಅದನ್ನೇ ಕಾಣುತ್ತೆ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ ಮನಸ್ಸು ಖಾಲಿ ಇದ್ರೆ ಕಣ್ಣು ತೆರೆದಿದ್ರೂ ಕಾಣಿಸುವುದಿಲ್ಲ ಹೆಣದ ಕಣ್ಣಿದ್ದಾಗಿರುತ್ತೆ ನಾರದರು ರಾಮಾಯಣ ಹೇಳಿದ್ರು ಅದು ಮನಸ್ಸಿಗೆ ಮನದಟ್ಟಾಗಿದೆ ಅವಧಿ ಕಾಮಮೋಹಿತಂ ಆ ಕಥೆಯಲ್ಲಿ ಏನು ಕಂಡಿದ್ದಾರೆ ತಾರೆ ಅಳು ಹತ್ತಿದ್ದು ಮಂಡೋದರಿ ಹತ್ತಿದ್ದು ಇದು ಭದ್ರವಾಗಿ ಮನಸ್ಸಲ್ಲಿ ಕೂತುಬಿಟ್ಟಿದೆ ವಾಲ್ಮೀಕಿ ಆ ಇಬ್ಬರು ಹೆಣ್ಣು ಮಕ್ಕಳು ಗಂಡಂತರನ್ನು ಕಳ್ಕೊಂಡು ಅತ್ಯಂತ ಯಾರೂ ಲೋಕದಲ್ಲಿರಲಿಲ್ಲ ಅದು ಹೃದಯ ಕಾಲಕ್ಕೆ ಹೋಯಿತು ಈ ಪಕ್ಷಿ ಬಿದ್ದದನ್ನು ನೋಡಿದರು ಇದೇ ಲಂಕಾ ತೀರ ಇದೇ ಸಮುದ್ರ ತೀರ ಇದೇ ಪಂಪಾ ತೀರ ಈ ಹೆಣ್ಣು ಪಕ್ಷಿಯೇ ತಾರೆ ಈ ಹೆಣ್ಣು ಪಕ್ಷಿಯೇ ಮಂಡೋದ್ರಿ ಸತ್ತು ಬಿದ್ದದ್ದೇ ರಾವಣ ಸತ್ತು ಬಿದ್ದವನೇ ಇಲ್ಲಿ ವಾಲಿ ಎಂಬುದಾಗಿ ತಿಳ್ಕೊಂಡು ಆ ಹೆಣ್ಣು ಮಕ್ಕಳಿಗೆ ಕನಿಕರ ಸೂಸುವಂತೆ ಈ ಶ್ಲೋಕ ಅವರ ಬಾಯಲ್ಲಿ ಬಂದು ಬಿಡಿತು ಇದು ಒಂದರ್ಥ ಆಮೇಲೆ ಮುಂದಕ್ಕೆ ಆತ ಈ ಇದು ಮನಸ್ಸಲ್ಲಿ ಬಂದದ್ದೇ ಹೇಳಿದ್ರಲ್ಲ ಅಂದ್ರೆ ಆಮೇಲೆ ಕಥೆ ಯೋಚನೆ ಮಾಡ್ತಾರೆ ಆ ಹೆಣ್ಣು ಮಕ್ಕಳಿಗೆ ದುಃಖವನ್ನು ತರಿಸಿದವನು ಭಗವಂತ ಶ್ರೀರಾಮಚಂದ್ರ ಅಯ್ಯೋ ಅವನಿಗೆ ಶಾಪ ಕೊಟ್ಬಿಟ್ನಲ್ಲ ನಾನು ಮಾನುಷಾದ ಶ್ಲೋಕದಲ್ಲಿ ರಾಮನಿಗೆ ಶಾಪ ಕೊಟ್ಬಿಟ್ನಲ್ಲ ನಾನು ನಾಡದ್ರ ಕಥೆ ಹೇಳಿ ಸಾರ್ಥಕವಾಯಿತು ರಾಮನಿಗೆ ಶಾಪ ಕೊಡೋದಕ್ಕೋಸ್ಕರ ಕಥೆ ಹೇಳಿದ್ರೆ ಅಂತ ಚಿಂತನೆ ಮಾಡೋ ಹೊತ್ತಿನಲ್ಲಿ ಅವರು ಹೇಳಿದರು ನಿನ್ನ ಬಾಯಲ್ಲಿ ಬಂದದ್ದು ಇದು ಶ್ಲೋಕೋ ಭವತು ನಾನ್ಯಥ ಇದು ಶ್ಲೋಕವೇ ಹೊರತು ಶ್ಲೋಕವಲ್ಲ ಅಂತ ಹೇಳಿದ್ರಿಂದ ಆಮೇಲೆ ಲೆಕ್ಕಾಚಾರ ಮಾಡ್ತಾರೆ ಈ ಶ್ಲೋಕಕ್ಕೆ ಬೇರೆ ಅರ್ಥವಾಗುತ್ತೆ ಅದನ್ನು ಹೇಳಿ ತಿಳಿಸ್ಕೊಳ್ತೇನೆ ನೆನ್ನೆ ಹೇಳಿ ತೋರಿಸಿದೆ ರಾಮಾಯಣ ಆರಂಭವಾಗುವುದು ತಕಾರದಿಂದ ತಪಸ್ವಾಧ್ಯಾಯ ನಿರತಂ ಮುಗಿಯುವುದು ಅರ್ಧಾಕ್ಷರ ತ್ ಎರಡೂ ಸೇರಿಸಿದರೆ ತತ್ ರಾಮಾಯಣ ಹೇಳುತ್ತೆ ಅವನು ಅವನು ಅದು ಅದು ಅದನ್ನು ನೋಡು ಇದಲ್ಲ ನೀನಲ್ಲ ನೀನಲ್ಲ ಅಂತ ಆ ತತ್ ಶಬ್ದ ಭಗವಂತನ ಕುರಿತು ಹೇಳುವ ಕಾವ್ಯ ಇದು <coughs> ಗಾಯತ್ರಿ ಅರ್ಥ ಇದರಲ್ಲಿ ಅಡಗಿದ್ದ ಸಪ್ತಕಾಂಡಗಳಲ್ಲಿ ಗಾಯತ್ರಿ ಅರ್ಥ ಗಾಯತ್ರಿ ರಾಮಾಯಣ ಅಂತಿದೆ ಒಂದೊಂದು ಸಾವಿರ ಶ್ಲೋಕಕ್ಕೆ ಎಲ್ಲಿ ಮುಗಿಯುತ್ತೆ ಒಂದೊಂದು ಅಕ್ಷರದ ಅರ್ಥ ಗುರುತಿಟ್ಟಿದ್ದಾರೆ ಹಿರಿಯರು ಇಲ್ಲಿ ಶ್ಲೋಕ ಬಿಡಿಸುವಾಗ ಮಾ ಅನ್ನುವುದನ್ನ <coughs> ನಿಷೇಧಾರ್ಥದ ಕ್ರಿಯಾಪದ ಅಂತ ಬಿಟ್ಟು ಮಾ ನಿಷಾದ ಸಮಾಸ ಪದ ಮಾಡಿದರೆ ಮಾ ಅಂದ್ರೆ ಲಕ್ಷ್ಮಿ ಅಂತ ಅರ್ಥವಾಗುತ್ತೆ ಮಾ ನಿಷಾದ ಮಾ ಅಸ್ಮಿನ್ ನಿಷೇಧತಿ ಲಕ್ಷ್ಮೀದೇವಿಯು ಯಾವನಲ್ಲಿ ಸರ್ವದಾ ವಾಸ ಮಾಡುತ್ತಾಳೆಯೋ ಅಂಥ ರಮಣನೇ ಶ್ಲೋಕದ ಅರ್ಥವೇ ಬೇರೆಯಾಗಿ ಹೋಯಿತು ಮಾನಿಷಾದ ಲಕ್ಷ್ಮೀಪತಿಯೇ ಸೀತಾಪತಿಯೇ ಯಾವ ಕಾರಣದಿಂದ ಕಾಮಮೋಹಿತರಾದ ತಾರೆಯರಲ್ಲಿ ಆ ದುಷ್ಟವಾದಿಯನ್ನ ಕಾಮಮೋಹಿತನನ್ನು ಕೊಂದೆಯೋ ಅಥವಾ ರಾವಣ ಮಂಡೋದರಿಯಲ್ಲಿ ಕಾಮೋಪಹತನಾದ ರಾವಣನ ಕೊಂದೆಯೋ ಈ ನಿಮಿತ್ತವಾಗಿ ನಿನಗೆ ಲೋಕದಲ್ಲಿ ಅನೇಕ ವರ್ಷಗಳ ಕಾಲ ಶಾಶ್ವತವಾದ ಮಂಗಳ ಉಂಟಾಗಲಿ ನಿನ್ನ ಅಮರೂಪ ಮೂಲಕ ನಿತ್ಯ ಜಯ ಮಂಗಳಂ ಈ ಶ್ಲೋಕಕ್ಕೆ ಮಂಗಳಾರ್ಥ ಉಂಟಾಯಿತು ಅವರು ತಿಳ್ಕೊಂಡಿದ್ದು ಇದು ಬೈಗಳ ಎಂಬುದಾಗಿ ಅವರ ಬಾಯಲ್ಲಿ ಉಂಟಾದ್ದು ಮಂಗಳ ಶ್ಲೋಕ ಹಾಗೆ ಅಂತ ಕೇಳಿದ್ರೆ ಬಾಲಕಾಂಡದಲ್ಲಿ ಮಾನುಷಾದ ಮೊದಲನೇ ಶಬ್ದ ಬಾಲಕಾಂಡ ಅರ್ಥ ಹೇಳುತ್ತೆ ಸೀತಾಪರಿಣಯ ಪರ್ಯವಸಾಯಿನಿ ಬಾಲಕಾಂಡ ಕಥಾ ಸೀತಾ ಕಲ್ಯಾಣ ಈ ಲಕ್ಷ್ಮೀ ಕಲ್ಯಾಣ ಆಗುವುದು ಮಾನುಷಾದ ಬಾಲಕಾಂಡದಲ್ಲಿ ಪ್ರತಿಷ್ಠಾಂತ್ವಂ ಅಗಮಃ ಹೇ ರಾಮ ನಿನಗೆ ಶಾಶ್ವತ ಕೀರ್ತಿ ಉಂಟಾಯಿತು ಎಲ್ಲಿ ಅಯೋಧ್ಯಾಕಾಂಡದಲ್ಲಿ ಪಿತೃವಾಕ್ಯ ಪರಿಪಾಲನೆ ಮಾಡಿದೆ ಕಾಡಿಗೆ ಹೊರಟೆ ನಿನಗೆ ಒಳ್ಳೇದಾಗಲಿ ಶಾಶ್ವತಿ ಸಮಾಹ ಅನೇಕ ವರ್ಷ ಕಾಲ ಅರ್ಥಾತ್ ಹದಿನಾಲ್ಕು ವರ್ಷ ಕಾಲ ಋಷಿಗಣ ವಿಷಯ ಪ್ರತಿಜ್ಞಾ ನಿರ್ವಹಣಾತ್ ಅರಣ್ಯಕಾಂಡ ಕಥಾ ಯತ್ ಕ್ರೌಂಚ ಮಿಥುನಾದೇಕಂ ಕ್ರುಂಚಿ ಶಬ್ದಕ್ಕೆ ಎರಡರ್ಥ ಗತಿ ಕೌಟಿಲ್ಯ ಅಲ್ಪಿ ಭಾವ ವ್ಯಾಕರಣದಲ್ಲಿ ವಕ್ರಗತಿಯಲ್ಲಿ ಹೊರಟಿದ್ದ ವಾಲಿಯನ್ನ ಕೊಂದದ್ರಾಗಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ಇದು ಮೊದಲನೆಯದು ಕಾಂಡದ ಅರ್ಥವನ್ನು ಹೇಳುತ್ತೆ ಅಲ್ಲಿನ ಮುಂದಕ್ಕೆ ಅಲ್ಪಿ ಭಾವಾರ್ಥ ಸುಂದರಕಾಂಡ ಸೀತಾ ಸೀತಾದೇವಿಯನ್ನ ಅಗಲಿದ್ರಿಂದ ಅವಳು ಸೊರಗುವಂತೆ ಮಾಡಿದೆಯಲ್ಲ ಅದಕ್ಕಾಗಿ ನಿನಗೆ ಒಳ್ಳೆಯದಾಗಲಿ ಎಂಬುದಾಗಿ ಸುಂದರಕಾಂಡಾರ್ಥವನ್ನು ಹೇಳುತ್ತೆ ಅಲ್ಲಿಂದ ಮುಂದೆ ಅವಧೀಹಿ ಕಾಮಮೋಹಿತಂ ರಾವಣನದೇ ಸಂಬಂಧಪಟ್ಟ ಯುದ್ಧಕಾಂಡ ಹೀಗೆ ಸಪ್ತ ಉತ್ತರಕಾಂಡವನ್ನು ಹಿಡ್ಕೊಂಡು ಇದು ವಾಲ್ಮೀಕಿ ರಾಮಾಯಣ ಏಳು ಕಾಂಡದ ಅರ್ಥ ಅಂತ ಒಂದು ನಿರೂಪಣೆ ಮಾಡ್ತಾರೆ ಗಾಯತ್ರಿ ಅರ್ಥ ಹೇಳುವಾಗ ತತ್ಸವಿತು ಸೂರ್ಯ ಶಬ್ದ ಅರ್ಥ ಜಗತ್ ಸೃಷ್ಟಿ ಮಾಡುವವನು ಭಗವಂತ ಎಷ್ಟು ಕಡೆ ಬರುತ್ತೆ ಬಾಲ್ಕಾಂಡದಲ್ಲಿ ಅಯೋಧ್ಯ ಕಿಷ್ಕಿಂಧಾಕಾಂಡದಲ್ಲಿ ವರೇಣ್ಯ ಶಬ್ದ ಅರಣ್ಯಕಾಂಡದಲ್ಲಿ ಭರ್ಗ ಶಬ್ದಾರ್ಥ ಅರ್ಥ ತೇಜೋಮಯ ಶರೀರ ಸುಂದರಕಾಂಡದಲ್ಲಿ ದೇವ ಶಬ್ದಾರ್ಥ ಯುದ್ಧಕಾಂಡದಲ್ಲಿ ಧೀಮಹಿ ಶರಣಾಗತಿ ಅರ್ಥ ಉತ್ತರಕಾಂಡದಲ್ಲಿ ಧಿಯೋ ಪ್ರಚೋದಯ ಪ್ರಚೋದಯಾತ್ ಅದು ಪೂರ್ತಿ ಉತ್ತರಕಾಂಡ ಇದು ತಲೆ ಬೋರಾಗುತ್ತೆ ನಿಮಗೆ ತುಂಬಾ ಹೇಳ್ತಾ ಕೂತರೆ ಪಂಡಿತರಿಗೆ ಮಾತ್ರ ರುಚಿ ಬರುತ್ತೆ ಇದು ಹಾಗೆ ದ್ವಯಮಂತ್ರಾರ್ಥವನ್ನು ಹೇಳ್ತೇವೆ ಶ್ರೀಮನ್ ಬಾಲಕಾಂಡ ವಿವಾಹ ನಾರಾಯಣ ಅಯೋಧ್ಯಾಕಾಂಡ ಶರಣೌ ಶರಣಾಗತಿ ಅರಣ್ಯಕಾಂಡ ಶರಣಂ ಕಿಷ್ಕಿಂದಾಕಾಂಡ ಸುಂದರಕಾಂಡ ಪ್ರಪದ್ಯೆ ವಿಭೀಷಣ ಶರಣಾಗತಿ ಯುದ್ಧಕಾಂಡ ಶ್ರೀಮತೇ ನಾರಾಯಣಾಯ ನಮಃ ಉತ್ತರಕಾಂಡ ಎರಡೂ ಖಂಡಗಳ ಅರ್ಥ ಇದನ್ನೆಲ್ಲ ನಿರೂಪಣೆ ಮಾಡಿದ್ದ ಪೂರ್ವಾಚಾರ್ಯರು ವಜ್ರಮಣಿಯನ್ನು ಕೊಡೆದು ತೂತು ಮಾಡಿ ದಾರ ಕೆಲಸ ಮಾತ್ರ ನಮಗೆ ಬಿಟ್ಟಾಗಿ ಮಾಡಿದ್ದಾರೆ ಇಂಥ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ನೋಡಬೇಕಾದ ತಿಳಿಯಬೇಕಾದ ಅರ್ಥಗಳು ಶತಕೋಟಿ ಅರ್ಥ ಇದೆ ಒಂದು ನೂರು ವರ್ಷ ಆಯುಷ್ಯ ಸಿಕ್ಕರು ಒಂದು ನೂರು ವರ್ಷ ಪ್ರತಿ ದಿವಸವೂ ಒಂದು ಕ್ಷಣವೂ ಬಿಡದೆ ಹೇಳಿದರು ಶ್ರೀಮಂತ ರಾಮಾಯಣ ಮುಗಿಯುವಂತಹ ಗ್ರಂಥವಲ್ಲ ದಿವಸ ವಾಲ್ಮೀಕಿ ಸಂಕಲ್ಪ ಮಾಡಿಕೊಂಡು ತಿಥಿವಾರ ನಕ್ಷತ್ರ ಎಲ್ಲ ಶುದ್ಧವಾಗಿತ್ತು ಮಾಧ್ಯಾಹ್ನಿಕ ಸ್ನಾನವನ್ನು ಮಾಡಿದರು ಮಧ್ಯಾಹ್ನ ಹನ್ನೆರಡು ಗಂಟೆಯಾಯಿತು ಭರದ್ವಾಜ ಈಗ ನಾ ರಾಮಾಯಣವನ್ನ ಆರಂಭ ಮಾಡ್ತೇನಪ್ಪ ನೀನು ಜ್ಞಾಪಕ ಇಟ್ಕೋ ಅಂತ ಹೇಳಿ ಪೂರ್ವ ದಿಕ್ಕಿಗೆ ದರ್ಭೆಯನ್ನು ಹಾಸಿದರು ದರ್ಭಾಸನದಲ್ಲಿ ಕೂತಿದ್ದಾರೆ ಅಲ್ಲಿಂದ ಮುಂದಕ್ಕೆ ಕೈಯಲ್ಲಿ ನೆಲ್ಲಿಕಾಯಿ ಇಟ್ಕೊಂಡ ಹಾಗೆ ರಾಮ ಸೀತೆಯರು ದಶರಥ ಕೌಸಲ್ಯ ಅರಮನೆ ಅಯೋಧ್ಯೆಯ ಪ್ರಜೆಗಳು ಒಬ್ಬೊಬ್ಬರ ರಾಮ ಭಕ್ತಿ ಅದೆಲ್ಲವನ್ನ ಒಂದೊಂದನ್ನು ಒಂದೊಂದನ್ನು ಕಂಡು ಕಂಡು ಕಂಡು ರಾಮಾಯಣ ಕಥೆಯನ್ನ ಇವರು ರಚನೆ ಮಾಡಿದರು ರಚನೆ ಮಾಡುವುದರಲ್ಲಿ ನವರಸಗಳನ್ನು ಅಡಗಿಸಿದರು ಅಡಗಿಸಿದರು ಎಲ್ಲೆಲ್ಲಿ ಬಂತು ರಸೈಹಿ ಶೃಂಗಾರ ಕರುಣ ಹಾಸ್ಯ ರೌದ್ರ ಭಯಾನಕೈ ಸಂಯುಕ್ತ ಸಂಯುಕ್ತಂ ಕಾವ್ಯಮೇತದಗಾಯತಾಂ ಇಪ್ಪತ್ನಾಲ್ಕು ಸರ್ಗ ಕಾವ್ಯ ಇವರು ಹೇಳ್ತಾ ಹೋದ್ರು ನೆನಪಿಟ್ಕೊಳ್ತಾ ಹೋದ್ರು ಎಷ್ಟು ದಿವಸ ಹಿಡಿತೋ ಗೊತ್ತಿಲ್ಲ the entire work was composed orally nothing in writing ಒಬ್ಬರು ಕವಿಗಳು ವರ್ಣನೆ ಮಾಡಿ ತೋರಿಸ್ತಾರೆ ಎಲ್ಲೆಲ್ಲಿ ಬಂತು ರಾಮಾಯಣದಲ್ಲಿ ಈ ನವರಸಗಳು ಶೃಂಗಾರಂ ಕ್ಷಿತಿನಂದನ ವಿಹರಣೆ ವೀರಂ ಧನುರ್ಭಂಜನೆ ಕಾರುಣ್ಯಂ ಬಲಿಭುಂಗುಖೆ ಅದ್ಭುತರಸಂ ಸಿಂಧೌ ಗಿರಿಸ್ಥಾಪನೆ ಹಾಸ್ಯಂ ಶೂರ್ಪಣಕಾ ಮುಖೆ ಭಯವಹೇ ಬೀಭತ್ ಸಮಾಜಿ ಮುಖೆ ರೌದ್ರಂ ರಾವಣ ಭಂಜನೆ ಮುನಿಜನೆ ಶಾಂತಂ ವಪುಃ ಪಾತುನಃ ಇದು ರಾಮಸ್ತೋತ್ರ ಇದು ಶೃಂಗಾರಂ ಶೃಂಗಾರ ರಸ ರಸಗಳಲ್ಲಿ ಅಲಂಕಾರಿಕರು ಶೃಂಗಾರ ರಸವೇ ಮುಖ್ಯ ಅಂತಾರೆ ರಾಮಾಯಣದಲ್ಲಿ ಶೃಂಗಾರ ಎಲ್ಲಿದೆ ಕ್ಷಿತಿನಂದನ ವಿಹಾರ ಸೀತಾ ಜೊತೆಯಲ್ಲಿ ರಾಮಚಂದ್ರ ವಿಹಾರ ಮಾಡಿದ್ದು ಅದನ್ನು ಬಹಳ ಬರೀಲೇ ಇಲ್ವಲ್ಲ ವಾಲ್ಮೀಕಿ ಸೀತಾರಾಮರು ಚಕ್ಕಂದ ಮಾಡಿದ್ದಲ್ಲಿ ಹರಟೆ ಕೊಚ್ಚಿದ್ದಲ್ಲಿ ಆಟ ಆಡಿದ್ದಲ್ಲಿ ಒಬ್ಬರೊಬ್ರು ಕಣ್ಣು ಮುಚ್ಚಾಲ ಆಡಿದ್ದಲ್ಲಿ ಬರೀಲೇ ಇಲ್ವಲ್ಲ ಸ್ವಲ್ಪ ಬರೆದಿದ್ದಾರೆ ಒಂದು ಶ್ಲೋಕದಲ್ಲಿ ಬರೆದಿದ್ದಾರೆ ಹನ್ನೆರಡು ವರ್ಷ ಮದುವೆ ಆದ್ಮೇಲೆ ಸೀತಾದೇವಿ ಗಂಡನ ಜೊತೆಯಲ್ಲಿ ಅಯೋಧ್ಯೆಯಲ್ಲಿ ಎಷ್ಟು ಸುಖ ಪಟ್ಟಳು ಅಂದ್ರೆ ಅದು ಸೀತೆಗೆ ಗೊತ್ತು ರಾಮನಿಗೆ ಗೊತ್ತು ಮಂಗಳವಾಗಲಿ ಅಂತ ಹೇಳಿ ಮುಂದಕ್ಕೆ ಹೋಗ್ಬಿಟ್ಟು ನಮಗೇನು ತಿಳಿಯಿತು ಇದು ನಮ್ಮ ಹೈಸ್ಕೂಲ್ ಮೇಸ್ಟ್ರು ಟೆಲಿಸ್ಕೋಪ್ ತೋರಿಸ್ತಾ ಇದ್ರು ತುಂಬಾ ಚೆನ್ನಾಗಿದೆ ನಿಮ್ ಕೈ ಕೊಡೋದಿಲ್ಲ ಆ ಎಷ್ಟೆಲ್ಲ ಕಾಣಿಸುತ್ತೆ ನೋಡಿ ತಿಳುವಂತೆ ವಾಲ್ಮೀಕಿ ಶೃಂಗಾರರು ಆದರೆ ಸೀತಾರಾಮರ ಸುಂದರ ಜೀವನದ ಶೃಂಗಾರ ರಸ ನಮಗೆ ತಿಳಿದು ಬರುವುದು ಕಿಷ್ಕಿಂದ ಕಾಂಡದಲ್ಲಿ ಸುಂದರ ಕಾಂಡದಲ್ಲಿ ಅಗಲುವಿಕೆಯಲ್ಲಿ ಒಂದು ಗುಟ್ಟು ಹೇಳ್ತೇನೆ ಗಂಡ ಹೆಂಡತಿ ಇದೆ ನಾನು ಬೈಬೇಡಿ ನಮ್ಮ ಅನುಭವವೆಂತ ಕೇಳಬೇಡಿ ಗಂಡ ಹೆಂಡರು ಒಟ್ಟಿಗಿದ್ದಾಗ ಬರುವ ಪ್ರೀತಿಗಿಂತ ಅಗಲಿದಾಗ ಬರುವ ಪ್ರೀತಿ ಹೆಚ್ಚಂತೆ ಅದಕ್ಕೆ ವಿಪ್ರಲಂಬ ಶೃಂಗಾರ ಅಂತಾರೆ ಹತ್ರ ಇದ್ದಾಗ ಬೆಲೆ ತಿಳಿಯೋದಿಲ್ಲ ಅಡಿಗೆ ಏನು ಮಾಡಿ ಹಾಕಿದ್ರು ಇದು ಚೆನ್ನಾಗಿಲ್ಲ ಉಪ್ಪಿಲ್ಲ ಹುಳಿ ಇಲ್ಲ ಖಾರ ಇಲ್ಲ ನಿಮ್ಮ ಅಡಿಗೆ ನೀವೇ ಮಾಡ್ಕೊಳ್ಳಿ ಅಂತ ಪಾತ್ರೆ ಕುಕ್ಕಿ ಅಪ್ಪನ ಮನೆಗೆ ಹೋದೆ ಅಂತ ಹೋದ ಮೇಲೆ ಅವಳಿಲ್ಲ ನೋಡಿ ಇವತ್ತು ಉಪ್ಪು ಸಿಕ್ಕಲಿಲ್ಲ ಆ ಮೆಣಸಿನ ಪುಡಿಯು ಸರಿಯಾಗಿ ಹಾಕಲಿಲ್ಲ ಬಯ್ಯೋ ಹಾಗಿಲ್ಲ ಬೈಯೋದಕ್ಕೊಂದು ವ್ಯಕ್ತಿ ಇಲ್ಲ ತಾನೇ ಮಾಡಿಕೊಂಡು ನಿಂತ್ಕೊಳ್ಳಬೇಕು ಹಾಗೆ ಭಗವಂತ ತನಗೆ ತಾನೇ ಪೂಜೆ ಮಾಡಿಸಿಕೊಂಡಂತೆ ರಾಮನಾಗಿ ರಂಗನಾಥನಾಗಿ ತನ್ನ ಪೂಜೆ ತಾನೇ ಮಾಡಿಸಿಕೊಂಡ ಪುರೋಹಿತರು ಸೇರಿ ಪೂಜೆ ಮಾಡಿದ್ರು ಮಾಡಿದ್ರು ಮಾಡಿದ್ರು ಏನಾದರೂ ಒಂದು ನೆನಪ ಒಂದು ಕೊರತೆ ಹೇಳ್ತಿದ್ದ ನಿಮ್ಮ ಪೂಜೆ ನೀವೇ ಮಾಡಿಕೊಳ್ಳಿ ಅಂತ ಅವರು ಬೀಗದ ಕೈ ಇಟ್ಟು ಹೋದ ಹಾಗೆ ಸೀತಾದೇವಿ ಅಪಹೃತಳಾಗಿ ರಾವಣನ ಅಂತಪುರ ಆ ಕಡೆ ಹೋಗಿ ಅಶೋಕವನದಲ್ಲಿ ಸೇರಿದ ಮೇಲೆ ಹಾ ಸೀತೆ ಎಲ್ಲಿದ್ದೀಯೇ ದೃಷ್ಟ ಫಲಂ ವಾ ಪುಷ್ಪಂ ವಾ ಸೀತೆ ಹನುಮಂತನನ್ನು ಕೇಳ್ತಾಳೆ ನಮ್ಮ ಯಜಮಾನರು ಸೌಖ್ಯವಾಗಿದ್ದಾರೆಯೇ ಇವನಿಗೋ ಪೀಕ್ಲಾಟ ಸೌಖ್ಯವಾಗಿದ್ದಾರೆ ಅಯ್ಯೋ ನಾ ಹೋದ ಮೇಲೆಯೂ ಸೌಖ್ಯವಾಗಿದ್ದಾರೆ ಅಂತ ಹೇಳ್ತಾಳೆ ಇಲ್ಲಮ್ಮ ಅವ್ರು ಗೋಳಾಡ್ತಾ ಅಯ್ಯೋ ನಾನು ಈ ಕಡೆ ಮೇಲೆ ಗೋಳಾಡ್ತಾ ಇದ್ದಾರೆ ಅದಕ್ಕೂ ಅಳ್ತಾಳೆ ಇವನೋ ಬ್ರಹ್ಮಚಾರಿ ಕಂಡ ಹೆಂಡತಿ ಅಗಲೋದಂದ್ರೇನು ಗೊತ್ತಿಲ್ಲದೆ ಅದು ಗೊಡ್ಡ ಹನುಮಂತ ಪ್ರಶ್ನೆ ಕೇಳಿದ್ದು ನಮ್ಮ ಯಜಮಾನರು ಸೌಖ್ಯವಾಗಿದ್ದಾರೆಯೇ ಏನು ಉತ್ತರ ಕೊಡಬೇಕು ಅದಕ್ಕೆ ಅವನು ಹೇಳ್ದ ದೃಷ್ಟ ಫಲಂವಾ ಪುಷ್ಪಂವಾ ಒಂದು ಹಣ್ಣು ಒಳ್ಳೇದೆಲ್ಲಾರು ನೋಡಿದರೆ ಒಂದು ಹೂವೆಲ್ಲಾದರೂ ನೋಡಿದರೆ ಅಮ್ಮ ನಿಮ್ಮನ್ನು ನೆನೆಸ್ಕೊಂಡು ಹಾ ಸೀತೆ ಗೋಳಾಡ್ತಾರೆ ರಾಮಚಂದ್ರ ಇದ್ರ ಮೇಲೆ ಅರ್ಥ ಮಾಡಿಕೊಳ್ಳಿ ಸೌಖ್ಯವಾಗಿದ್ದಾರೆಯೇ ಇಲ್ಲವೇ ಜಡ್ಜ್ಮೆಂಟ್ ನಿಮ್ಮದು ಫೋಟೋಗ್ರಾಫ್ ನನ್ನದು ಉಂಡ ಹನುಮಂತ ನಿದ್ದೆ ಬರುತ್ತೇನೋ ನಮ್ಮ ಯಜಮಾನರಿಗೆ ನಾ ಪಕ್ಕದಲ್ಲೇ ಕೂತು ಬೇಸಡಿಗೆ ಹಾಕ್ತಾ ಇದ್ದೇನೆ ತಾಯಿ ಅವ್ರ ನಿದ್ದೆ ಬರೋದೇ ಅಪರೂಪ ಏನೋ ಮಾತಾಡ್ತಾಳೆ ಕೂತಿರ್ತಾರೆ ಒಂದು ಕ್ಷಣ ಜಂಪ್ ಹತ್ತಿದರೆ ಸೀತೆ ಮಧುರಾಂವಾಣಿ ವಾಹರನ್ ಪ್ರತಿಬುದ್ಧತೆ ಒಂದು ಕ್ಷಣ ಕಣ್ಣು ಮುಚ್ಚದು ಸೀತೆ ಅಂತ ಕೆಟಾರ ಅಂತ ಹೇಳ್ತಾರೆ ತಾಯಿ ಈ ವರ್ಣನೆ ನೋಡಿದರೆ ಆ ಸೀತಾರಾಮರ ದಾಂಪತ್ಯ ಎಷ್ಟು ಚೆನ್ನಾಗಿರ್ತಿತ್ತು ಚಿತ್ರಕೂಟದು ಸ್ವಲ್ಪ ತೋರಿಸ್ತಾರೆ ಶೃಂಗಾರಂ ಕ್ಷಿತಿನಂದನ ವಿಹರಣೆ ವೀರಂ ಧನುರ್ಭಂಜನೆ ಶಿವಧನುಸ್ಸನ್ನು ಮುರಿದಿದ್ರಲ್ಲಿ ಲೋಕೈಕ ವೀರ ಅಂತ ತೋರಿಸಿಕೊಟ್ಟ ವೀರರ ಸಾಲೆ ನೋಡಿ ಕಾರುಣ್ಯಂ ಬಲಿಭುಮ್ಮುಖೆ ಕಾಕಾಸುರ ಎಲ್ಲ ಕಡೆ ಹೋಗಿ ಬಂದ ಸೀತೆ ಎದೆ ಕೊಕ್ಕಿದ ಪಾಪಿ ಅವನನ್ನು ನೋಡಿ ಅಯ್ಯೋ ಕೆಟ್ಟೋದೆಲ್ಲೋ ಇಲ್ಲೇ ಮೊದಲೇ ಬಂದಿದ್ರೆ ಕಾಪಾಡ್ತಿದ್ನಲ್ಲ ಅಂತ ಆ ಕಾಗೆ ಮೇಲೆ ಕರುಣೆ ತೋರಿಸಿದ್ನಲ್ಲ ಅಲ್ಲಿ ನೋಡಿ ಅದ್ಭುತ ರಸಂ ಅದ್ಭುತದಲ್ಲಿ ಕಾಣ್ತೀರಿ ಸಿಂಧೌ ಗಿರಿ ಸ್ಥಾಪನೆ ಸಮುದ್ರ ಮಧ್ಯದಲ್ಲಿ ಬೆಟ್ಟಗಳನ್ನು ನಿಲ್ಲಿಸಿ ತೇಲುವಂತೆ ಮಾಡಿ ನಾವು ನೀವು ಮಾಡದೇ ಕೆಲಸ ಸೇತುವೆ ಕಟ್ಟಿದ್ನಲ್ಲ ಅದ್ಭುತ ರಸ ನೋಡಿ ಹಾಸ್ಯಂ ಸುರ್ಪಣಕ ಮುಖೆ ಹಾಸ್ಯರಸ ಶೂರ್ಪಣಿಕೆಯ ಸಂದರ್ಭದಲ್ಲಿ ನೋಡಿ ಭಯವಹೇ ಭೀಭತ್ಸೆ ಮುಖ ಯುದ್ಧದಲ್ಲಿ ಎಷ್ಟು ಭಯಂಕರನಾಗಿದ್ದ ಯುದ್ಧದಲ್ಲಿ ನೋಡಿ ರೌದ್ರಂ ರಾವಣ ಭಂಜನೆ ರಾವಣನ ಸಂಹಾರ ಮಾಡಿದ್ರೆ ರೌದ್ರಸವನ್ನು ನೋಡಿ ಒಂದು ಬಿಟ್ಟು ಹೋಯ್ತಲ್ಲ ಶಾಂತರಸ ಪಟ್ಟಾಭಿಷೇಕ ಅಲ್ಲಿಂದ ಆಚೆ ಶಾಂತಂ ವಪುಪಾತನ ಪರಮಶಾಂತ ಮೂರ್ತಿ ಶಾಂತಾರಾಮ ನವರಸಗಳನ್ನು ತೋರಿಸುತ್ತೆ ಶ್ರೀಮಂತ ರಾಮಾಯಣ ಎಂಬಲ್ಲಿಗೆ ಇವತ್ತು ಮಂಗಳಾಶಾಸನ ಮಾಡುತ್ತಿದ್ದೇನೆ ನಾಳೆ ತಪ್ಪುವುದಿಲ್ಲ ಅಂತ ತಿಳ್ಕೊಂಡಿದ್ದೆ ನಾಳೆ ಒಬ್ಬ ಅಂಬರೀಷ್ನೋ ವಿಷ್ಣುವರ್ಧನೋ ಬರಲಿಕ್ಕಿಲ್ಲ ಸಕಾಲಕ್ಕೆ ಆರಂಭ ತಾವೆಲ್ಲ ಬಂದು ರಾಮಕಥೆಯನ್ನು ಕೇಳಿ ಸಂತೋಷ ಕೊಡಬೇಕು मङ्गलम् कोसलेन्द्राय महनीय गुणाब्धये चक्रवर्तितनूजाय सार्वभौमाय मङ्गलम् स्वस्य प्रजाभ्य परिपालयन्ताम् न्याय्येन मार्गेण महीम् महिषाः गोब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्